दपजरोन्मत्तम् तमोभूतम् जगद्भवेत् यदि ज्ञानहुताशेन त्वया नोज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवकृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणाम् विनियतन्तमः प्रपन्नपारिजाताय वेत्ततोत्रैकपाणये ज्ञानमुद्राय कृष्णाय गीतामृतदुहे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगद्योनिम् नौमि नारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवचः सरोजममलम् गीतार्थगन्धोद्घटम् नानाख्यानककेसरम् हरिकथा सम्बोधनाबोधितम् लोके सज्जन षट्पदैरहरः पेपीयमानम् मुदा भूयाद्भारतपङ्कजम् कलिमलप्रध्वंसन श्रेयसे द्वैपायनोष्टपुटनिःसृतमप्रमेयम् पुण्यम् पवित्रमतपापहरम् शिवम् च यो भारतम् समधिगच्छति वाच्यमानम् किन्तस्य पुष्करजलैरभिषेचनेन योगोशतम् कनकशङ्गमयम् ददाति विप्राय वेदविदुषे सुबहुश्रुताय भारतकथाम् सततम् शृणोति तुल्यम् फलम् भवति तस्य ततस्य चैव धर्मे चार्थे च कामे च मोक्षे च परसर्षभ यदि अस्ति तदन्यत्र यन्नेहास्ति न कुत्रचित् महत्वाद्भारवत्वाच्च महाभारतमुच्यते ನಿರುಕ್ತಮಸ್ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂಧೋರ್ಜುನೋ ಭೀಮಸೇನೋ ಸಜಾಕಾಃ ಮಾದ್ರೀಸುತೌ ಪುಷ್ಪಬಲೇ ಸಮೃದ್ಧೇ ಮೂಲಂ ಕೃಷ್ಣೋ ಬ್ರಹ್ಮ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಪಾಪ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಮಾದ್ರೀ ಸುತೌ ಕಥಯತಾಂ ನ ಭವಂತಿ ರೋಗಾಃ ಭೀಷ್ಮದ್ರೋಣತಟಾ ಜಯದ್ರತಜಲಾ ಕಂಧಾರನೀಲೋಬಲ ಶಲ್ಯಗ್ರಾಹವತಿ ಕೃಪೇಣ ವಹಿನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣಾ ಪಾಂಡವೈರ್ಣನದಿ ಕೈವರ್ತಕೆ ಕೇಶವೇ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ನಾರಾಯಣಂ ನಮಸ್ಕೃತ್ಯ चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् ಕೃಷ್ಣಾಯ ಪರಬ್ರಹ್ಮಣೇ ನಮಃ ತಮಗೆಲ್ಲರಿಗೂ ವಂದನೆಗಳು ದ್ರೌಪದಿ ದೇವಿ ಎಷ್ಟೊಂದು ಪರಿಭವ ಪಟ್ಟಳು ನೀರು ಹೊರಗೆಕ್ಕುವುದು ಮೂರೇ ಬಾರಿ ಕುಮಾರವ್ಯಾಸನ ಭಾರತ ಓದಿ ತೋರಿಸಿದೆ ತಮಗೆ ಭಾರತ ದೇಶದ ಕಾವ್ಯ ಇತಿಹಾಸ ಪುರಾಣಗಳಲ್ಲಿ ದ್ರೌಪದಿ ದೇವಿ ಎಷ್ಟು ಕಷ್ಟಪಟ್ಟವರನ್ನು ತೋರಿಸೋದು ಕಷ್ಟ ಸೀತಾ ಸಾವಿತ್ರಿ ದಮಯಂತಿ ಹೇಳಿಬಿಡ್ತೇವೆ ಸೀತಾದೇವಿಯನ್ನು ರಾವಣ ಮುಟ್ಲೇ ಇಲ್ಲ ರಾಮನಿಂದ ಬರೀ ಅಗಲಿಕೆಯಾಯಿತು ದ್ರೌಪದಿ ದೇವಿಯಷ್ಟು ಕಷ್ಟಪಟ್ಟವರು ಅಂತ ಹೇಳಿದೆ ಮೂಲದ ವೇದವ್ಯಾಸರ ಕಥೆಗಿಂತ ನಮ್ಮ ಕನ್ನಡದ ಕವಿ ಕುಮಾರವ್ಯಾಸ ಆ ದ್ರೌಪದಿಯ ಹೃದಯದ ಆಳದ ಅಳಲನ್ನು ಹೇಗೆ ವರ್ಣನೆ ಮಾಡಿದ್ದಾನೆ ಗಂಡಂತರಲ್ಲಿ ಯಾರಿಗೆ ಹೇಳಬೇಕು ತನ್ನ ಕಷ್ಟವನ್ನ ವನವಾಸ ಪಟ್ಟಿದ್ದಿರಲಿ ಅಜ್ಞಾತವಾಸದಲ್ಲಿ ಕೀಚಕನಿಂದ ಒದಿಸಿಕೊಂಡು ಪೃಷ್ಠದ ಮೇಲೆ ಬಾಯಿಂದ ರಕ್ತವನ್ನ ಕಾರ್ತಾ ಇದು ಭೂಷಣವೇ ದೊರೆಯೇ ಎಂಬುದಾಗಿ ವಿರಾಟನಿಗೆ ಕೇಳಿದರೆ ನಿನಗೆ ಕೀಚಕನಿಗೆ ತೆರೆಮರೆಯಲ್ಲಿ ಏನು ನಡೆದಿದೆಯೋ ನನಗೇನು ಗೊತ್ತು ಅಂತ ಹೇಳ್ತಾನ ಮಹಾದೊರೆ ಇವರನ್ನು ಆಶ್ರಯ ಪಡೆದಿದ್ದಾರೆ ಪಾಂಡವರು ಧರ್ಮವಂತ ಸತ್ಯವಂತ ಎಂಬುದಾಗಿ ಪಾಂಡವರನ್ನು ಎಬ್ಬಿಸೋದಕ್ಕೂ ಭಾಗವಹಿಯಲ್ಲಿ ಪ್ರಯತ್ನ ಪಡ್ತಾಳೆ ಧರ್ಮರಾಜ ಸಿಟ್ಟಿಗೆದ್ದು ಹೇಳಿದ್ದನ್ನೆಲ್ಲ ನಿನ್ನೆ ವರ್ಣನೆ ಮಾಡಿ ತೋರಿಸಿದ್ದೇನೆ ಸಭೆಯಲ್ಲಿ ಎಂಥ ಘನವಾದ ಕಾರ್ಯ ನಡೀತಿದೆ ಸೈರಂಧ್ರಿ ಜೂಜಾಡ್ತಾ ಇದ್ದೇವೆ ಹೋಗು ವಿಘ್ನ ಮಾಡಬೇಡ ಅಂತ ಬೈದು ಕಳಿಸ್ತಾನೆ ಕಂಕಭಟ್ಟ ಇನ್ಯಾರಿಗೆ ಹೇಳಬೇಕು ಅಂತ ಕೊನೆಯಲ್ಲಿ ವಿಧಿಯಿಲ್ಲದೆ ಭೀಮಸೇನನಿಗೆ ಹೇಳಿ ಅಡಿಗೆ ಮನೆಯಲ್ಲಿದ್ದವನು ಎಬ್ಬಿಸಿ ಕೀಚಕ ಸಂಹಾರವನ್ನು ಮಾಡಿಸ್ತಾಳೆ ಎನ್ನುವ ಕಥೆ ನಿನ್ನೆ ತಮಗೆ ವಿವರಿಸಿದ್ದೇನೆ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಬೇರೆ ಕವಿಗಳು ವಿವರಿಸಿದರೂ ಮೂಲದ ಸೊಗಸೆ ಬೇರೆ ಒಂದು ಮರ್ಮವನ್ನು ನಿನ್ನೆ ನಾನು ನೇನು ಹೇಳಲಿಲ್ಲ ಅದು ಕನ್ನಡ ಭಾರತ ಕೈ ತಗೊಂಡಿದ್ದರಿಂದ ಈ ಸಂಸ್ಕೃತ ಭಾರತ ಸ್ವಲ್ಪ ಹಿಂದೆ ಬಿತ್ತು ಆ ಜಾಗದಲ್ಲಿ ಇದನ್ನ ಯಾತಕ್ಕೆ ಬಿಟ್ರಿ ಅಂತ ನಮ್ಮನ್ನು ತರಾಟೆಗೆ ತಗೊಂಡ್ರು ಮನೆಯಲ್ಲಿ ಇವತ್ತು ಅದನ್ನು ವಿವರಿಸ್ತೇನೆ ಅಡಿಗೆ ಅದು ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೇನೆ ಮತ್ತೆ ಕೀಚಕವಧೆ ಕಥೆ ಎಲ್ಲ ಹೇಳೋಕ್ಕಾಗೋದಿಲ್ಲ ಕಲ್ಲು ಮಂಚದ ಮೇಲೆ ಮಲಗಿದ್ದಾನೆ ಭೀಮ ಅವನಿಗೂ ಮನಸ್ಸಿಗೆ ನೆಮ್ಮದಿ ಇಲ್ಲ ತನ್ನೆದರಿಗೇ ನಡೆದಿದೆ ದ್ರೌಪದಿ ಅಪಮಾನ ಅರಮನೆ ಮುಂದುಗಡೆ ಇರೋ ಮರವನ್ನ ನೋಡಿ ಇದರಿಂದ ಸವಲು ಬಿಡ್ತೇನೆ ಕೀಚಕನನ್ನ ಅಂತ ನೋಡಿದ್ರೆ ಧರ್ಮರಾಜ ಕಣ್ಣು ಮಾಡಿ ಅದರ ತಂಟೆ ಹೋಗಬೇಡ ಇದು ನೆರಳನ್ನು ಕೊಡುವ ಮರ ಅದನ್ನು ಮುರಿಯಬಾರದು ಅಂತ ಗೂಢ ಭಾಷೆಯಲ್ಲಿ ಹೇಳಿ ಈ ವಿರಾಟ್ ರಾಜನ ತಂಟೆ ಹೋಗಬಾರದು ಎಷ್ಟಾದರೂ ಕೀಚಕನು ಅವರ ಮನೆಗೆ ಸೇರಿದವನು ಅಂತ ಅವನೊಂದು ರೀತಿ ಉಪಶಮವನ್ನು ಮಾಡ್ತಾನೆ ಆದರೆ ಭೀಮನನ್ನು ಬಿಟ್ಟು ತನ್ನ ಕಷ್ಟಕ್ಕೆ ಪರಿಹಾರ ಕೊಡುವವರನ್ನು ಕಾಣದೆ ದ್ರೌಪದಿ ದೇವಿ ಅವನನ್ನೇ ಹೋಗಿ ಎಬ್ಬಿಸ್ತಾಳೆ ಎನ್ನುವ ಜಾಗದಲ್ಲಿ ವೇದವ್ಯಾಸರು ಅತ್ಯಪೂರ್ವವಾದ ಒಂದು ಉದಾಹರಣೆಯನ್ನು ಕೊಡ್ತಾರೆ ಭಗವಂತನ ಅವತಾರವಾದ ವೇದವ್ಯಾಸರು ಇತರರು ಕಲ್ಪಿಸಿಕೊಳ್ಳುವುದಕ್ಕೆ ಶಕ್ಯವಿಲ್ಲದೆ ಇರುವಂತಹ ಒಂದು ಉದಾಹರಣೆಯನ್ನು ಕೊಡ್ತಾರೆ ಎರಡು ಮೂರು ಉದಾಹರಣೆ ಕೊಡ್ತಾರೆ ಸರ್ವಶ್ವೇತೇವ ಮಾಹೇಯೀ ವನೆ ಜಾತಾ त्रिहायणी ಉಪತಿಷ್ಠದ ಪಾಂಚಾಲಿ ವಾಸುದೇವ ನರರ್ಷಭಂ ಒಂದು ಪಾಠ ಸರ್ವಶ್ವೇತೇವ ಮಾಹೇಯಿ ಗೋವಿಗೆ ಮೂರು ವರ್ಷ ಆಗೋ ತನಕ ಕನ್ಯಾವಸ್ಥೆ ಮೂರನೇ ವರ್ಷಕ್ಕೆ ಗೋವು ಪ್ರೌಢಾವಸ್ಥೆಗೆ ಬರ್ತದೆ ಹಳ್ಳಿ ಭಾಷೆಯಲ್ಲಿ ಬೆದೆಗೆ ಬರ್ತದೆ ಮನುಷ್ಯರಿಗೆ ನೂರು ವರ್ಷ ಆಯುಷ್ಯ ಕೊಟ್ಟ ಪ್ರಾಣಿಗಳಿಗೆ ಕಡಿಮೆ ಕೊಟ್ಟ ದೇವರು ಮೂರು ವರ್ಷ ತುಂಬಿದಂತಹ ಒಂದು ಹೆಣ್ಣು ಗೋವು ಮೈಯೆಲ್ಲ ಬಿಳುಪಾದದ್ದು ತುಂಬ ಸುಂದರವಾದದ್ದು ಪ್ರೌಢವಾದದ್ದು ಮಾಹೇಯಿ ಮಾಹಿ ಅಂದರೆ ಮೂರು ವರ್ಷ ತುಂಬಿದ ಗೋವಿಗೆ ಮಾತ್ರ ಮಾಹೇಯಿ ಅಂತ ಹೇಳಿದ್ರು ಸಂಸ್ಕೃತದಲ್ಲಿ ಸರ್ವಶ್ವೇತೇವ ಮಾಹೇಯಿ ವನೇ ಜಾತಾ ತ್ರಿಹಾಯಣಿ ಕಾಡಲ್ಲಿ ಹುಟ್ಟಿದ್ದು ಉಪಾತಿಷ್ಠದ ಪಾಂಚಾಲಿ ವಾಸುತೆ ಋಷಭಂ ಒಂದು ಎತ್ತನ್ನು ಸಮೀಪಿಸುವಂತೆ ತನ್ನ ಕಷ್ಟ ಹೇಳ್ಕೊಳ್ಳೋದಕ್ಕೆ ಎತ್ತನತ್ರ ಹತ್ರ ಗೋ ಹೋದಂತೆ ಹೋದಳು ಇದು ಸಾಮಾನ್ಯ ಉದಾಹರಣೆ ಸಾಲತೇವ ಮಹಾಶಾಲಂ ಫುಲ್ಲಂ ಗೋಮತಿ ತೀರಜಂ ಪರ್ಯಶ್ವಜತ ಪಾಂಚಾಲಿ ಮಧ್ಯಮಂ ಪಾಂಡುನಂದನಂ ಭೀಮನಿಗೆ ಪಾಂಡು ಮಧ್ಯಮ ಅಂತ ಹೆಸರು ಪಾಂಡವರಲ್ಲಿ ಮಧ್ಯಮ ಅಂತ ಹೆಸರು ಇದು ಹೇಗಾಗ್ತದೆ ಧರ್ಮರಾಜ ಭೀಮ ಅರ್ಜುನ ಮೂರೇ ಜನರನ್ನು ಹೇಳಿದ್ರೆ ಮಧ್ಯಮ ಅಂತ ಹೇಳ್ಬೋದು ನಕುಲು ಸಹದೇವರು ಇದ್ದಾರಲ್ಲ ಅವರನ್ನೂ ಸೇರಿಸಿದ್ರೆ ಐದರ ಮಧ್ಯದಲ್ಲಿ ಒಂದು ಹೇಗೆ ಹೇಳ್ತೀರಿ ಅಂತ ಕೇಳಿದ್ರೆ ಧರ್ಮರಾಜ ಭೀಮ ಅರ್ಜುನನನ್ನು ಬಿಟ್ಟು ಬಿಡಿ ನಪುಂಸಕನಾದ್ದರಿಂದ ನಕುಲ ಸಹದೇವರನ್ನು ಜೋಡಿ ಎಂಬುದಾಗಿ ಹೇಳಿದರೆ ಮೂರಾಯ್ತಲ್ಲ ಅದರ ಮಧ್ಯದಲ್ಲಿ ಒಬ್ಬ ಇದು ಲೆಕ್ಕಾಚಾರ ಇದನ್ನು ಬರೆದಿದ್ದಾರೆ ವ್ಯಾಖ್ಯಾನಕಾರರು ಭೀಮಸೇನಮುಪಾಶ್ಲಿಷ್ಯತೆ ಹಸ್ತಿನೀವ ಮಹಾಗಜಂ ಒಂದು ಹೆಣ್ಣು ಆನೆ ಗಂಡು ಆನೆಯನ್ನ ತಬ್ಬಿಕೊಳ್ಳುವಂತೆ ಮಂಚದ ಮೇಲೆ ಹೋಗಿದ್ದಾಳೆ ಸರಿದಿದ್ದಾಳೆ ಅವಳ ಮನಸ್ಸಿನ ಸ್ಥಿತಿ ಹೇಗಿತ್ತು only Vedavyasa can think of this ಇದು ಎಟ್ಕೋದಿಲ್ಲ ವೀಣೇವ ಮಧುರಾಲಾಪ ಗಾಂಧಾರಂ ಸಾಧು ಮೂರ್ಛತಿ ವೀಣೆಯನ್ನು ನುಡಿಸುವ ಸಂಗೀತ ಗೊತ್ತಿಲ್ಲದೆ ಇದ್ದವರಿಗೆ ಇದನ್ನು ಅರ್ಥ ಮಾಡೋಕ್ಕಾಗೋದಿಲ್ಲ ಬರೆದಿದ್ದಾರೆ ವೇದವ್ಯಾಸರು ಸರ್ವಶಾಸ್ತ್ರವೇದರು ಸಂಗೀತದಲ್ಲಿ ಎಷ್ಟು ಪಂಡಿತರಿರಬೇಕು ವೀಣೆ ವಮಧುರಾಲಾಪ ಗಾಂಧಾರಂ ಸಾಧು ಮೂರ್ಛತಿ ವೀಣೆಯಲ್ಲಿ ಮೂರ್ಛನ ಅಂತ ಒಂದು ಈ ಕುಶಲತೆಯನ್ನು ತೋರಿಸ್ತಾರೆ ಅದು ಕಂಠದಲ್ಲಿ ಮಾಡುವುದು ಕಷ್ಟ ವಾದ್ಯಗಳಲ್ಲಿ ಪರಿಪೂರ್ಣ ವಾದ್ಯ ಅಂದರೆ ವೀಣೆ ವೋಕಲ್ ಮ್ಯೂಸಿಕ್ಗಿಂತ ಬಾಯಲ್ಲಿ ಹೇಳಲಾರದಂಥ ಎಷ್ಟೋ ಭಾವಗಳನ್ನು ವೀಣೆಯಲ್ಲಿ ಹೇರಿ ತೋರಿಸಬಹುದು ದಶವಿಧ ಗಮಕಗಳು ಅಂತ ಹೇಳ್ತಾರೆ ಗಮಯತಿ ಹೃದಯದ ಭಾವವನ್ನು ಶ್ರೋತ್ರವಿನ ಮನಸ್ಸಿಗೆ ಮುಟ್ಟಿಸುವ ಆಲಂಕಾರಿಕವಾದ ಶೈಲಿಗೆ ಗಮಕವೆಂಬುದಾಗಿ ಹೇಳ್ತಾರೆ ಆ ಗಮಕ ಎಲ್ಲ ಹುಟ್ಟಿದ್ದೇ ವೀಣೆಯಲ್ಲಿ ಅದರಲ್ಲಿ ಮೂರ್ಛನ ಅಂತ ಒಂದು ಆ ಸರಿಗಮ ಪದನೀಸ ಇದೆಯಲ್ಲ ಅದನ್ನು ಯಾವುದೇ ಒಂದು ಸ್ವರವನ್ನ ಬಲಗೈಯಲ್ಲಿ ತಂತಿ ಮೀಟ್ತಾ ತಾಳ ಹಾಕ್ತಾ ಎಡಗೈಯಲ್ಲಿ ಯಾವ ಸ್ವರ ಬೇಕೋ ಅದನ್ನು ನೀವು ತಂತಿ ಎಳೀಬೇಕು ಅದೇ ಮೆಟ್ಲಿನಲ್ಲಿ ಅದು ಎಳೀತಾ ಎಳೀತಾ ಎಳೀತಾ ಪಕ್ಕದ ಸ್ವರದ ಹತ್ತಿರ ಹತ್ತಿರಕ್ಕೆ ಹೋಗಿ ಸೇರಿಕೊಂಡು ಬಿಡುವಂತಹ ಒಂದು ಸೊಬಗು ಬೆಡಗು ಆ ಬೆಡಗಿಗೆ ಮೂರ್ಛನೆ ಎಂಬುದಾಗಿ ಹೇಳ್ತಾರೆ ಅದು ವೀಣೆಯಲ್ಲಿ ಕೇಳಿ ಸಂತೋಷ ಪಡಬೇಕು ಗೋಟವಾದ್ಯದಲ್ಲಿ ಕೇಳಿ ಸಂತೋಷ ಪಡಬೇಕು ವಿಚಿತ್ರ ವೀಣೆ ಅಂತ ಹೇಳ್ತಾರೆ ಉತ್ತರ ರುದ್ರ ವೀಣೆ ಅಂತ ಹೇಳ್ತಾರೆ ಅದು ಗಾಂಧಾರವು ಋಷಭವನ್ನು ಸೇರುವಂತೆ ಇಲ್ಲಿ ಅರ್ಥ ಸಪ್ತ ಸರಿ ಸರಿಗಾಮ ಪಾದ ನೀಸ ಹೇಳ್ತೇವೆ ಮತ್ತು ಗಾ ರ ಗಾಂಧಾರ ಋಷಭ ಸೇರುವುದು ಎಲ್ಲಿ ಅದು ಮೂರ್ಛನ ರೀತಿಯಲ್ಲಿ ಎಷ್ಟೋ ರಾಗಗಳಲ್ಲಿ ಬರುತ್ತೆ ಮುಖ್ಯವಾದದ್ದು ಮೂರು ರಾಗ ನಮ್ಮ ಕರ್ನಾಟಕ ಸಂಗೀತದಲ್ಲಿ ಒಂದು ಕರಹರ ಪ್ರಿಯ ಇನ್ನೊಂದು ಭೈರವಿ ಮೂರನೇದು ಶ್ರೀರಾಗ ಆ ಶ್ರೀರಾಗದ ಹೇಳಿ ತೋರಿಸ್ತೇನೆ ನೋಡಿ ಇದು ಸರಿ ಮಾ ಆ ನೀ ಅನ್ನೋದು ಸಹಾಯ ಕೊಡ್ಬೇಡಿ ಹೆಚ್ಚು ಕಮ್ಮಿ ನಿಷಾದ ಷಡ್ಜವನ್ನು ಮುಟ್ಟುತ್ತೆ ಸರಿ ಮಾ ಸಾನಿ ಪದನಿ ಪಮ ರಿಗಾರೀಸ ಗಾಂಧಾರ ಋಷಭ ಕೂಡಬೇಕು ಇವತ್ತ ಸರಿ ಧ್ವನಿ ಸಾನಿ ಪದನಿ ಪಮ ವಕ್ರ ರಾಗ ಹೇಳುವಾಗ ಸಮೀಪ ದೀಪ ರೀಗ ರೀಸ ಆ ಗಾಂಧಾರವು ವೃಷಭವು ಬೆರೆಯೋ ಜಾಗದಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ತರಿಸ್ಬಿಡುತ್ತೆ ಶ್ರೀರಾಗ ರಾಗಗಳಲ್ಲಿ ನಿಮಗೆ ರಾಗ ಇದು ಅಂತ ಗೊತ್ತಾಗುವುದಕ್ಕೂ ಮುಂಚೆ ಈಗ ಶ್ರೀವರ ಲಕ್ಷ್ಮಿ ನಮಸ್ತುಭ್ಯಂ ಎಂದರೋ ಮಹಾನುಭಾವರು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಇದನ್ನು ಮಧ್ಯಮಾವತಿಯಲ್ಲಿ ಹಾಡ್ತಾರೆ ಅನೇಕರು ಎಂ ಎಲ್ ಅವರು ಮಾತ್ರ ಶ್ರೀರಾಗದಲ್ಲೇ ಹಾಡೋರು ಇದನ್ನು ಆ ಶ್ರೀರಾಗದಲ್ಲಿ ಅವರೋಹಣದಲ್ಲಿ ಆ ಗಾಂಧಾರ ಋಷಭ ಸೇರೋ ಜಾಗದಲ್ಲಿ ಅಯ್ಯೋ ಅನಿಸ್ಬಿಡುತ್ತೆ ಗಾಂಧಾರಕ್ಕೆ ಅಷ್ಟು ಶಕ್ತಿ ಇದೆ ಅದು ಸಾನಿ ಪದ ನೀ ಪಮ ರೀ ಗ ಗಾ ಎರಡೂ ಕೂಡೋ ಜಾಗದಲ್ಲಿ ಗಾ ಎಲ್ಲಿ ಮುಗಿಯಿತು ರೀ ಎಲ್ಲಿ ಆರಂಭವಾಯಿತು ಗೊತ್ತಾಗೋದಿಲ್ಲ ದ್ರೌಪದಿ ಎಂಬವಳು ಗಾಂಧಾರ ಭೀಮನೆಂಬವನು ಋಷಭ ಭಾಗ ಹೋಗಿ ಸೇರಿದಳು ಸಾನಿ ಪ ಪಮ ಅವಸರ ಈಗ ಸಂಗೀತಗಾರ ಚೆನ್ನಾಗಿ ಮೂರ್ಛನೆ ಮಾಡಿ ತೋರಿಸಬಹುದು ವೀಣೇವ ಮಧುರಾಲಾಪ ಗಾಂಧಾರಂ ಸಾಧು ಮೂರ್ಛತಿ ಸಂಸ್ಕೃತ ಸಂಗೀತ ಎರಡೂ ಗೊತ್ತಿಲ್ಲದೆ ಇದ್ದವರಿಗೆ ಈ ಶ್ಲೋಕವನ್ನು ಕೊಡಿ ಏನು ಅರ್ಥ ಹೇಳ್ತಾರೆ ಕೇಳಿ ನೀವನ್ನು ಅದು ಹೃದಯಕ್ಕೆ ಅನುಭವಿಸಿ ಹೇಳಬೇಕು ಅದು ಗಾಂಧಾರ ಅನ್ನೋದು ಈ ಮೂರು ರಾಗದಲ್ಲಿ ಅತ್ಯಂತ ಕರುಣವಾದಂಥ it strikes a note which is full of sadness. ಗಾಂಧಾರ ಅನ್ನುವುದೇ ಪ್ರಾಯಶಃ ಒಂದೊಂದು ಈ ಸಪ್ತಸ್ವರಗಳಲ್ಲಿ ಒಂದೊಂದು ಸ್ವರಕ್ಕೆ ಒಂದೊಂದು ಗುಣ ಒಂದೊಂದು ಭಾವ ಈಗ ನಿಷಾದವೆಂಬುದು ರುದ್ರಪ್ರಿಯ ಅಂತ ಒಂದು ರಾಗ ಪೂರ್ಣ ಷಡ್ಜ ಅಂತಾರೆ ಕೆಲವರು ಅದನ್ನು ಅದು ಎಬ್ಬಿಸುತ್ತೆ ಹಂಸಧ್ವನಿ ಹಾಗೆ ವೀರರಸವನ್ನು ಎಬ್ಬಿಸುವಂಥ ನಿಷಾದದಲ್ಲಿ ಆ ಗುಣವಿದೆ ಷಡ್ಜದಲ್ಲಿ ಶಾಂತವಿದೆ ಋಷಭದಲ್ಲಿ ಸ್ವಲ್ಪ ಘೋರತೆ ಕಾಣಿಸ್ತದೆ ಭೀಮನಲ್ಲಿದ್ದ ಹಾಗೆ ಗಾಂಧಾರವೆಂಬುದು ಪರಮಶಾಂತವಾದ ಕರುಣೆಯನ್ನು ಬಿಡಿಸುವಂತಹ ಒಂದು ಸಾನಿ ಮತ್ತೆ ಮತ್ತೆ ಹೇಳಿ ತೋರಿಸ್ತೇನೆ ನೋಡಿ ಸಾನಿ ಪದ ನೀ ಪಮ ರೀಗ ಅದು ತೇರಿ ಹೋಗಿ ಗಾಂಧಾರದಲ್ಲಿ ಬೆರೆತುಕೊಂಡು ಬಿಡ್ತದೆ ಆ ರೀತಿಯಲ್ಲಿ ಆ ಭೀಮನನ್ನ ಹೋಗಿ ಸೇರ್ತಾ ಇದ್ದಾಳೆ ನಾಮೃತಸ್ಯ ಹಿ ಪಾಪೇಯಾನ್ ಮಾಲಭ್ಯ ಜೀವತಿ ಅಮೃತ ಅಮೃತವನ್ನೇ ಕುಡಿದರು ಪ್ರಭು ಭೀಮಸೇನ ನಿನ್ನ ಪತ್ನಿಯ ಮಾನಕ್ಕೆ ಕೈ ಹಾಕಿದವನು ಎಲ್ಲಿಯೂ ಬಾಳಲಾರ ಬಾಳಬಾರದು ನೀ ಸತ್ತವನಂತ ಮಲಗಿದ್ದೀಯಲ್ಲ ನಿನಗಿದು ಉಚಿತವೇ ಎಂಬುದಾಗಿ ಭೀಮನ ನೆಬ್ಬಿಸ್ತಾಳೆ ಎನ್ನುವ ಜಾಗ ಇದೆ ನೋಡಿ ಇದನ್ನೆಲ್ಲ ಹಾಡು ತರ್ತಾರೆ ಕನ್ನಡದಲ್ಲಿ ಕುಮಾರವ್ಯಾಸ ಅವನು ಸಂಗೀತ ಬಲ್ಲವನೇ ಲಕ್ಷ್ಮೀಶ ಸಂಗೀತ ಬಲ್ಲವನು ಕನ್ನಡ ಕವಿಗಳೆಲ್ಲ ಆ ಸಾಳಗ ಭೈರವಿ ಹೇಗೆ ಬರ್ತದೆ ವರ್ಣನೆ ಮಾಡ್ತಾನೆ ಲಕ್ಷ್ಮೀಶ ಜೈಮಿನಿಯಲ್ಲಿ ಸಾಳಗ ಸಾಳಗ ಅಂತ ಒಂದು ರಾಗ ಇದು ಯಾವ ಸಾಳಗ ಸಾರಂಗರಾಗವಲ್ಲ ಭೈರವಿ ದೊಡ್ಡ ಫ್ಯಾಮಿಲಿ ಅದರಲ್ಲಿ ಸಾಳಗ ಭೈರವಿ ಅಂತ ಒಂದು ಅದ್ಭುತವಾದ ರಾಗ ಅದು ಆನಂದ ಭೈರವಿ ಇದೆ ನಟ ಭೈರವಿ ಅಂತ ಇದೆ ಆ ಭೈರವಿ ಜಾತಿ ಎಲ್ಲಿ ಅದು ಹೆಸರು ನೋಡೋದಕ್ಕೆ ಭೈರವಿಯ ಹೊರತು ಅತ್ಯಂತ ಸಾತ್ವಿಕವಾದ ರಾಗ ಆ ಸಾಳರ ಸಂಗೀತವನ್ನು ಬಲು ವೇದವ್ಯಾಸರು ಏನು ಉದಾಹರಣೆ ಕೊಟ್ಟಿದ್ದಾರೆ ಗಾಂಧಾರ ಹೋಗಿ ಋಷಭವನ್ನು ಸೇರುವಂತೆ ಸರಿ ಗಮ ಪದನಿ ಸನಿದ ಪಮಗರಿ ಸ ಭೈರವಿ ಸರಿ ಗಮ ಪದನಿ ಸನಿದ ಪಮಗರಿ ಸ ಸರಿ ಗಮ ಪದನಿ ಸನಿದ ಪಮಗರಿ ಸ ಪ್ರಿಯ ಇದು ಮೂರು ರಾಗದಲ್ಲಿ ಗಾಂಧಾರ ಋಷಭ ಸೇರುವ ಸೊಗಸಿದ ನೋಡಿ ಅದು ಅದು ರಸಸ್ಥಿತಿ ರಸ ರಸಸ್ಪರ್ಶಿಯಾದಂತಹ ಜೀವಾಳ ಅಂತ ಏನು ಹೇಳ್ತಾರೆ ರಾಗದಲ್ಲಿ ಉತ್ತಮ ಸಂಗೀತಕಾರ ಏನು ಮಾಡ್ತಾನೆ ಆಲಾಪನೆಯಲ್ಲಿಯೂ ಆ ಹಾಡನ್ನು ವಿಸ್ತಾರ ಮಾಡುವ ನೆರವಲ್ಲಿಯೂ ಸ್ವರ ಹಾಕುವ ಜಾಗದಲ್ಲಿಯೂ ಆ ಜೀವಾಳದಲ್ಲಿ ಬಹಳ ಹೊತ್ತು ನಿಂತುಕೊಳ್ಳಬೇಕು ಅದು ನಿಂತು ನಿಂತು ಅದನ್ನೇ ಮಿಡಿತಾ ಇದ್ರೆ ಕೇಳುವವರು ಮತ್ತೆ ಅದನ್ನೇ ಕೇಳಬೇಕು ಮತ್ತೆ ಅದನ್ನೇ ಕೇಳಬೇಕು ಮತ್ತೆ ಅದನ್ನೇ ಕೇಳಬೇಕು ಆ ರೀತಿ ಹುಚ್ಚಿಡಿಸುವಂತಹ ಭಾವನೆ ಅದು ಮತ್ತು ಗಾಂಧಾರಕ್ಕೆ ಋಷಭವನ್ನು ಬಿಟ್ಟರೆ ಗತಿ ಇಲ್ಲ ಪಕ್ಕದ ಸ್ವರ ಅದೇನೆ ಭೀಮಸೇನನ್ನು ಬಿಟ್ಟು ದ್ರೌಪದಿಗೆ ಬೇರಾರ ಗತಿ ಅನ್ನುವ ಭಾವನೆಯನ್ನ ನಾವು ವರ್ಣಿಸೋದಕ್ಕಿಂತ ಬಾಯಲ್ಲಿ ಹೇಳೋದಕ್ಕಿಂತ ಹೃದಯ ಅನುಭವಿಸೋದಕ್ಕಿಂತ ಒಂದು ರಾಗದಲ್ಲಿ ಸ್ವರದಲ್ಲಿ ಹೇಳಿ ತೋರಿಸಿದ್ದಾರೆ ಮಹಾನುಭಾವರು ವೇದವ್ಯಾಸರು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಸಂಗೀತದ ರುಚಿ ಎಷ್ಟರ ಮಟ್ಟಿಗೆ ತಲೆಗೆ ಹತ್ತಿದೆಯೋ ನನಗೆ ಗೊತ್ತಿಲ್ಲ ಸಭೆಯಲ್ಲಿ ಪ್ರಯೋಗ ಮಾಡುವ ಧೈರ್ಯವನ್ನು ಮೂರ್ಖತನವನ್ನು ಮಾಡಿಬಿಟ್ಟೆ ನಾನು ಇದರಲ್ಲಿ ಹೆಚ್ಚು ಕಮ್ಮಿಯಾಗಿ ನನಗೆ ಕ್ಷಮಿಸಬೇಕು ನೀವು ಸರ್ವಾಂಗ ಸುಂದರವಾದ ಗ್ರಂಥ ಶ್ರೀಮನ್ ಮಹಾಭಾರತ ಆಯಿತು ಆಮೇಲೆ ಭೀಮಸೇನ ಎದ್ದ ಹೋಗು ನನಗೆ ಅವನಿಲ್ವೇ ಧರ್ಮರಾಜ ಇಲ್ವೇ ಅರ್ಜುನ ಇಲ್ವೇ ಮತ್ತೊಬ್ಬರು ಇಲ್ವೇ ಗಂಡಂದರು ನಾನೇ ಆಗ್ಬೇಕೆ ಅಂತೆಲ್ಲ ಹೇಳಿ ಹಾಗಿದ್ರೆ ಭೀಮ ತನಗೆ ಸಾವಿನ ನೇಮವನು ನಿನ್ನೆ ಓದಿ ತೋರಿಸಿದೆ ಹಾಗಿದ್ರೆ ಸಾಯಿ ಹೋಗು ಅಂತ ಹೇಳಿದಾಗಾಯ್ತು ಐದು ಜನ ಗಂಡಂದ್ರಿದ್ದೀರಿ ಒಬ್ಬ ಹೆಂಡತಿಯನ್ನು ಆಳ್ರಿ ಎಂಥವರಯ್ಯ ನೀವು ನೀವು ಮತ್ತೆ ಮದುವೆ ಮಾಡಿಕೊಳ್ಳುವಾಗ ದ್ರೌಪದಿ ಅಂತ ಒಬ್ಬಳು ನಿರ್ಭಾಗ್ಯ ಇದ್ದಳು ಅಂತ ನೆನ್ಕೊಂಬಿಡಿ ಸಾಕು ಅಂತ ಹೋಗೋದಕ್ಕೆ ಹೋದಾಗ ಸರಿ ಹಿಡಿದು ಕರೆದು ಹಾಗೆ ಹೋಗಬೇಡ ಎಮ್ಮಣ್ಣನಾಜ್ಞೆಯ ಗಡಿಯ ದಾಂಟಿದನು ಹೋಗೆಂದ ಏನಾದರೂ ಹಾಕೊಳ್ಳಿ ಆ ಕೀಚಕನನ್ನು ಕೊಲ್ತೇನೆ ಅಂತ ಹೇಳಿ ಒಂದು ಗುಪ್ತ ಸಂಕೇತವನ್ನು ಮಾಡಿ ಚಿತ್ರಶಾಲೆಗೆ ಸ್ಮಶಾನದಲ್ಲಿ ಬರುವಂತ ಹೇಳಿ ಅದೆಲ್ಲ ನಡೆದು ಹೋಯಿತು ಕೀಚಕನ ವಧೆ ಮುಂದಿನ ಕಥೆ ಸ್ವಲ್ಪ ನಿನ್ನೆ ರುಚಿ ತೋರಿಸಿ ಬಿಟ್ಟುಬಿಟ್ಟೆ ಓಡಿಸಿ ಇವತ್ತು ಮುಂದೆ ಹೇಳ್ತೇನೆ ಉಪಕೀಚಕರು ತಸ್ಮಿನ್ ಕಾಲೇ ಸಮಾಗಮ್ಯ ಸರ್ವೇ ತತ್ರಾಸ್ಯ ಬಾಂಧವಾ ರುರುದು ಕೀಚಕಂ ದೃಷ್ಟ ಪರಿವಾರ್ಯ ಸಮಂತತಃ ಅರಮನೆ ದೂತರು ಬಂದರು ಕಸ ಗಿಸ ಗುಡಿಸಬೇಕು ಚಿತ್ರಶಾಲೆಯಲ್ಲಿ ಅಂತ ನೋಡ್ತಾರೆ ಒಂದು ಮುದ್ದೆ ಬಿದ್ದಿದೆ ಹೆಣ ತಸ್ಯ ಪಾದೌ ಚ ಪಾಣಿ ಚ ಶಿರೋ ಗ್ರೀವಾಂಚ ಸರ್ವಶಃ ಕಾಯೇ ಪ್ರವೇಶ್ಯಾಮಾಸ ಪಶೋರಿವ ಪಿನಾಕಧೃಕೆ ಒಂದು ಶ್ಲೋಕ ಅದನ್ನ ತಲೆಯ ನೆದೆಯೊಳಗಿಕ್ಕಿ ಕೈಕಾಲುಗಳನ್ನು ಬಸುರಲ್ಲಿ ಸಿಕ್ಕಿ ಕುಮಾರವ್ಯಾಸ ಓದ್ ತೋರಿಸಿದೆ ಎರಡು ಪಾದಗಳನ್ನು ಎರಡು ಕೈಗಳನ್ನು ತಲೆಯನ್ನು ಕೊರಳನ್ನು ಒಟ್ಟಿಗೆ ಸೇರಿಸಿ ಒಂದು ಪಿಂಡಾಕೃತಿ ಮಾಡಿ ಉಂಡೆಯನ್ನು ಮಾಡಿ ಹಾಕಿಬಿಟ್ಟಿದ್ದ ಭೀಮ ಬಂದವರಿಗೆ ಇದು ಯಾರದ ಹೆಣ ಅಂತಲೇ ಗುರುತು ತಿಳಿಯಲಿಲ್ಲ ಆಮೇಲೆ ಆಮೇಲೆ ನೋಡ್ತಿದ್ದಾರೆ ಅಲ್ಲಿ ಪಕ್ಕದಲ್ಲಿ ದ್ರೌಪದಿ ನಿಂತಿದ್ದವಳನ್ನು ನೋಡಿ ಯಾರದು ಅಂತ ಕೇಳಿದ್ರೆ ನಿಮ್ಮ ಸಾಹೇಬರದು ಕೀಚಕರದು ಒಂದವಳು ಅಯ್ಯೋ ಕೀಚಕ ಹೋಗ್ಬಿಟ್ನೆ ಏನಾಯಿತು ನನ್ನನ್ನು ಕೆಣಕಿದ ಗಂಧರ್ವಪತಿಗಳು ಬಂದು ಗತಿ ಹೇಳಿದರು ಆಯ್ತು ಹೋಗಿ ಹೇಳಿ ಮಹಾರಾಜರಿಗೆ ಅವರಿದನ್ನು ನಂಬಲಿಲ್ಲ ಇದು ಅಮಾನುಷಂ ಕೃತಂ ಕರ್ಮ ತಂದ್ರಷ್ಟ ವಿನಿಪಾತಿತಂ ಕ್ವಾಸ್ಯ ಗ್ರೀವಾ ಕ್ವಚರಣವು ಈ ತಲೆಯಲ್ಲಿ ಹೋಯಿತು ಕಾಲೆಯಲ್ಲಿ ಹೋಯಿತು ಮೂಗೆಲ್ಲಿ ಹೋಯಿತು ಹುಡುಕ್ತಾ ಇದ್ದಾರೆ ಒಂದೊಂದೇ ಬೆದಕಿ ಬೆದಕಿ ಡಿಸೆಕ್ಷನ್ ಮಾಡುವಂತೆ ಹೋಗಿ ಹೇಳಿದ್ರು ವಿರಾಟ್ ರಾಜನಿಗೆ ಎದೆ ಧಸಕ್ ಅಂದ್ರು ಕೀಚುಕ ಸತ್ತು ಹೋದ್ನೆ ಏನಾಯಿತು ಏನಾಯಿತು ಅಂತ ಊರಿಗೆಲ್ಲ ಸಮಾಚಾರ ಹರಡಿತು ಆ ಕೀಚಕನ ತಮ್ಮಂದರು ಒಂದು ನೂರು ಜನ ಸೇಡ್ ತೀರಿಸ್ಕೋಬೇಕು ಅಂತ ಬಂದರು ದ್ರೌಪದಿ ಅಲ್ಲೇ ಇದ್ದಳು ಭೀಮ ಹೇಳಿದ್ದೆ ಅದೆಲ್ಲ ಮುಗಿಯೋ ತನಕ ಹೋಗಬೇಡ ಅಂತ ಯಾರ್ದಾರಾಗಲಿ ಕೀಚಕಂದು ಅಂತ ಹೇಳಿದ್ರಲ್ಲ ಸಂಸ್ಕಾರ ಇತಿ ಮಿಚ್ಚಂತೋ ಬಹಿರ್ನೇತುಂ ಪ್ರಜಕ್ರಮು ಆ ಹೆಣವನ್ನು ಹೊರಗೆ ಸಾಕ್ಷಿದ್ರು ಚಟ್ಟ ಗಿಟ್ಟ ಕಟ್ಟಿದ್ರು ಅದರಲ್ಲೊಬ್ಬ ಹೇಳಿದ ಇವಳಿಗೋಸ್ಕರವಾಗಿ ಸತ್ತಿದ್ದಾನಾದ್ದರಿಂದ ಕೀಚಕ ಇವಳನ್ನು ಜೊತೆಯಲ್ಲಿ ಸುಡಬೇಕು ಸುಟ್ರೆ ಅವನ ಆತ್ಮಕ್ಕೆ ಆಗಲಿ ಅಂತ ವಿಚಿತ್ರ ನೋಡಿ ಇದು ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೋರುವುದು ಭಾರತೀಯರ ಸಂಪ್ರದಾಯವಲ್ಲ ಇದು ಕ್ರಿಶ್ಚಿಯನ್ರ ಸಂಪ್ರದಾಯ ಆತ್ಮ ಅಂದ್ರೆ ಏನು ಶಾಂತಿ ಅಂದ್ರೆ ಏನು ನೀವು ಪ್ರಾರ್ಥನೆ ಮಾಡೋದ್ರಿಂದ ಶಾಂತಿ ಬರೋದಿಲ್ಲ ಕರ್ಮದಿಂದ ಬರಬೇಕು ಉತ್ತರ ಕ್ರಿಯೆಯಿಂದ ಬರಬೇಕು ಆದ್ದರಿಂದ ಮೃತಸ್ಯಾಪಿ ಪ್ರಿಯಂ ಕಾರ್ಯಂ ಸೋತಪುತ್ರಸ್ಯ ಸರ್ವತಾ ಅದನ್ನು ಹಾಗೆ ಮಾಡಲಿಲ್ಲ ಮಹಾರಾಜನ ಹತ್ರ ವಿರಾಟ್ನ ಹತ್ರ ಹೋಗಿ ಸ್ವಾಮಿ ಈ ಸೈರಂಧ್ರಿಗೋಸ್ಕರವಾಗಿ ಸತ್ತಿದ್ದಾನೆ ನಿಮ್ಮ ಭಾವಮೈದನ ಆದ್ರಿಂದ ಅವಳಿಗಾಗಿ ಸತ್ತದ್ರಿಂದ ಅವಳನ್ನು ಸೇರಿಸಿ ಕೀಚಕನನ್ನು ದಹನ ಮಾಡಬೇಕು ಅಂತ ನಮಗನಿಸ್ತಾ ಇದೆ ನಿಮ್ಮ ಅಪ್ಪಣೆ ಅಂತ ಹೇಳಿದ್ರೆ ಹಾಗೆ ಆ ಇಂಥ ಅಪ್ಪಣೆಯನ್ನು ಕೊಟ್ಟ ವಿರಾಟ್ ರಾಜ ಅಂದ್ರೆ ಇವತ್ತಿನ ಕಾಲಕ್ಕೆ ಅದಕ್ಕೇನು ವ್ಯತ್ಯಾಸವಿದೆ ಯೋಚನೆ ಮಾಡಿ ಮನುಷ್ಯ ಸ್ವಭಾವದಲ್ಲಿ ಬರ್ಬರತೆ ಎಂಬುದು ಯಾವತ್ತೂ ಇದೆ ಅವನ ಪಾಪಕ್ಕೆ ಅವನು ಹೋದ್ರೆ ಇವಳನ್ನ ಯಾತಕ್ಕೆ ಸುಡಬೇಕು ಇವಳೇನ್ ಮೇಲೆ ಬೈಲಿವ ಹೋಗಿ ಇದು ಆ ಹೆಣವನ್ನು ಎತ್ಕೊಂಡು ಹೋಗ್ತಿದ್ದ ಅದೇ ಸ್ಮಶಾನ ಇನ್ನೆಲ್ಲ ಎತ್ಕೊಂಡು ಹೋಗೋದು ಆದ್ರೆ ಒಂದು ಸಂಪ್ರದಾಯ ಅವರು ದೊಡ್ಡವರು ಸತ್ರೆ ಊರೆಲ್ಲ ಮೆರವಣಿಗೆ ಮಾಡಿ ಕೊನೆಯಲ್ಲಿ ಸುಡಬೇಕು ಅದು ಕರ್ಕೊಂಡು ಹೋಗುವಾಗ ದ್ರೌಪದಿ ಗಟ್ಟಿಯಾಗಿ ಮೊರೆ ಇಡ್ತಾಳೆ ಜಯೋ ಜಯಂತೋ ವಿಜಯೋ ಜಯತ್ಸೇನೋ ಜಯದ್ಬಲ ತನ್ನ ಗಂಡಂದ್ರ ಗುಪ್ತ ನಾಮಧೇಯವನ್ನು ಹೇಳಿ ಎಲ್ಲಯ್ಯ ಹೋದ್ರಿ ನನ್ನ ಮಾತನ್ನು ಕೇಳಿ ಅನಾಥೆ ಅಂತ ನೀವು ಬದುಕಿರುವಾಗ ನನ್ನ ಸುಡ್ತಾ ಇದ್ದಾರೆ ಕರ್ಕೊಂಡು ಹೋಗಿ ಅಂತ ಒರಲಾಗಿ ಆಗತಾನೆ ಅಡಿಗೆ ಮನೆ ಪ್ರವೇಶ ಮಾಡಿದ್ದ ಭೀಮಸೇನ ಸ್ನಾನ ಗೀನ ಮಾಡಿ ಅಯ್ಯೋ ಇನ್ನೂ ಇದೆಯೇ ಗೋಳು ಅಂತ ಹೇಳಿ ಅರಮನೆ ಪ್ರಾಕಾರವನ್ನು ಲಂಘಿಸಿ ಕೈಗೆ ಸಿಕ್ಕಿದ ಒಂದು ದಾರಿ ಮರವನ್ನ ಕಿತ್ತುಕೊಂಡು ಗದೆಯಂತೆ ಓಡಿ ಬರ್ತಾ ಇದ್ದಾನೆ ಅವನನ್ನು ನೋಡಿದ್ರು ಗಂಧರ್ವನೇ ಬಂದ ಅಂತ ಕಾಣುತ್ತೆ ಅಂದ್ರು ಕೀಚಕನಿಗೆ ಆ ಗತಿ ಮಾಡಿಸ್ಕೊಂಡು ನಮ್ಮನ್ನು ಬಿಡ್ತಾನೆ ಅಂತ ಬಿಟ್ಟು ಹೆಣವನ್ನಲ್ಲಿಯೇ ಬಿಸಿಟು ಓಡ್ತಾ ಇದ್ದಾರೆ ಓಡಿದ್ರೆ ಭೀಮ ಹೇಳ್ದ ನೀವು ನಿಂತುಕೊಂಡ್ರೆ ನಿಧಾನವಾಗಿ ಸಾಯ್ತೀರಿ ಓಡಿದ್ರೆ ಕ್ರೂರವಾಗಿ ಸಾಯಿಸ್ತೇನೆ ಎಲ್ಲಿದ್ದಲ್ಲೇ ಕೊಲ್ತಾರೆ ಇನ್ಮೇಲೆ ಅಯ್ಯೋ ಓಡಿದ್ರು ಸಾಯಿಸ್ತಾನೆ ಕೊಂದ್ರೂ ಸಾಯಿಸ್ತಾನೆ ಸ್ವಲ್ಪ ಶಾಂತವಾಗಿ ಸಾಯೋಣ ಅಂತ ನಿಂತರು ಒಬ್ಬೊಬ್ಬರನ್ನು ಮುಗಿಸಿದ ಆ ನೂರೊಂದು ಕೌರವರು ನೂರೊಂದು ಜನ ಉಪಕೀಚಕರು ಹೋದರು ಅದಾದ ಮೇಲೆ ಮತ್ತೆ ದ್ರೌಪದಿಗೆ ಭೀಮ ಹೇಳ್ತಾನೆ ಏವಂತೆ ಭೀರುವದ್ಯಂತೆ ಏ ತ್ವಾಂ ಕ್ಲಿಶ್ಯಂತಿ ಅನಾಗಸಂ ಪಾಪವಿಲ್ಲದೆ ಇರುವ ನಿನ್ನನ್ನ ಯಾರು ಕ್ಲೇಷ ಪಡಿಸ್ತಾರೆಯೋ ಅವರ ಗತಿಯೆಲ್ಲ ಹೀಗೆ ಆಗ್ತದೆ ಧರ್ಮರಾಜ್ ಏನಾದರೂ ಹೇಳ್ಕೊಳ್ಳಿ ಬಿಡ್ಲಿ ಪ್ರೈಹಿತ್ವಂ ನಗರಂ ಕೃಷ್ಣೇನ ಭಯಂ ವಿದ್ಯತೆ ಅಥವಾ ನನಗೇನು ಭಯವಿಲ್ಲ ಹೋಗಿ ನಾನು ನೋಡ್ಕೊಳ್ತೇನೆ ಇನ್ನೇನಾದ್ರೂ ಇಂಥದ್ದು ಬಂದರೆ ತೋರಿಸು ನನಗೆ ಯಾರಂತ ಹೇಳು ಪ್ರತಿಜ್ಞೆ ಮುರಿದು ಪರವಾಗಿಲ್ಲ ಇದಾಯಿತು ಅರಮನೆಗೆ ಸಮಾಚಾರ ಕೊಡೋವರೆಗೂ ಭಯ ಈಗ ಉಪಕೀಚಕರು ಹೋದರು ಕೀಚಕರು ಹೋದ್ರು ಏನು ಮಾಡ್ಬೇಕೀಗ ಒಟ್ಟು ನೂರ ಒಂದು ಜನ ಹೋದರು ಅಂತ ಏನಾರು ಹೇಳಿದ್ರೆ ಗಂಧರ್ವಯಲ್ಲಿ ಬರ್ತಾನೋ ಹೇಳಿದೆ ಅಂದ್ರೆ ಮಹಾರಾಜರು ಏನು ಮಾಡ್ತಾರೋ ಅಂತ ನೋಚು ಕಿಂಚನ ಭಾರತ ಒಬ್ರು ಏನು ಪಿಟಕ್ಕೆ ಬಂದಿಲ್ಲ ಸಮಾಚಾರ ಕೊಡಲಿಲ್ಲ ಒಂದು ಕೊಳದಲ್ಲಿ ಸ್ನಾನ ಮಾಡಿ ಸ್ಮಶಾನದ ಕಡೆಯಿಂದ ಊರಿಗೆ ಬರ್ತಾ ಇದ್ದಾಳೆ ದ್ರೌಪದಿ ಸೈರಂಧ್ರೀಚ ವಿಮುಕ್ತ ಸೌ ಪುನರಾಯಾತಿತೆ ಗೃಹಂ ಯಾರೋ ಹೋಗಿ ಹೇಳಿದರು ಸ್ವದೇಶ್ನೆಗೆ ನಿನ್ ತಮ್ಮ ಸತ್ನಲ್ಲ ಆ ಕೀಚಕನನ್ನು ಕೋಲಿಸಿದವಳು ತಿರುಗಿ ಬರ್ತಾ ಇದ್ದಾಳೆ ಅರಮನೆ ಕಡೆಗೆ ಮಹಾರಾಣಿ ಮಹಾರಾಣಿ ಅವಳು ಬಂದುಬಿಟ್ಲು ಸರ್ವಂ ಸಂಶಯಿತಂ ರಾಜನ್ ನಗರಂತೆ ಭವಿಷ್ಯತಿ ವಿರಾಟ್ ರಾಜನಿಗೂ ದೂರು ಕೊಟ್ಟರು ಅವಳು ಮಾರಿ ಇರಬೇಕು ಅಂತ ಕಾಣುತ್ತೆ ಸುಮ್ಮನೆ ಗಂಧರ್ವ ಕಂಡರು ಅಂತ ಹೇಳಿದ್ದಾರೆ ಇನ್ನೇನೇನು ಮಾಡ್ತಾಳವ ಅಂತರ ಅಂದ ಮೇಲೆ ಸುದೇಶ್ನೆ ಬಂದು ಬಾಗಿಲಲ್ಲಿ ಕೈ ಮುಗಿದು ಕೇಳ್ತಾಳೆ ಅಮ್ಮ ನನ್ನ ತಮ್ಮನ ಬಲಿ ತಗೊಂಡದ್ದು ಸಾಕು ಈ ಊರಲ್ಲಿ ಇನ್ಯಾರನ್ನು ಏನು ಮಾಡಬೇಡ ಮಹಾರಾಯಿತಿ ಸುಖವಾಗಿ ಊರು ಬಿಟ್ಟು ಹೋಗ್ಬಿಡು ಸಾಕು ಹಾಕಿಬಿಡ್ತೇನೆ ಕಳಿಸಿಕೊಡ್ತೇವೆ ಅಂದ್ರೆ ನನ್ನ ಯಾಕೆ ಬೈತೀರಿ ಅಂದವರು ದ್ರೌಪದಿ ನಿಂತಮ್ಮ ನಾನು ಮೊದಲೇ ಹೇಳಿದ್ದೇನೆ ಗಂಧರ್ವ ಗಂಡಂದ್ರು ತಂಟೆಗೆ ಬರಬೇಡಿ ಅಂತ ಹೇಳಿದ್ರು ನೀನಾಗಿ ಕಳಿಸಿ ಪುಸಲಾಯಿಸಿ ಸ್ಥಿತಿ ತಂದು ಅವನು ಸತ್ತರೆ ನನ್ನನ್ನು ಯಾತಕುಮ್ಮ ಹೋಗಂತ ಹೇಳ್ತೀರಿ ನಾ ಕೇಳಿದ್ದು ಒಂದು ವರ್ಷವಾಗಿದೆ ಆಗಲೂ ಇನ್ನೀಗ ಮಾತು ಕೊಟ್ಟಿದ್ದೀರಿ ಇನ್ನೊಂದು ತಿಂಗಳು ಉಳ್ಕೊಂಡಿದೆ ಅಲ್ಲಿ ತನಕ ಹೋಗಂದ್ರೆ ಹೋಗೋದಿಲ್ಲ ಆಮೇಲೆ ಇರು ಅಂದ್ರೆ ಇರೋದಿಲ್ಲ ಅಂದ್ಮೇಲೆ ಅಯ್ಯೋ ಗೋಳೆ ಇನ್ನೊಂದು ತಿಂಗಳಲ್ಲಿ ಯಾರು ಹೋಗ್ತಾರೋ ಏನು ಆಗುತ್ತೋ ಅಂತ ತಾಂ ದೃಷ್ಟ ಪುರುಷಾರಾಜನ್ನೇ ಪ್ರಾದ್ರವಂತ ದಿಶೋ ದಶ ಅಲ್ಲಿಂದ ಆಚೆಗೆ ದ್ರೌಪದಿ ಎಲ್ಲಿ ಸುಳಿದಾಡಿದ್ರೆ ಅರಮನೆಯಲ್ಲಿ ಹೊರಗಡೆ ಜನ ದಿಕ್ಕು ದಿಕ್ಕಿಗೆ ಹೆದರಿಕೊಂಡು ಹೋಗುವವರು ಇರಬೇಕು ಪತಿವ್ರತೆ ಎಂದ ಮೇಲೆ ಇದು ನಡೆಯಿತು ಅದು ಇದಾಗಿ ಸ್ವಲ್ಪ ಹೊತ್ತಿನಲ್ಲಿ ನಾಟ್ಯ ಮಂದಿರ ಅರಮನೆಗೆ ಸೇರಿದ ನಾಟ್ಯ ಮಂದಿರ ದ್ವಾರದಲ್ಲಿ ಬೃಹನ್ನಳೆಯಾಗಿ ಅರ್ಜುನ ನಿಂತಿದ್ದ ಅವನನ್ನು ಛೇಡಿಸ್ತಾ ಇದ್ದಾಳೆ ಬೃಹನ್ನಳೆ ಕೇಳ್ತಾಳೆ ಅಂದ್ರೆ ಅರ್ಜುನ ಹೇಳ್ತಾ ಇದ್ದಾನೆ ಕಥಂ ಸೈರಂಧ್ರಿ ಮುಕ್ತಾಸಿ ಕಥಂ ಪಾಪಾಶ್ಚತೆ ಹತಾಹ ನೀನು ಬಿಡುಗಡೆ ಹೊಂದಿದ್ದ ಹೇಗೆ ಆ ಕೀಚಕ ಹೇಗೆ ಸತ್ತ ಉಪಕೀಚಕರೇ ಹೇಗೆ ಸತ್ರು ಅಂತ ಕುತೂಹಲಕ್ಕೆ ಕೇಳಿದ ವರ್ತಮಾನ ಪತ್ರಿಕೆ ಮೊಬೈಲ್ ಇಲ್ಲ ಮತ್ತೊಂದಿಲ್ಲ ಅರ್ಜುನಿಗೆ ಹೇಗೆ ಗೊತ್ತಾಗಬೇಕು ಇಚ್ಛಾಮಿ ಇಚ್ಛಾಮಿ ವೈ ತವ ಶ್ರೋತಂ ಸರ್ವಮೇವ ಯಥಾ ತಥಂ ಕುತೂಹಲ ಏನ್ ನಡೀತು ಹೇಳು ಸೈರಂಧ್ರಿ ಈಗ ಧೈರ್ಯ ಬಂದು ದ್ರೌಪದಿಗೆ ಹೇ ನಪಂಸಕ ಗಂಡನಿಗೆ ಹೇಳ್ತಾಳೆ ಅರ್ಜುನನಿಗೆ ನಿನಗೇನು ಗೊತ್ತು ಹೆಂಗಸರು ಕಳ್ತ ಬೃಹನ್ನಳೆ ಕಿನ್ನು ತವ ಸೈರಂಧ್ಯ ವೈ ಯಾತ್ವಂ ವಸಸಿ ಕಲ್ಯಾಣಿ ಸದಾ ಕಾಮ್ಯ ಸದಾ ಕನ್ಯಾಪುರೇ ಸುಖಂ ಕನ್ಯೆಯರ ಅರಮನೆಯಲ್ಲಿ ಲಂಗಾ ಮಧ್ಯದಲ್ಲಿ ಕೂತರು ನಿನಗೇನೋ ಗೊತ್ತು ನನ್ನ ಕಷ್ಟ ಹೋಗಾಚಿಗೆ ಎಂಬುದಾಗಿ ಕೋಪ ಬೇರೆ ಇತ್ತವಳಿಗೆ ಆದರೆ ಅರ್ಜುನ ಸಹನೆ ಮಾಡಿಕೊಂಡು ಹೇಳ್ತಾನೆ ಬೃಹನ್ನಲಾಪಿ ಕಲ್ಯಾಣಿ ದುಃಖ ಮಾಪ್ನೋತಿ ಅನುತ್ತಮಂ ನಾನು ಅಪಂಸಕ ಇರ್ಬೋದು ಆದರೂ ನನಗೆ ಕಷ್ಟ ಸುಖ ಗೊತ್ತಾಗ್ತದೆ ತಿರ್ಯಗ್ಯೋ ನಿಗತಾ ಬಾಲೆ ನಚೈನಾಂ ಅವಬುದ್ಧಸೇ ಗಿಡಮರಗಳಿಗೂ ಮೂಕ ಜಂತುಗಳಿಗೂ ಪ್ರಾಣಿಗಳಿಗೂ ದುಃಖ ಸಂವೇದನೆ ಆಗುವಾಗ ನಾನು ಅಪಂಸಕನೇ ಆಗಿರಲಿ ಆದರೆ ಮನುಷ್ಯ ಅಂತ ಉಂಟಲ್ಲ ನನಗೂ ದುಃಖ ಗೊತ್ತಾಗ್ತದೆ ಆಮೇಲೆ ತಿಳಿಸ್ತೇನೆ ಇನ್ನು ಎರಡು ದಿವಸ ಹೋಗಲಿ ಈಗ ಬೇಡ ಅಂತ ಅವನು ಬೇಜಾರು ಮಾಡ್ಕೊಂಡು ಒಳಗೆ ಹೋದ ಅರ್ಜುನ ಇನ್ನೆಷ್ಟು ದಿವಸ ಉಳಿತು ತ್ರಯೋದಶ ಮಾತ್ರ ರಾಜ ಕ್ಷಾಮ್ಯತು ಭಾಮಿನಿ ತ್ರಯೋದಶ ಹದಿಮೂರು ವರ್ಷ ಮುಗಿಯೋದಕ್ಕೆ ಸ್ವಲ್ಪವೇ ಕಾಲ ಇದೆ ತಾಯಿ ಸಹಿಸಿಕೊಳ್ಳಿ ಅಂತೇಳಿ ಇವಳ ಕೈಯಲ್ಲಿ ಏನು ಸೇವೆ ತಗೋಬೇಕು ಎಲ್ಲಿ ಹೋಗಂತ ಹೇಳಬೇಕು ಭಯ ಅವಳಿಗೆ ಸುದೇಶ್ನೆ ಇದು ಒಂದು ಕಡೆ ಕಥೆ ನಿಲ್ಲಿಸ್ತಾ ಇದ್ದೇವೆ ಮತ್ತೊಂದು ಕಡೆ ಬರ್ತೇವೆ ಈಗ ನಾವು ಹಸ್ತಿನಾಪುರಕ್ಕೆ ಬರ್ತೇವೆ ದುರ್ಯೋಧನ ಕರ್ಣ ಶಕುನಿ ದುಶಾಸನ ನಾಲ್ವರು ಒಂದು ಕಡೆ ಕೂಡಿಕೊಂಡು ಯೋಚನೆ ಮಾಡ್ತಾರೆ ಇದೇನು ಹದಿಮೂರನೇ ವರ್ಷ ಮುಗೀತಾ ಬಂತು ಅಜ್ಞಾತವಾಸ ಎಲ್ಲಿ ಹೋದರು ಈ ಪಾಂಡವರು ಸಮಾಚಾರವೇ ಗೊತ್ತಿಲ್ವಲ್ಲ ಇಷ್ಟೊಳಗೆ ನಾವು ಪತ್ತೆ ಮಾಡಿದ್ರೆ ಮತ್ತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಆಗಬೇಕು ಅವರಿಗೆ ನಾವು we have failed in our intelligence ನಮ್ಗೆ ಪತ್ತೆನೇ ಆಗಲಿಲ್ವಲ್ಲ ಈ ಪಾಂಡವರು ಕರ್ಣ ಹೇಳಿದ ಇಷ್ಟು ಹುಡುಕಿಯೂ ಸಿಕ್ಕಲಿಲ್ಲ ಅಂದಮೇಲೆ ಸರ್ವಥಾ ವಿಪ್ರನಷ್ಟಾಸ್ತೆ ನಮಸ್ತೆ ಶುಭ ದುರ್ಯೋಧನ ಹಾಗಿದ್ರೆ ನಿನ್ನ ವೈರಿಗಳು ಸತ್ತರು ಅಂತ ತಿಳ್ಕೊ ಹದಿಮೂರು ವರ್ಷ ಆಯಿತು ಪಾಂಡವರು ಪತ್ತೆ ಇಲ್ಲ ವನವಾಸದಲ್ಲಂತೂ ಹೋಗಿಲ್ಲ ಗೊತ್ತಿದ್ದೆ ನೆಕ್ಸ್ಟ್ ಲೇಟೆಸ್ಟ್ ಎಕ್ಸಾಂಪಲ್ ಅಂದರೆ ಅವನು ಸೈನ್ಧವ ಬಟ್ಟೆ ಬಂದಿದ್ನಲ್ಲ ಅದಾದ ಮೇಲೆ ಅಜ್ಞಾತವಾಸದಲ್ಲಿ ಎಲ್ಲೋ ಸತ್ತಿರಬೇಕು ಅಂತ ಕಾಣುತ್ತೆ ಸುಮ್ಮನೆ ಇರು ಅಂತ ಹೇಳಿದಾಗಿ ಆಗ ಭೀಷ್ಮ ದ್ರೋಣಾದಿಗಳು ಒಬ್ಬೊಬ್ಬರು ಎದ್ದು ಹೇಳ್ತಾರೆ ಏನು ಮಾತಾಡ್ತೀಯ ಕಾರಣ ನೀನು ಪಾಂಡವರಂದ್ರೇನು ಸಾಯೋದಂದ್ರೇನು ಅನಾಥರಾಗಿ ದೇವಾಂಶ ಸಂಭೂತರಯ್ಯ ಅವರು ಆದ್ದರಿಂದ ಸರಿಯಾಗಿ ಹುಡುಕಿಲ್ಲ ಅಂತ ಕಾಣುತ್ತೆ ನೀವು ಆ ಸಭೆಯಲ್ಲಿ ವಿದುರ ಇಲ್ಲ ಇದು ಜ್ಞಾಪಕ ಇಟ್ಕೊಳ್ಳಿ ಅವನನ್ನು ಬಿಟ್ಟು ಪ್ರೈಮ್ ಮಿನಿಸ್ಟರ್ ಮೇಡ್ ಇರಲವೆಂಟ್ ಉಳಿದವನನ್ನು ತಂದು ಕಣಿಕನನ್ನು ಆ ಜಾಗದಲ್ಲಿಟ್ಟಿದ್ದಾರೆ ಕಣಿಕನನ್ನು ಸಭೆ ಕರೆದಿಲ್ಲ ಇವರೇ ದುಷ್ಟರು ನಾಲ್ವರು ಕೂಡಿಕೊಂಡು ಎಲ್ಲಿರ್ಬೋದು ಎಲ್ಲಿರ್ಬೋದು ಪಾಂಡವರು ಎಂಬುದಾಗಿ ಅನೇಕ ಅಧ್ಯಾಯಗಳಿವೆ ಇವತ್ತು ಬಹಳ ಸ್ಕಿಪ್ ಮಾಡ್ತೇನೆ ಭೀಷ್ಮನನ್ನು ಬಂದು ಕೇಳಿದರು ತಾತ ಆಪತ್ತಲ್ಲಿದ್ದೇವೆ ಕಾಪಾಡಬೇಕು ನಿನಗೇನು ಆಪತ್ತು ಅಂದ ಅವನು ಆಪತ್ತು ಪಾಂಡವರು ಪತ್ತೆ ಆಗಲಿಲ್ಲ ಅದೇ ಆಪತ್ತು ನೋಡಿ ಭೀಷ್ಮ ಪಾಂಡವರು ಎಲ್ಲಿದೆ ಅನ್ನೋದರ ಗುಟ್ಟನ್ನು ಬಿಟ್ಟುಕೊಡ್ತಾನೆ ಮಾಡ್ಬೋದೇ ಕೆಲಸವನ್ನು ಅವನು ಮಹಾಭಾರತ ಪಾತ್ರ ಪ್ರಪಂಚ ಪುಸ್ತಕ ಬಂದಿದೆ ನಿನ್ನೆ ಮಾರಾಟಕ್ಕೆ ಇಟ್ಟಿದ್ದ ಕಾಪಿಗಳೆಲ್ಲ ಖರ್ಚಾಗಿ ಹೋದುವಂತೆ ಇವತ್ತು ತಿರುಗಿ ಬಂದಿವೆ ಅದು ದಯವಿಟ್ಟು ಉಪಯೋಗ ಮಾಡಿಕೊಳ್ಳಿ ಅದರಲ್ಲಿ ಬರೆದಿದ್ದೇನೆ ಈ ವಿಷಯವನ್ನು ಭೀಷ್ಮ ಅಯ್ಯೋ ಎಲ್ಲಿದ್ದಾರೆಯೋ ಪಾಂಡವ್ರು ನನಗೇನು ಗೊತ್ತೋ ನಾ ಮುದುಕ ಅಂತ ಸುಮ್ಮನೆ ಹೇಳುವುದನ್ನು ಬಿಟ್ಟು ನಾನು ಹೇಳೋದಕ್ಕೆಲ್ಲ ಬಿಡುವುದಕ್ಕೆಲ್ಲ ಕೇಳ್ತಾ ಇದ್ದೀಯೇ ಸಿಂಹಾಸನ ರಕ್ಷಕ ನಾನು ಆದರೆ ಪರೋಕ್ಷದಲ್ಲಿ ಹೇಳ್ತೇನೆ ಧರ್ಮರಾಜ ಎಲ್ಲಿರ್ತಾನೆಯೋ ಆ ಜಾಗದಲ್ಲಿ ಇಂತಿಂಥ ಲಕ್ಷಣಗಳುಂಟು ಎಂಬುದಾಗಿ ಹದಿನಾರು ಲಕ್ಷಣಗಳನ್ನು ಗುಟ್ಟನ್ನು ಬಿಟ್ಟುಕೊಡ್ತಾನೆ ಪಾಪಿ ಭೀಷ್ಮ ಧರ್ಮರಾಜ ಇರೋ ಜಾಗದಲ್ಲಿ ಯಜ್ಞ ಯಾಗ ಚೆನ್ನಾಗಿ ನಡೆಯುತ್ತೆ ವೇದಘೋಷ ಚೆನ್ನಾಗಿ ನಡೆಯುತ್ತೆ ಮಳೆ ಬೆಳೆ ಚೆನ್ನಾಗಿರುತ್ತೆ ಧಾನ್ಯ ಸಮೃದ್ಧಿ ಉಂಟು ದಾನ ದಕ್ಷಿಣೆ ಪುಷ್ಕರವಾಗಿರ್ತದೆ ಪುಷ್ಪ ಸಮೃದ್ಧಿ ಉಂಟು ಗುಣವಂತಿ ಗಂಧವಂತಿ ಮಾಲ್ಯಾನಿ ನಿರ್ಗಂಧ ಕುಸುಮ ಜನ ಎಲ್ಲ ಕಡೆ ಒಳ್ಳೆ ಪರಿಮಳದ ಹೂವುಗಳು ಮತ್ತು ಚೆನ್ನಾಗಿ ಜನ ಮಾತನಾಡ್ತಾರೆ ಭಯದಿಂದ ಹೆದರಿ ಹೆದರಿ ನುಂಗುವವರಲ್ಲ ಮಾತನ್ನ ಗಾಳಿ ಚೆನ್ನಾಗಿ ಸುಖ ಸುಖವಾದ ಅತಿರೇಕವಿಲ್ಲದೆ ಇರುವಂಥ ವಾತಾವರಣ ಭಯ ಬಾಧೆ ಇರುವುದಿಲ್ಲ ರಸವರ್ಗ ಚೆನ್ನಾಗಿರ್ತದೆ ಮೊಸರಲ್ಲಿ ಮೊಸರೇ ಇರ್ತದೆ ಹಾಲಲ್ಲಿ ಹಾಲೇ ಇರ್ತದೆ ಮತ್ತೊಂದು ಬೆರೆಸಿರೋದಿಲ್ಲ ಮಧು ಕ್ಷೀರ ಇಕ್ಷು ರಸ ಸಮೃದ್ಧಿಯಾಗಿರ್ತದೆ ಪಂಚೇಂದ್ರಿಯಗಳು ಮನುಷ್ಯರು ಹೇಳಿದಂತೆ ಕೇಳ್ತವೆ ಸುಖಕರವಾದ ಅನುಭವ ಉಂಟು ವರ್ಣಾಶ್ರಮ ಧರ್ಮಗಳ ಪರಿಪಾಲನೆ ಚೆನ್ನಾಗಿ ನಡೀತಿದ್ದ ಧರ್ಮರಾಜ್ಯ ಜಾಗದಲ್ಲಿ ಪ್ರಜೆಗಳಲ್ಲಿ ಸಹಕಾರ ಗುಣಕರ್ಮ ಅನುಗುಣವಾಗಿರುತ್ತದೆ ಸಂತುಷ್ಟರಾದ ಪ್ರಜೆಗಳುಂಟು ದೇವಾಲಯ ಮಠಗಳಲ್ಲಿ ಶಾಂತಿ ಕ್ಷೇಮ ಉಂಟು ಕಳ್ಳರ ಕಾಟ ಇರುವುದಿಲ್ಲ ಉತ್ಸವಗಳಿಂದ ರಾಷ್ಟ್ರ ಸಮೃದ್ಧವಾಗಿರುತ್ತದೆ ಸುಳ್ಳು ಮೋಸ ತಟವಟ ವಂಚನೆ ಇರುವುದಿಲ್ಲ ಶ್ರೀ ಶ್ರೀ ಕೀರ್ತಿ ಹಿ ತೇಜ ನೃಶಂಸ ಈ ದಿವ್ಯ ಗುಣಗಳೆಲ್ಲ ಸಮೃದ್ಧವಾಗಿರ್ತವೆ ಧರ್ಮರಾಜ ಇರೋ ಜಾಗದಲ್ಲಿ ಹೆಚ್ಚು ಕಮ್ಮಿ ಗೀತೆಯ ಹತ್ತನೇ ಅಧ್ಯಾಯದ ಕೊನೆ ಶ್ಲೋಕ ಹೋಲು ಹಾಗಿದೆ ಇದು ಕೀರ್ತಿಶ್ರೀ ಕೀರ್ತಿ ಶ್ರೀ ಹ್ರೀಹಿ ಪರಂತೇಜ ಆಮೃಶಂಸಂ ಮಥಾರ್ಜವಂ ತಸ್ಮಾತ್ ತತ್ರ ನಿವಾಸಂತು ಚನ್ನಂ ಯತ್ನೇನ ಧೀಮತಃ ಈ ಗುಟ್ಟನ್ನು ಇಷ್ಟು ಬಿಟ್ಟು ಕೊಟ್ಟ ಇಷ್ಟು ಸಾಕು ನಮಗೆ ಆಗುತ್ತೆ ಅಂತ ದುರ್ಯೋಧನ ಇಡೀ ಭಾರತ ವರ್ಷದಲ್ಲಿ ಪಾಂಡವರು ವನವಾಸ ಹೊರಟ ಮೇಲೆ ಹನ್ನೆರಡು ವರ್ಷ ಘೋರವಾದ ಕ್ಷಾಮ ಉಂಟಾಯಿತು ಜೂಜಿನಲ್ಲಿ ಸರ್ವಸ್ವಾಪಹಾರ ಮಾಡಿದ ಜಾಗದಲ್ಲಿ ನೆಮ್ಮದಿ ಹಾಗೆ ಬರಬೇಕು ಶಾಂತಿ ಹಾಗೆ ಬರಬೇಕು ಪರ್ಜನ್ಯ ದೇವತೆಯು ಮಳೆಗಳೇ ಹೊಯ್ಯೋದು ನಿಲ್ಲಿಸಿಬಿಟ್ಟ ಜನ ಹಾಹಾಕಾರದಲ್ಲಿದ್ದರು ಈ ಮತ್ಸ್ಯ ದೇಶದಲ್ಲಿ ಮಾತ್ರ ಸಮೃದ್ಧಿ ಇತ್ತು ಚಾರರ ಮುಖ ನರಿತು ಅವನನ್ನು ಪತ್ತೆ ಮಾಡಬೇಕು ಅಂತ ಹೊರಡ್ತಾರೆ ಆ ಕೃಪಾಚಾರ್ಯವನ್ನು ಮಾತನಾಡ್ತಾನೆ ಇಷ್ಟ ಅಲ್ಲಿ ಚಾರರೆಲ್ಲ ಬಂದು ಹೇಳಿದ್ರು ಬುದ್ಧಿ ಅಲ್ಲಿ ಮಾತ್ರ ಇವರು ಭೀಷ್ಮದರುಗಳು ಹೇಳಿದ ಲಕ್ಷಣವೆಲ್ಲ ಇದೆ ಎಂದ ಮೇಲೆ ದುರ್ಯೋಧನ ತಲೆ ಚಚ್ಚಿಕೊಂಡ ನಾನು ಇಂಥ ಪೆದ್ದು ನನಗೆ ಅರ್ಥವಾಗಲಿಲ್ಲವಲ್ಲ ಈ ಲೋಕದಲ್ಲಿ ತುಂಬ ಬಲಾಢ್ಯರ್ಯಾರು ಬಲದೇವಶ್ಚ ಭೀಮಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕ ತೇಷಾಂ ಪಂಚಮಂ ನಾನು ಶುಶ್ರಮ ಇಪ್ಪತ್ತೊಂಬತ್ತನೇ ಅಧ್ಯಾಯ ವಿರಾಟ್ ಪರ್ವ ಬಲದಲ್ಲಿ ಬಲದೇವ ಅವನನ್ನು ಬಿಟ್ಟರೆ ಇನ್ನೊಬ್ಬ ಅಷ್ಟು ಇನ್ನೊಬ್ಬ ಇಲ್ಲ ಎರಡನೇವನು ಭೀಮಶ ಮೂರನೇವನು ಮದ್ರರಾಜಶ ಶಲ್ಯ ಚತುರ್ಥಃ ಕೀಚಕ ಮಲ್ಲಯುದ್ಧದಲ್ಲಿ ಇವನು ಕೀಚಕ ಒಬ್ಬ ಐದನೇವನನ್ನು ಕೇಳಿಲ್ಲ ಅನ್ಯೋನ್ಯ ನಂತರ ಬಲಾಹ ಇದು ಆರ್ಡರ್ ಆಫ್ ಪ್ರಯಾರಿಟಿ ಹೀಗೇ ಇದೆ ಎಂದರು ಬಲದೇವ ಹೋಗಿ ಕೊಂದಿಲ್ಲ ಕೀಚಕನನ್ನ ಶಲ್ಯ ಎಲ್ಲಿದ್ದಾನೆ ಭದ್ರವಾಗಿ ಮಧುರದೇಶದಲ್ಲಿದ್ದಾನೆ ಸತ್ತವನ ಯಾರು ಕೀಚಕ ಅವನನ್ನು ಅವನೇ ಕೊಂದಿರೋ ಶಕ್ಯವಿಲ್ಲ ಅಂದ ಮೇಲೆ ಭೀಮನೇ ಮಾಡಿರಬೇಕು ಈ ಕೆಲಸವನ್ನ ಆ ಭೀಮ ಅಲ್ಲೇ ಇರಬೇಕು ತತ್ರಾಹಂ ಕೀಚಕಂ ಮನ್ಯೆ ಭೀಮಸೇನೇನ ಮಾರಿತಂ ಲೆಕ್ಕ ಹಾಕೊಂಡ ಹಾ ತಿಳಿಯಿತು ಸೈರನ್ ಶ್ರೀವೇಶದಲ್ಲಿರೋದು ದ್ರೌಪದಿಯೇ ಇರಬೇಕು ಆ ಕಂಕಪಟ್ಟನೇ ಧರ್ಮರಾಜ ಇರಬೇಕು ತಂತಿಪಾಲ ಮತ್ತು ಗ್ರಂಥಿ ಇವರೇ ನಕುಲ ಸಹದೇವರಿರಬೇಕು ಅರ್ಜುನ ಎಲ್ಲಿ ಹೋದ ಅರ್ಜುನ ಎಲ್ಲಿ ಹೋದ ಊರ್ವಶಿ ಶಾಪ ಹೊಂದಿತ್ತಲ್ಲ ಅವನಿಗೆ ಈ ವರ್ಷ ನಪುಂಸಕನಾಗಿದ್ದಾನೆ ಅಂತ ಕಾಣುತ್ತೆ ಒಳಗೆಲ್ಲೋ ಇದ್ದಾನ ಮನೆಯಲ್ಲಿ ಪತ್ತೆ ಮಾಡಬೇಕು ಲೇ ಕರ್ಣ ಸೈನ್ಯವನ್ನು ಜಮಾಯಿಸೋ ಲೇ ದುಶಾಸನ ಸೈನ್ಯವನ್ನು ಜಮಾಯಿಸೋ ವಿರಾಟ ನಗರಕ್ಕೆ ಮುತ್ತಿಗೆ ಹಾಕೋಣ ಪತ್ತೆ ಆಗ್ತದೆ ಶುರುವಾಯಿತು ರೋಮಾಂಚಕವಾದ ಕಥೆ ದಕ್ಷಿಣ ಗೋಗ್ರಹಣ ಉತ್ತರ ಗೋಗ್ರಹಣ ಮಹಾಭಾರತ ಕಥೆ ಓದುವುದಕ್ಕೆ ಕೇಳುವುದಕ್ಕೆ ಮುಂಚೆ ಇದನ್ನೆಲ್ಲ ನಾನು ಬಯಲಾಟದಲ್ಲಿ ನೋಡಿದ್ದೆ ನಮ್ಮೂರಲ್ಲಿ ರಾತ್ರಿ ಬೆಳಗು ಆಡೋರು ಹಳ್ಳಿ ರೈತರು ಬೇಸಿಗೆ ಬಂತು ಹೊಲ ಗದ್ದೆಗಳು ಈ ಖಾಲಿ ಕೂತಿರ್ತವೆ <coughs> ಯಾವನೊಬ್ಬ ಓಜಯ್ಯ ಬಂದು ಪಾಠ ಹೇಳ್ಕೊಡೋನು ನಾಟಕ ಏನು ಪರದೆ ಚಿತ್ರ ಹಾರ್ಮೋನಿಯಂ ಲೆಗ್ ಹಾರ್ಮೋನಿಯಂ ಎಲ್ಲ ಕೇಳಿ ಕೇಳಿ ಚಿಲ್ಲಾಗಿದೆ ನಮ್ಮೊಂದು ಕಾಲದಲ್ಲಿ ಆ ಹಾಡುಗಳನ್ನು ಬರೀತಿದ್ರು ಹಳೆ ಇವರು ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಎಷ್ಟೋ ನಾಟಕಕ್ಕೆ ಮೂಲ ಮಾತ್ರೆಗಳನ್ನು ಬರ್ಕೊಟ್ಟಿದ್ರು ಅದು ಕೇಳಿ ಕೇಳಿ ಹಳ್ಳಿ ರೈತರು ನೆಲ ಉಳುವಾಗ ಗೊಲ್ಲರು ಹಾಲು ಕರೆಯುವಾಗ ಮಾರುವಾಗ ಅದೇ ಹಾಡುಗಳನ್ನು ಹಾಡ್ತಾ ಇದ್ರು ಒಂದು ಹಾಡು ಸ್ವಲ್ಪ ಹೇಳಿ ತೋರಿಸ್ತೇನೆ ಮುಂದೆ ಉತ್ತರ ಕುಮಾರ್ ರೀತಿಯಲ್ಲಿ ಪೂರ್ತಿ ಬರೋದಿಲ್ಲ ನೆನಪಿಲ್ಲ ಬಾಲ್ಯ ಮೂರು ನಾಲ್ಕು ವರ್ಷದ ಅನುಭವ ಆಮೇಲೆ ಬಯಲು ನಾಟಕ ಎಲ್ಲಿ ಹೋಯಿತು ಈ ದೇಶದಲ್ಲಿ ಸಂಸ್ಕೃತಿ ಪ್ರಸಾರ ಮಾಡಿದವರಲ್ಲಿ ಜನಸಾಮಾನ್ಯರಿಗೆ ಗ್ರಾಸ್ ರೂಟ್ಸ್ ಲೆವೆಲ್ ರಾಮಾಯಣ ಮಹಾಭಾರತಗಳನ್ನು ಕೊಟ್ಟವರು ಬಯಲ್ನಾಟಕದವರು ಹಳ್ಳಿಯವರು ಓದು ಬರಹ ಗೊತ್ತಿಲ್ಲದೆ ಇದ್ದವರು ಈಗ ಓದು ಬರಹ ಗೊತ್ತಿಲ್ಲದೆ ಇದ್ದವರೆಲ್ಲ ರಾಜಕೀಯಕ್ಕೆ ಬಿದ್ದ ಹಾಳಾಗಿದ್ದಾರೆ ಅವರು ಸಂಸ್ಕೃತಿ ಹಾಕಿ ಮುಟ್ಟಿಸ್ತೀರಿ ನೀವು ಹೇಳಿದ್ರೆ ಕೇಳೋದಿಲ್ಲ ಏನು ಮಾಡಬೇಕು ವಿರಾಟ್ ನಗರಕ್ಕೆ ಮುತ್ತಿಗೆ ಹಾಕಬೇಕು ವಿರಾಟ್ ನಗರಕ್ಕೆ ಮುತ್ತಿಗೆ ಹಾಕೋದಂದ್ರೆ ಏನು ಆ ರಾಜ ಅಂದ್ರೆ ಮುತ್ತಿಗೆ ಹಾಕಿ ವಿರಾಟನ್ನು ಬರೀ ಕೊಂದರ ಇಲ್ಲ ಪಾಂಡವರೆಲ್ಲ ರೋಡ್ ಹೋಗ್ಬಿಟ್ರೆ ಮಾಡಬೇಕು ಅವರು ಹೊರಗೆ ಬರುವಂತೆ ಮಾಡಬೇಕು ಅವ್ರನ್ನ ಹೊರಗೆ ತರಿಸೋದು ಹೇಗೆ ಕೀಚಕ ಸತ್ತಿದ್ದಾನೆ ರಾಷ್ಟ್ರಕ್ಕೆ ರಕ್ಷಣೆ ಇಲ್ಲ ಸೇನಾಪತಿ ಹೋಗಿಬಿಟ್ಟ ವಿರಾಟ ಮುದುಕನಾಗಿದ್ದಾನೆ ಅವನ ಮಕ್ಕಳೇನು ಉಪಯೋಗವಿಲ್ಲ ನಾಲ್ಕು ಕಡೆಯಿಂದ ನಾವು ಮುತ್ತಿಗೆ ಹಾಕಬೇಕು ಮುಖ್ಯವಾಗಿ ಗೋ ಸಂಪತ್ತನ್ನು ಹಿಡಿಯಬೇಕು ವಿರಾಟನಲ್ಲಿ ಲಕ್ಷ ಲಕ್ಷಗಟ್ಟಲೆ ಗೋವುಗಳಿದ್ದವು ಅಷ್ಟು ಗೋವುಗಳಿಗೆ ಬೇಕಾದ ಮೇವು ಸಮೃದ್ಧಿ ನೀರು ಇದ್ದ ರಾಷ್ಟ್ರ ಅದು ಅಂತ ರಾಷ್ಟ್ರಕ್ಕೆ ಎರಡು ಕಡೆಯನ್ನು ಮುತ್ತಿಗೆ ಹಾಕೋಣ ಪಾಂಡವರಿಗಾಗದೇ ಇದ್ದವನು ವಿರಾಟ್ ರಾಜನಿಗಾಗದೇ ಇದ್ದ ಒಬ್ಬ ಹಗೆ ಇದ್ದ ತ್ರಿಗರ್ತಾಧಿಪತಿ ಸುಶರ್ಮ ತ್ರಿಗರ್ತ ಗರ್ತ ಅಂದ್ರೆ ಹಳ್ಳ ತ್ರಿಗರ್ತ ಮೂರು ಕಡೆ ಹಳ್ಳದಂತೆ ಇದ್ದಂತಹ ಒಂದು ವ್ಯಾಲಿ ಅದು ಕಾಶ್ಮೀರಕ್ಕೆ ಸೇರಿದ ಹಾಗೆ ಆ ಕಡೆ ಬಲೂಚಿಸ್ತಾನದ ಕಡೆ ಇದ್ದಂತಹ ಒಂದು ರಾಷ್ಟ್ರ ಆ ತ್ರಿಗರ್ತ ದೇಶದವನೊಬ್ಬ ಬ್ರಾಹ್ಮಣ ಸುಶರ್ಮ ಅವನ ಹೆಸರು ಅವನಿಗೆ ಮೂರ್ನಾಲ್ಕು ಜನ ತಮ್ಮಂದರು ಇವರು ಏನು ಮಾಡಿರಲಿಲ್ಲ ಪಾಂಡವರ ಅಪರಾಧ ರಾಜಸೂಯದಲ್ಲಿ ಅವರನ್ನು ಗೆದ್ದಿದ್ರು ಕಪ್ಪ ಕಾಣಿಕೆ ಕೊಡಬೇಕಲ್ಲ ಅನ್ನೋ ಸಂಕಟ ಇತ್ತು ಇಷ್ಟೇ ಅವರಿಗೆ ಗೆದ್ದಿದ್ದು ಅವರನ್ನೇ ಮುಂದೆ ಅರ್ಜುನ ಸಂಹಾರ ಮಾಡ್ತಾನೆ ಅವರೇ ಅರ್ಜುನನ ಕೊಂದಲ್ದೆ ಊರಿಗೆ ಬರೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾರೆ ಸಂಶಪ್ತಕರು ಸಂಶಾಪವನ್ನು ಮಾಡಿಕೊಂಡವರು ಅರ್ಥಾತ್ ಸೂಯಿಸೈಡ್ ಸ್ಕ್ವಾಡ್ ಬೇವಿನೆಡೆ ಸುತ್ತಿಕೊಂಡು ಬಟ್ಟೆ ಬರೆ ಇಲ್ಲದೆ ತಾವೇ ಆತ್ಮಶ್ರಾದ್ದ ಹೋಮಾದಿಗಳನ್ನು ಮಾಡಿಕೊಂಡು ಇಲ್ಲ ಕೊಲ್ತೇವೆ ಇಲ್ಲ ಗೆಲ್ಲುತ್ತೇವೆ ಅಂತ ಹೇಳಿ ಮಕ್ಕಳಿಗೆ ಎಲ್ಲ ರಾಜ್ಯ ವಹಿಸಿ ಅಭಿಮನ್ಯು ಈ ಕಡೆ ಸ್ವತ್ತು ದಿವಸ ಅರ್ಜುನನನ್ನು ಆ ಕಡೆ ದ್ರೋಣ ಓಡಿಸಿರ್ತಾನೆ ತ್ರಿಗರ್ತರನ್ನು ಸಂಹಾರ ಮಾಡುವುದಕ್ಕೆ ಅಂತಹ ದುಷ್ಟರವರು ಅವರನ್ನು ಕರೆಸಿ ನೀವು ದಕ್ಷಿಣದ ಕಡೆಯಿಂದ ಆಗ್ನೇಯ ಭಾಗದ ಕಡೆಯಿಂದ ಬಳಸಿಕೊಳ್ಳಿ ಈ ಊರನ್ನ ಅಂತ ಹೇಳಿ अथ राजात्रकर्तानाम् सुशर्मा रथयूतवा प्राप्तकालमिम् वाक्यम् वाच त्वरितो बली ಅಸಕರ್ಣಿಕೃತ ಪೂರ್ವಂ ಮತ್ಸ್ಯ ಕೈ ಪ್ರಭು ಈ ಮತ್ಸ್ಯರಾಜ ಕೀಚಕ ಎಷ್ಟು ಉಪದ್ರವ ಕೊಟ್ಟಿದ್ದಾನೆ ಪಾಂಡವರು ಎಷ್ಟು ಕೊಟ್ಟಿದ್ದಾರೆ ಆದ್ರಿಂದ ನಾವು ನಮಗೆ ಅವಕಾಶ ಕೊಡಿ ನಾವು ಗೋಗ್ರಹಣ ಮಾಡ್ತೇವೆ ಗೋಗ್ರಹಣ ಅಂದ್ರೆ ಗೋವುಗಳನ್ನು ಹಿಡಿಯುವುದು ಅದನ್ನ ಕರ್ಣ ದುರ್ಯೋಧನರು ಒಪ್ಪಿಕೊಂಡ್ರು ಆಯ್ತು ಹೋಗಂದ್ರು ಇದು ಹೋಗಿ ದಕ್ಷಿಣ ಗೋಗ್ರಹಣವನ್ನು ಅವನು ಮಾಡಿ ಸ್ವಲ್ಪ ಕಥೆ ಓಡಿಸ್ತೇನೆ ಇದು ಯಾವತ್ತು ಪಾಂಡವರು ನಗರವನ್ನು ಪ್ರವೇಶ ಮಾಡಿದ ಸರಿಯಾಗಿ ಒಂದು ವರ್ಷಕ್ಕೆ ಮತ್ತೆ ದುರ್ಗಾಷ್ಟಮಿ ದಿವಸ ನಡೆಯುತ್ತಿದೆ ಕ್ರಿಸ್ತಪೂರ್ವ ಮೂರು ಸಾವಿರದ ಅರವತ್ತೆಂಟನೇ ವರ್ಷ ಮಾರ್ಗಶರ ಮಾಸ ದಸರಾ ಉತ್ಸವದಲ್ಲಿ ಅಷ್ಟಮಿ ದಿವಸ ನೀವು ಹೇಗೆ ಹೇಗೆ ಲೆಕ್ಕ ಹಾಕಿದರೂ ಅವರದು ಅಜ್ಞಾತವಾಸ ವನವಾಸ ಸೇರಿ ಮುಗಿದಿದೆ ಸೌರಮಾನ ಚಾಂದ್ರಮಾನ ನೋಡಿದರೆ ಹದಿಮೂರು ಚಾಂದ್ರ ವರ್ಷದ ಮೇಲೆ ಐದು ಚಾಂದ್ರಮಾಸದ ತಿಂಗಳು ಎಕ್ಸ್ಟ್ರಾ ಆಗಿದೆ five thirteen years and five months more ಕೊಸರಾಟ ಮಾಡಿ ಹಾಗೆ ಹಾಕಿ ಪಂಚಾಂಗ ಹೇಳಿದರು ಅದಕ್ಕೆ ಮಾಸ ಕ್ಷೈ ಮಾಸ ಆ ಮಾಸ ಈ ಮಾಸ ಏನೇ ನಡೆದರು ಚೌಕಾಶಿ ಮಾಡಿದರು ಅದೇನು ಮಾಡೋ ಹಾಗಿಲ್ಲ ಸೌರಮಾನದಲ್ಲಿ ಹನ್ನೆ ಹದಿಮೂರು ವರ್ಷ ಮುಗಿದು ಅದರ ಮೇಲೆ ಹದಿನೆಂಟು ದಿವಸ ಆಗಿದೆ ಸೌರಮಾನದ ಲೆಕ್ಕ ಹಾಕಿದರೂ ಕೂಡ ಅಂಡಾಬಂಡ ನ್ಯಾಯ ತೆಗೆಯೋ ಆಗಿಲ್ಲ ಭೀಷ್ಮ ಹೇಳ್ತಾನೆ ದುರ್ಯೋಧನಿಗೆ ಬಾಯಿ ಮುಚ್ಚು ಅವರು ಕೊಟ್ಟು ಮಾತನ್ನು ನಡೆದಿದ್ದಾರೆ ಅದರ ಮೇಲೆ ಕೊಸರಾಟ ಮಾಡತಕ್ಕದ್ದಲ್ಲ ಅಂತ ಮುಂದೆ ಬರುತ್ತೆ ಮಾತು ಇದನ್ನೆಲ್ಲ ಟ್ಯಾಲಿ ಮಾಡಿ ಗ್ರಂಥಗಳನ್ನು ಬರೆದಿದ್ದಾರೆ ನಾನು ಜ್ಯೋತಿಷ್ಯ ಬಲ್ಲವನಲ್ಲ ಇದು ಯಾವತ್ತು ನಡೀತು ಏನು ಎತ್ತ ಮಹಾರಾಯರು ವೇದವ್ಯಾಸರು ಪ್ರತಿ ಒಂದಕ್ಕೆ ತಿಥಿ ವಾರ ನಕ್ಷತ್ರ ಜೋಡಿಸಿಕೊಟ್ಟಿರೋಣದ್ರಿಂದ ಅವನು ದಕ್ಷಿಣದಿಂದ ಗೋವುಗಳನ್ನು ಹಿಡಿದ ಸ್ವಾಮಿ ಗೋವುಗಳನ್ನು ಹಿಡಿದು ಬಿಟ್ಟರು ಅಂತ ಚಾರರು ಬಂದು ಅರಮನೆಯಲ್ಲಿ ನಿವೇದನ ಮಾಡಿದರು ಅರವತ್ತು ಸಾವಿರ ಗೋವು ಒಂದೇ ಕಡೆ ಮೇಯ್ತಾ ಇದೆ ಸಿಕ್ಸ್ಟಿ ಥೌಸಂಡ್ ಟ್ಯಾಕ್ಟರ್ ಅವರಿಗೆಲ್ಲ ಹೊಡೆದಿದ್ದಾರೆ ಬಡಿದಿದ್ದಾರೆ ಕಟ್ಟಿ ಹಾಕಿದ್ದಾರೆ ಒಬ್ಬರಿಬ್ಬರನ್ನು ಬಿಟ್ಟಿದ್ದಾರೆ ಹಿಗ್ಗ ಮುಗ್ಗ ಹಣ್ಣುಗಾಯಿ ನೀರುಗಾಯಿ ಮಾಡಿ ಹೋಗಿ ಹೇಳಿ ನಿಮ್ಮ ದೊರೆಗೆ ಎಂಬುದಾಗಿ ಆ ಸೈನ್ಯ ಬರಲಿ ಅಂತ ವಿರಾಟ್ ರಾಜ ತನ್ನ ತಮ್ಮಂದರನ್ನು ಕಳಿಸಿದ ಶತಾನೀಕಾಂತ ಒಬ್ಬ ಮಜುರಾಕ್ಷ ಶತಸೂರ್ಯ ಶತಾಭಕ್ತ ಶತಬಿಂದು ಶತಾಕ್ಷಿಮತಿ ಇವರು ಆರು ಜನ ತಮ್ಮಂದರು ಶ್ವೇತ ಮತ್ತು ಶಂಖ ಮೊದಲನೇ ಹೆಂಡತಿಯಲ್ಲಿ ಹುಟ್ಟಿದ ಇಬ್ಬರು ಮಕ್ಕಳು ಓಡಿ ಹೋಗಿದ್ದವನು ಆ ಶಂಖನೂ ಬಂದಿದ್ದ ಶ್ವೇತನಂತೂ ಮಹಾಪರಾಕ್ರಮಿ ಇವರು ಎಂಟು ಜನ ಹೋದರು ಇವರನ್ನು ಹಿಡಿದು ಬಡಿದರು ಚಚ್ಚಿದರು ಸ್ವಯಂ ವಿರಾಟದರೆ ತಾನೇ ಯುದ್ಧಕ್ಕೆ ಹೋದ ಅವನೂ ಸಿಕ್ಕಾಕೊಂಡ ತ್ರಿಕರ್ತರಾದ ಅವನನ್ನೂ ಕಟ್ಟಿ ಹಾಕಿದ ಇನ್ಯಾರಿದ್ದಾರೆ ಬನ್ನಿ ಅಂತ ಸವಾಲು ಕಳಿಸಿದ್ರು ಮಧ್ಯಾಹ್ನಕ್ಕೆ ಹೋಗಿದೆ ಆಗ ಧರ್ಮರಾಜ ಯೋಚನೆ ಮಾಡಿದ ದೂತರಿಗೆ ಹೇಳಿದ ನಾವಿಲ್ಲಿ ಒಂದು ವರ್ಷ ವಾಸ ಮಾಡಿದ್ದೇವೆ ಅನ್ನ ಊಟ ಮಾಡಿದ್ದೇವೆ ನಾವು ಹೋಗಿ ಏನಾದರೂ ಮಾಡಿ ವಿರಾಟ್ನನ್ನು ಬಿಡಿಸಬೇಕು ಅಂತ ಸುದೇಶ್ನೆಯನ್ನು ಪುಸಲಾಯಿಸಿದರು ಅರಮನೆಯಲ್ಲಿ ಅಂತಃಪುರದಲ್ಲಿದ್ದವರ ಮೂಲಕ ಹೇಳಿಸಿದರು ಈ ಕಂಕಪಟ್ಟ ಬರೀ ಜೂಜು ಪಗಡೆ ಆಟ ಅಷ್ಟೇ ಅಲ್ಲ ಧರ್ಮರಾಜನಿಗೆ ಸಾರಥ್ಯವನ್ನೂ ಮಾಡ್ತಿದ್ದ ಯುದ್ಧ ಬಲ್ಲವನು ಫಾರ್ ದಟ್ ಮ್ಯಾಟರ್ ಅಡಿಗೆ ಅವನಿದ್ದಾನಲ್ಲ ಭೀಮ ಅವನಿಗೂ ಕಥಾ ಪ್ರವೀಣತೆ ಚೆನ್ನಾಗುಂಟು ಮತ್ತು ಈ ಗ್ರಂಥಿಪಾಲ ತಂತಿಪಾಲ ಕುದುರೆ ನೋಡಿಕೊಳ್ಳವನು ಕುದುರೆ ಸವಾರಿಯನ್ನು ಮಾಡ್ತಾನೆ ಶಸ್ತ್ರವಿದ್ಯೆಯನ್ನು ಕಲ್ತಿದ್ದಾನೆ ಗೋಪಾಲಕನು ಹಾಗೆಯೇ ಈ ನಾಲ್ವರು ಹೋದರೆ ಬರಬಹುದು ಅಂತ ಹೇಳಿ ಸ್ವಲ್ಪ ವೇಷವನ್ನು ಬದಲಾಯಿಸಿಕೊಂಡು ಧರ್ಮರಾಜ ಭೀಮ ನಕುಲ ಸಹದೇವ ನಾಲ್ವರು ರಥಗಳನ್ನೇರಿ ಆ ವಿರಾಟ್ ರಾಜನ ಬಿಡುಗಡೆಗಾಗಿ ಹೊರಟಿದ್ದಾರೆ ದಕ್ಷಿಣ ಗೋಗ್ರಹಣ ಕಾಲದಲ್ಲಿ ಕೌರವ ಸೇನೆ ನೋಡಿತು ಇವರು ಇಲ್ಲೇ ಇರಬೇಕು ಇವರೇ ಪಾಂಡವರು ಅವರ ಗುರುತು ಹಿಡಿದ್ರು ಏನು ಆವಾಗ ನಷ್ಟವಿಲ್ಲ ಮೂಗು ಎತ್ತರವ ಕಾಣಿಸ್ತಿತ್ತು ಧರ್ಮರಾಜನಿಗೆ ವರ್ಣನೆ ಮಾಡ್ತಾರೆ ಮುಂದೆ ಪ್ರಚಂಡ ಘೋಣ ವೆರಿ ಪ್ರಾಮಿನೆಂಟ್ ನೋಸ್ ಏನು ಕುಂಚ ಚಿತ್ರ ಬರೆದಿದ್ದಾರಪ್ಪ ವೇದವ್ಯಾಸರು ಧರ್ಮರಾಜನ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು ಮೂಗು ಅವನೇ ಧರ್ಮರಾಜ ಇವನೇ ಇರಬೇಕು ಭೀಮ ಮಾತಾಡ್ಕೊಳ್ತಾ ಇದ್ದಾರೆ ಆ ಸೈನ್ಯದಲ್ಲಿ ಇವರು ಆ ಗಾರುಡ ವ್ಯೂಹವನ್ನು ಬೇರೆ ಮಾಡಿಕೊಂಡ್ರು ಅರ್ಜುನನ್ನು ಹೊರತುಪಡಿಸಿ ಉಳಿದವರು ಗಾರುಡ ವ್ಯೂಹ ಕೊಕ್ಕಿನ ಆಕೃತಿಯಲ್ಲಿ ಗರುಡನಂತೆ ಸೈನ್ಯವನ್ನು ಕಟ್ಟಿಕೊಂಡು ಕೊಕ್ಕಿನಲ್ಲಿ ಯುಧಿಷ್ಠರ ರೆಕ್ಕೆಗಳಲ್ಲಿ ನಕಲು ಸಹದೇವರು ಬಾಲದಲ್ಲಿ ಭೀಮ ಅವತ್ತು ಯುಧಿಷ್ಠಿರ ಒಬ್ಬನೇ ಒಂದು ಸಾವಿರ ಯೋಧರನ್ನು ಕೊಂದಿದ್ದಾನೆ ಕೌರವರ ಕಡೆ ಭೀಮಸೇನ ಎರಡು ಸಾವಿರ ಜನರನ್ನು ಕೊಂದಿದ್ದಾನೆ ನುಕುಲ ಮತ್ತು ಸಹದೇವ ಮುನ್ನೂರು ನಾಲ್ಕುನೂರು ಆನೆಗಳನ್ನು ರಥಿಗಳನ್ನು ಕುದುರೆ ಸವಾರರನ್ನು ಕೊಂದಿದ್ದಾರೆ ಅಷ್ಟೊತ್ತಿಗೆ ಸ್ವಯಂ ವಿರಾಟ್ ರಾಜ ಐದುನೂರು ಯೋಧರನ್ನು ಐದುನೂರು ರಥಗಳನ್ನು ಪುಡಿ ಮಾಡಿ ಒಂದು ನೂರ ಎಂಟು ಕುದುರೆಗಳನ್ನು ಐದು ಮಹಾರಥರನ್ನು ಕೊಂದು ಹಾಕಿದ್ದ ಆದರೂ ಹಿಡಿದು ಕಟ್ಟು ಹಾಕಿದ್ರು ಹೀಗಾಗಿ ಆ ವಿರಾಟ್ ರಾಜನನ್ನು ಬಿಡಿಸಿದ್ದಾರೆ ಪಾಂಡವರು ಗೋವುಗಳು ಅಂಬಾರವ ಮಾಡ್ತಾ ಇವೆ ಏನಾಯಿತು ವ್ಯತ್ಯಾಸ ತೊಂದರೆ ಇದೆಯಾ ಏನಾದರೂ ಕೇಳಿಸಲಿಲ್ಲ ಅಷ್ಟಮಿ ಸಾಯಂಕಾಲ ಆಗಿಬಿಡ್ತು ಸೂರ್ಯಾಸ್ತಮಾನ ಧರ್ಮರಾಜ ನೋಡಿದ ಈಗೇನು ಮಾಡುವುದು ವಿರಾಟ್ ಏನು ಬಿಡಿಸಿದ್ದಾಯಿತು ಊರಿಗೆ ಹೋಗೋಣ ಅಂದ್ರೆ ಇನ್ನೊಂದು ಸೂಚನೆ ಹೇಳಿದ ಧರ್ಮರಾಜ ಇವತ್ತು ರಾತ್ರಿ ಇಲ್ಲೇ ಕಾಡಲ್ಲೇ ಇರೋಣ ಗೋವುಗಳು ಸಮೇತ ಯಾಕೆಂದ್ರೆ ಕೌರವರು ಸೈನ್ಯ ಇದು ಬಡಪಟ್ಟಿಗೆ ವಾಪಸ್ ಹೋಗುವುದಲ್ಲ ತಿರುಗಿ ಬಂದು ಅಟ್ಯಾಕ್ ಮಾಡಿದ್ರೆ ಏನು ಮಾಡುವುದು ಯಾರು ಗೊತ್ತಿಲ್ಲದೆ ಎದ್ದವರು ಬಂದಿದ್ದಾರೆ ಅಂತ ಇವತ್ತು ಇಲ್ಲೇ ಇರೋಣ ಅಂತ ಅಲ್ಲಿಯೇ ಬೆಂಕಿ ಇಂಕಿ ಕಾಯ್ಕೊಂಡು ಅಲ್ಲಿ ಅವರು ನಿಂತಿದ್ದಾರೆ ಮಾರನೇ ದಿವಸ ನವಮಿ ಆಯಿತು ನವಮಿ ಆದರೆ ಉತ್ತರ ಗೋಗ್ರಹಣ ಈ ಕಡೆಯಿಂದ ಇಡೀ ಕೌರವ ಸೇನೆ ಭೀಷ್ಮ ದ್ರೋಣ ಕರ್ಣ ಶಕುನಿ ಮೊದಲಾದವರನ್ನೆಲ್ಲ ಹಿಡ್ಕೊಂಡು ಇದು ಈ ಕಡೆ ಬಂದಿದ್ದಾರೆ ಅಪಾರವಾದ ಗೋ ಸಂಖ್ಯೆಯನ್ನು ಅಲ್ಲಿ ಹೇಳಿದ ಭೀಷ್ಮೋ ದ್ರೋಣಶ್ಚ ಕರ್ಣಶ್ಚ ಕೃಪಶ್ಚ ಪರಮಾಸ್ತ್ರವಿತಿ ದ್ರೌಣಿಶ್ಚ ಅಶ್ವತ್ಥಾಮ ಸೌಬಲಶ್ಚ ಇವ ತಥಾ ದುಶಾಸನ ಪ್ರಭೋ ವಿವಿಂಶತಿ ವಿಕರ್ಣಶ್ಚ ಚಿತ್ರಸೇನಶ್ಚ ವೀರ್ಯವ ದುರ್ಮುಖೋ ದುಷ್ಟಲಶ್ಚ ಇವ ಏನ್ ನೂರು ತಮ್ಮಂದರು ಬಂದಿದ್ದಾರೆ ಜುಜುಬಿ ಗೋವುಗಳನ್ನು ಹಿಡಿಯೋದಕ್ಕೆ ಪಾಂಡವರನ್ನು ಮತ್ತೆ ಪತ್ತೆ ಮಾಡಿಬಿಟ್ಟು ಕಾಳಿ ಕಳಿಸಿದು ಕ್ರೆಡಿಟ್ ಯಾರು ನಂದು ನಂದು ನಂದು ಅಂತ ಹೇಳ್ಕೊಳ್ಳೋದಿಕ್ಕೆ ರಾಜಕಾರಣಿ ಒಬ್ಬರ ಮೇಲೊಬ್ರು ಬಿದ್ದು ನನ್ನದು ನನ್ನದು ಈ ಕೆರೆ ನಾನೇ ಕಟ್ಟಿಸ್ತವನು ಈ ಓವರ್ ಬ್ರಿಡ್ಜ್ ನಾನೇ ಮಾಡಿಸ್ತವನು ಅಂಡರ್ ಬ್ರಿಡ್ಜ್ ನಾನೇ ಮಾಡಿಸ್ತವನು ಚರಂಡಿ ನಾನೇ ಮಾಡಿಸ್ತವನು ಅಲ್ಲಿ ಸತ್ತವನು ನಾನೇ ಎಂಬುದಾಗಿ ಹೇಳುವಂತೆ ಪ್ರತಿಯೊಂದಕ್ಕೆ ಕ್ರೆಡಿಟ್ ತಗೊಳ್ಬೇಕು ಎಲ್ಲರೂ ಬಂದಿದ್ದಾರೆ ಆದರೆ ಇಲ್ಲಿ ಅಷ್ಟು ಜನ ದೊಡ್ಡ ಸೈನ್ಯ ಬಂದಿದೆ ಗೋವುಗಳನ್ನು ಹಿಡಿದಿದ್ದಾರೆ ಗೋವು ಹಿಡಿದಿದ್ದ ಆ ಚಿತ್ರವನ್ನು ಕೊಡ್ತಾನೆ ಕುಮಾರ ವ್ಯಾಸ ಆ ಗೋವುಗಳು ಒಟ್ಟಿಗೆ ಸೇರಿಬಿಟ್ಟಿವೆ ಒಂದಕ್ಕೆ ಎಲ್ಲಿ ಹೋಗಬೇಕಂತ ಗೊತ್ತಿಲ್ಲ ಸುತ್ತುವರೆದು ಸೈನ್ಯ ಹೊಸ ಮುಖಕ್ಕೆ ಸೇವರಿಸಿದವು ದೆಸೆ ದೆಸೆಗೆ ಹಿಂಡುಗಳೊಡೆದು ಹಾಯಿದವು ಹೊಸ ಒಂದು ಕಡೆ ಹೋಗಬೇಕು ಅಂತ ನೋಡಿದ್ರೆ ಹೊಸ ಮುಖ ಬಂದು ಕೂಡಲೇ ವಾಪಸ್ ಬರುತ್ತೆ ವಾಪಸ್ ಬಂದು ಇನ್ನೊಂದನ ಅಲ್ಲಿ ನಿಂತಿದೆ ಈ ಕಡೆ ಹೋಗಬೇಕಂತೆ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಕೊರಳನ್ನು ನೀಡ್ತಾ ಹೊಸ ಮುಖಕ್ಕೆ ಸೇವರಿಸಿದವು ದಶ ದಶಗೆ ಕಳೊಡೆದು ಆಯ್ದವು ಮಸಗಿತು ಅಂಬಾರವದ ಕಳಕಳವಾಯಿತು ನಿಮಿಷದಲ್ಲಿ ಯುದ್ಧ ಭೂಮಿ ತುಂಬ ಅಂಬಾ ಅಂಬಾ ಅಂಬಾ ಇಡೀ ಗೋ ಸೇನೆ ಎಲ್ಲ ಅಂಬಾ ಅಂಬಾ ಅಂತ ಕೂಗ್ತಾ ಇದೆ ಚಿತ್ರವನ್ನು ಕೊಟ್ಟಿದ್ದಾನೆ ಕುಮಾರವ್ಯಾಸ ಮತ್ತೆ ಗೋಪಾಲಕರಿಬ್ಬರನ್ನು ಹೊಡೆದ್ರು ಬಡಿದ್ರು ಹೋಗಿ ಹೇಳಿ ಇಲ್ಲಿ ಈ ಕಡೆ ಅರ್ಜುನನನ್ನು ಬಿಟ್ಟು ನಾಲ್ವರು ಪಾಂಡವರು ಬಂದಿರೋದು ಈಗ ಉತ್ತರ ಗೋಗ್ರಹಣದವರು ಗೊತ್ತಿಲ್ಲ ಅರ್ಜುನ ಹೊರಗೆ ಬರಲಿ ಎಂಬುದಾಗಿ ಪತ್ತೆ ಮಾಡಬೇಕಲ್ಲ ಷಷ್ಟಿಂ ಗವಾಂ ಸಹಸ್ರಾಣಿ ಇಲ್ಲೊಂದು ಅರವತ್ತು ಸಾವಿರ ಆಯಿತು ಎಣಿಸಿದ್ದಾರೆ ಆರಾವಹ ಸುಮಹಾನ ಗೋವುಗಳ ಶಬ್ದ ಕೇಳಿಸಿತು ಆರಾವ ಇಷ್ಟೇ ಹೇಳಿದರು ಅದನ್ನು ಕುಮಾರದಾಸ ವರ್ಣನೆ ಮಾಡಿ ತೋರಿಸಿದ್ದೇನೆ ಈ ಸಮಾಚಾರವನ್ನ ಅರಮನೆಗೆ ತಂದು ಹೇಳುವ ಸಂದರ್ಭದಲ್ಲಿ ಉತ್ತರ ಕುಮಾರನೊಬ್ಬನೇ ಇದ್ದ ಅರಮನೆಯಲ್ಲಿ ಈಗ ನಾವು ಉತ್ತರ ಕುಮಾರನ ಕಥೆಗೆ ಬರುತ್ತಿದ್ದೇವೆ ನೀವೆಲ್ಲ ತುಂಬಾ ಅಪೇಕ್ಷೆ ಮಾಡುವಂತಹ ಭಾಗ ಇದು ಈ ಉತ್ತರ ಕುಮಾರನಿಗೆ ಭೂಮಿಂಜಯ ಅಂತ ಹೆಸರು ನಿಜವಾದ ಹೆಸರು ಭೂಮಿಯನ್ನು ಗೆದ್ದವನು ಅಬ್ಬ ಯಾವ ಭೂಮಿಯನ್ನು ಗೆದ್ದಿದ್ನೋ ಯಾವ ಯುದ್ಧದಲ್ಲೋ ಗೊತ್ತಿಲ್ಲ ಇವನ ಹೆಸರು ಭೂಮಿಂಜಯ ಈ ಸಮಾಚಾರ ಬಂದು ಕೂಡಲೇ ಯಾವನೋ ಅವನು ಉಂದ ಅವನು ಆ ಕೌರವರು ಸೈನ್ಯವನ್ನು ಒಂದು ಏಟಿಗೆ ಸದ್ಬಡಿಯೋದು ಬಿಟ್ಟು ಇಲ್ಲಿ ತನಕ ಓಡ್ತಾ ಬಂದಿದ್ದೆಲ್ಲ ನೀನು ಗೋಪಾಲಕ ನಿನ್ನ ಕೈಲಿ ಕೋಲಿರಲಿಲ್ಲವೇ ನನ್ನ ಕೈಲಿ ಕೋಲಿತ್ತು ಅವರು ಮುರಿದು ಬಿಟ್ರು ಏನು ಮಾಡಲಿ ಅವರು ನಿನ್ನ ಕೈಲಿ ಕೋಲ್ ಮುರಿಯೋ ತರಕಾರಿ ಏನೇನು ಮಾಡ್ತಾ ಇದ್ದೆ ಆ ಮುದುಗೂಬೆ ಆ ಕೌರವ ಸೇನಿದ್ರೆ ಏನಾದ್ರು ಏನಯ್ಯ ಭೀಷ್ಮ ಒಂದು ಮುದುಕ ದ್ರೋಣ ಒಂದು ಮುದುಕ ಜಾತಿ ಕೆಟ್ಟವನ ಕಾರಣ ಏನಂತ ತಿಳ್ಕೊ ಆಗಿದ್ರೆ ಒಂದು ಸಮಯ ಒಂದು ನಿಮಿಷದಲ್ಲಿ ಮುಗಿಸಿಬಿಡುತ್ತಿದ್ದೆ ಅವರನ್ನ ಅಂತ ಇವನು ಹೇಳ್ತಾ ಇದ್ದಾನೆ ಆ ಸಮಾಚಾರವನ್ನು ನೀವು ಕುಮಾರವ್ಯಾಸನ ಬಾಯಿಂದಲೇ ಕೇಳಿ ಮೂಲ ಗ್ರಂಥಕ್ಕಿಂತ ತುಂಬಾ ಸುಂದರವಾದ ಭಾಗ ಕುಮಾರವ್ಯಾಸಂದು ಆ ಸಮಾಚಾರ ತಂದು ಹೊತ್ತಲ್ಲ ಅವನೊಬ್ಬನೇ ಇದ್ದಾನೆ ವಿರಾಟ ಇಲ್ಲ ಧರ್ಮರಾಜಾದಿಗಳಿಲ್ಲ ಅದನ್ನ ಇಲ್ಲಿ ವರ್ಣಿಸೋಣ ತಗೊಳ್ಳಿ ಇವನು ಏನು ಜಂಬ ಹೊಡಿತಿದ್ದಾನೆ ನೋಡಿ ಎತ್ತದುವ್ವಾಡಿಸುವಡಾಲೆಗಳು ಅತ್ತಲಾನೆಯ ತಟ್ಟು ಕಾಡುತ್ತಲದ ರಣವಾಜಿ ರೂಢಿಯ ರಾಯರಾವುತರು ಸುತ್ತ ಬಳಸಿಹುದೆತ್ತ ಮನ ಹರಿವತ್ತ ಮೋಹರವಲ್ಲ ಧನ್ಯವ ಮತ್ತೆ ಕಾಣನು ಜೀಯ ಹದನಿದು ವೈರಿ ವಾಹಿನಿಯ ದೂತ ಬಂದವನು ಹೇಳ್ದ ಯಾವ ಕಡೆ ನೋಡಿದರೂ ಬರೀ ಸೈನ್ಯ ಕಾಣಿಸುತ್ತೆ ಕುದುರೆ ಕಾಣಿಸುತ್ತೆ ಆನೆ ಕಾಣಿಸುತ್ತೆ ಕತ್ತಿ ಕಾಣಿಸ್ತಾ ಇದೆ ಆಯುಧ ಕಾಣಿಸ್ತಾ ಇದೆ ನಾನು ಹೇಗೆ ಹಿಡೀಲಿ ನಾನೇನು ಮಾಡಲಿ ಬರೀ ದನ ಮೇಯಿಸೋರು ಒಳಗೆ ನೀ ಕಾದು ಒಡೆ ದುರ್ಗವ ಬಲಿಸು ಉತ್ತರನಿಗೆ ಹೇಳಿದ್ರು ಕೋಟೆ ಕೊತ್ತಲವನ್ನು ಭದ್ರ ಮಾಡು ಬರೀ ಗೋವು ಹಿಡಿಯೋಕೆ ಬಂದಿಲ್ಲ ಅಂತ ಕಾಣುತ್ತೆ ನಮ್ಮೂರು ಗೋವು ಮುತ್ತಿಗೆ ಆಗ್ತಾ ಇದ್ದಾರೆ ಬವರಕ್ಕೆ ಹಿಂದೂಗಳೆಯದೆ ನಿಲ್ಲುವವನ ನಿನಗೆ ಈಗಲುಂಟೆ ನಡೆಯಬೇಕೆನಲು ಪ್ರೋತ್ಸಾಹಿಸಿದರು ಕುಮಾರ ಯುದ್ಧಕ್ಕೆ ಹೋಗಬೇಕು ಅಂತ ನಿಜವಾದ ಮನಸ್ಸು ನಿನಗಿದ್ರೆ ಈಗಿಂದ ಈಗಲೇ ನಿನಗೆ ಸಂದರ್ಭ ಅಂದರು ಅವರಿಗೆಲ್ಲ ಗೊತ್ತು ಗೋಪಾಲಕರಿಗೂ ಗೊತ್ತು ಇವು ನಂಜುಮುರುಕ ಅಂತ ಉತ್ತರ ಕುಮಾರನ ಪೌರುಷ ಜಗತ್ ಪ್ರಸಿದ್ಧವಾಗಿತ್ತು ಗೋಪಾಲಕರಿಗೂ ಗೊತ್ತು ನಿನಗೇನಾದರೂ ಅವಕಾಶ ಇದ್ರೆ ಯುದ್ಧ ಮಾಡಬೇಕು ಅಂತ ಆಶೆ ಇದ್ರೆ ಈಗಲೇ ನೀನು ನಡೆಯಬೇಕು ಇವನೇನ್ ಮಾಡ ನೋಡಿ ಇಲ್ಲಿಂದ ರಸ ಕೆಲಬಲನ ನೋಡಿದನು ಮೀಸಯ ನಲುಗಿದನು ಮೂವತ್ತೆರಡು ವರ್ಷ ಅವನಿಗೆ ಗಡವ ಸಣ್ಣ ಹುಡುಗ ಅಲ್ಲ ಅವನು ಕೆಲಬಲನ ನೋಡಿದನು ಮೀಸಯ ನಲುಗಿದನು ತನ್ನಿಜರ ಮೇಡದಲೇರ ಮಗ ನೋಡುತ್ತ ಉತ್ತರ ವಿರೋಧ ಕೆದರಿದನು ಸುತ್ತಮುತ್ತ ಇದ್ದವರೆಲ್ಲ ಬರೀ ಹೆಂಗಸರು ಅಂತ ಅಂತಃಪುರದಲ್ಲಿ ಅದು ಬಿಟ್ಟು ಹೊರಗೆ ಬಂದವನಲ್ಲ ಇವನು ಪ್ರತಾಪ ಇಲ್ಲ ಅವರೆದುರಿಗೆ ಈ ಸಮಾಚಾರ ಕೇಳಿ ಕತ್ತಿಯನ್ನು ಹಿರಿದ ಹಿರಿದವನೇ ಹೇಳ್ತಾ ಇದ್ದಾನೆ ನೂ ಕುಕುನ್ನಿಯನು ಸಮಾಚಾರ ತಗೊಂಡ್ಬಂದವನು ನಾಯಿ ತಳ್ಳವನನ್ನ ಆಚೆಗೆ ಆಹವದ ಕುಳನು ತಾನೀಗ ಯುದ್ಧಕ್ಕೆ ಹೆದರಿಕೊಂಡು ನಾಲ್ಕೇಟು ಬಿಗಿಯೋದು ಬಿಟ್ಟು ಭೀಷ್ಮದ್ರೋಣರಿಗೆ ಬಂದಿದ್ದಾನೆ ಇವನು ಹೆಂಡಿರ ಹಾಕಿ ಬದುಕುವ ಲೌಲ್ಲತೆಗೆ ಲೊಟ್ಟಿಸಿ ಬಂದು ಎನಗೆ ಕಾಕ ಬಳಸುವ ನೀವನು ಹೇಗಾದ್ರೂ ಹೆಂಡತಿಯನ್ನು ಸಾಕಬೇಕು ಸಂಬಳ ಕೊಟ್ಟರೆ ಸಾಕು ಅಂತ ಮಾನ ಉಳಿಸ್ಕೊಳ್ಳೋದಕ್ಕೆ ಬಂದು ನನ್ನ ಹತ್ರ ಚಾಡಿ ಹೇಳ್ತಾ ಇದ್ದಾನೆ ಅವನು ತಾನುದ್ರೇಕಿಸಿಯ ಸಮರದಲ್ಲಿ ನಿಲ್ಲಲು ನನಗೇನಾದ್ರು ಕೋಪಗೀಪ ಬಂತು ತಾನುದ್ರೇಕಿಸಿಯ ಸಮರದಲ್ಲಿ ನಿಲ್ಲಲು ಪಿನಾಕಧರನಿಗೆ ನೂಕದು ಎಂದನು ಶಿವನು ನನ್ನೆದರಿ ನಿಲ್ಲಲಾರ ಎಂದ ಎಲ್ಲಿ ಸತಿಯರಿದರಿನಲ್ಲಿ ಎನಿತು ಬರಕರವಾದೊಡೇನದು ನಿನಗೆ ಗಹನವೇ ಆ ಗೋಪಾಲರು ಹೇಳಿದ ಅವ್ರ ಗಂಟೇನೋಯ್ತು ಸ್ವಾಮಿ ಅದು ಎಷ್ಟು ದೊಡ್ಡ ಸೈನ್ಯವಾದ್ರೇನು ಸ್ವ ಬುದ್ಧಿ ನಿಮ್ಮ ಶಕ್ತಿ ನನಗೆ ಗೊತ್ತಿಲ್ಲವೇ ಜಗದಲ್ಲಿ ದಿನಪನಿದರಲ್ಲಿ ದಿಟ್ಟತನವೇ ತಮದ ಕಾವಳಿಗೆ ಸೂರ್ಯನೆದುರಿಗೆ ಕತ್ತಲೆ ಎಷ್ಟು ಗುಂಪು ಗುಂಪಾಗಿ ಗೊಂಚಲಾಗಿ ಬಂದ್ರೆ ಏನ್ ತಾನೇನು ಪ್ರಯೋಜನ ನೀವು ಸೂರ್ಯ ಇದ್ದಾಗಿದ್ದೀರಿ ಕೌರವ ಸೈನ್ಯ ಬರೀ ಕತ್ತಲೆ ಸೈನ್ಯ ಅದು ಬಿನುಗುರಾಯರ ಬಿಂಕ ಗೋವರ ಮನೆಗೆ ಮೆರದೊಡೆ ಸಾಕು ನಿಂದಿರು ಜನಪ ತೋರಿಸು ಗುಣವ ಕೌರವನ ತಟ್ಟಿನಲ್ಲಿ ಮಾಡಿಸಿ ಅಂತ ಹೇಳಿದ್ರೆ ಎಂದೆಡೆ ಉಬ್ಬರಿಸಿದನು ತಾ ಕಲಿಯೊಂದು ಬಗೆದನು ನೀವು ಚಪ್ಪಾಳೆ ತಟ್ಟಿದಾಗ ಅವರೆಲ್ಲ ತಟ್ಟಿದ್ರು ಆ ಉತ್ತರ ಕುಮಾರ್ರೆ ನೀವು ಮಾಡಿಸು ಮಾಡಿದ್ರೆ ಶಿವನು ಹೆದರ್ಕೊಂಡು ಹೋಗಬೇಕು ಆ ನೋಡಿದ್ಯಾ ಆಗಬಾರ್ದು ಈ ಜಾಗದಲ್ಲಿ ನಮ್ಮೂರಲ್ಲಿ ನಮ್ಮೂರ ಹತ್ರ ಮೊಳಗಾಳು ಅಂತ ಒಂದು ಹಳ್ಳಿ ಅಲ್ಲಿ ಹಳ್ಳಿಯವರು ನಾಟಕ ಮಾಡ್ತಿದ್ರು ಪರದೆ ತೆಗಿಬೇಕು ಕತ್ತಿ ಜಳಗಿಸ್ಬೇಕು ಈ ಕಡೆ ಆ ಕಡೆ ಹೋಗಬೇಕು ಲೆಗ್ ಹಾರ್ಮೋನಿಯಂ ನುಡಿಸಬೇಕು ಬೇಗಡೆ ರಾಗದಲ್ಲಿ ಒಂದು ಹಾಡು ಹಾಡ್ತಿದ್ರು ಅವರು ಅರ್ಧ ನೆನಪು ಬರ್ತದೆ ಬೇಜಾರೂವೇನೆ ಈ ಕಡೆ ನೋಡ್ತಾನೆ ಆ ಕತ್ತಿ ಮುನೇನ್ ಒಬ್ಬಳು ಮೂಗಿಗೆ ಬೇಜಾರೂವೇನೆ ಏನೇ ಏನೇ ಏನೇ ಬೆದರುವೆನೆ ಏನೆ ಏನೇ ಮದಗ ಜವಾನೆ ಜವಾನೆ ತಾನೇ ನಿಂದಿರಲು ಬೆದರುವೆನೆ ಏನೇ ಯಾವ ಹೊರದು ಈ ಹಾಡು ನಂಗೆ ಗೊತ್ತಿಲ್ಲ ಅದು ನನ್ನ ತಲೆಯಲ್ಲಿ ಭದ್ರ ಕೂತು ಮೂರನೇ ನಾಲ್ಕನೇ ವರ್ಷ ಕೇಳಿದ್ದು ಆ ಕತ್ತಿ ತೋರಿಸ್ತಾನೆ ಒಬ್ಳ ಹತ್ರ ಈ ಕಡೆ ತೋರಿಸ್ತಾನೆ ಇದು ಕುನ್ನುಕುಡಿ ವೈದ್ಯನಾಥನ್ ಅಂತ ಒಬ್ಬರು ವಯಲಿನ್ ನುಡಿಸ್ತಾರೆ ಮಹಾರಾಯರು ವಯಲಿನ್ ನುಡಿಸೋದು ಆ ಮೇಲ್ಗಡೆ ಬೋ ಇರ್ತದ ಅದನ್ನ ಆ ಪಕ್ಕವಾದ್ಯ ಒಂದು ಇಪ್ಪತ್ತು ಜನ ಕೂತಿರ್ತಾರೆ ಒಬ್ಬೊಬ್ಬರ ಕಡೆ ತೋರಿಸೋದು ಈ ಡೋಲ್ ಬಜಾವಿಸು ನೀ ಜಲತರಂಗ ಮಾಡು ಮತ್ತೊಂದು ಮಾಡು ನನಗೆ ಬೇದಾರು ಹೂವೇನೆ ಏನೇ ಬೇದಾರು ಹೂವೇನೆ ಏನೇ ಪಾರ್ಕ್ ಹೋಗ ಬೆದರುವೆನೆ ಏನೆ ಬೆದರುವೆನೆ ಇದನ್ನೇ ಹೇಳಿ ಹೇಳಿ ಹೇಳಿ ನಮಗೆ ಚಪ್ಪಾಳೆ ಹಾಕಿ ಸಾಕಾಗೋದು ಎಂದಡು ಬದಿಸಿದನು ತಾ ಎಂದು ಬಗೆದನು ಅದೇ ಬೇಗಡೆಯಲ್ಲಿ ಹೇಳಿ ತೋರಿಸ್ತೇನೆ ನೋಡಿ ಏನು ಬೆರಳಿಂದ ತಿರುಹುತ ಮುಗುಳು ನಗೆ ಹರುಷದಲ್ಲಿ ಮೈ ಮರೆದು ಸಂದಣಿಸಿ ರೋಮಾಂಚ ಕೆಲಬಲದಿಂದು ಮುಖಿಯರ ನೋಡಿದನು ನಲವಿಂದ ನುಡಿದನು ತನ್ನ ಪೌರುಷತನದ ಪರಿಯ ರಾಗವಾಗಿ ಹೇಳಿ ತೋರಿಸ್ಬೇಕು ಅಂತ ಮಕ್ಕಳ ಅಪ್ಪಣೆ ಶ್ರುತಿ ಇಟ್ಕೊಂಡು ಹೇಳಬೇಕು ಅಂತ ಅದು ಹೇಳಿದ್ರೆ ಶ್ರಮ ಬಹಳ ಆಗ್ತದೆ ಒಂದು ಕಾಲದಲ್ಲಿ ಗಮಕ ಚೆನ್ನಾಗಿ ನುಡಿಸ್ತಾ ಇದ್ದೆ ಗಮಕ ರತ್ನಾಕರ ಅಂತ ಬಿರುದು ಕೊಟ್ಟಿದ್ದಾರೆ ನನಗೆ ರಾಜ್ಯ ಮಟ್ಟದ ಐದನೇ ಗಮಕ ಸಮ್ಮೇಳನಕ್ಕೆ ನಾನು ಅಧ್ಯಕ್ಷನಾಗಿದ್ದೆ ಹರಿಹರ ಕವಿಯ ಪಂಪಾ ಶತಕವನ್ನು ಓದಿ ತೋರಿಸಿದೆ ಧಾರವಾಡದಲ್ಲಿ ನಡೆಯಿತು ಆ ಸಮ್ಮೇಳನ ಧ್ವನಿ ಹಿಂಸೆ ಕೊಡುವುದಾದ್ರಿಂದ ಆಮೇಲೆ ಪಬ್ಲಿಕ್ ಪರ್ಫಾರ್ಮೆನ್ಸ್ ನಿಲ್ಲಿಸಿಬಿಟ್ಟೆ ಆಕಾಶವಾಣಿಯಲ್ಲಿ ಐವತ್ತು ವರ್ಷ ಗಮಕ ವಾಚನ ಮಾಡಿದ್ದೇನೆ ನಾನು ನೈನ್ಟೀನ್ ಫಿಫ್ಟಿ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ವಿದ್ಯಾರ್ಥಿ ಆಗಿದ್ದಾಗಿಂದ ಹಿಡಿದು ಧಾರವಾಡದಲ್ಲಿ ಸರ್ವಿಸ್ ರಿಟೈರ್ ಆದ ಮೇಲೆಯೂ ಒಂದು ವರ್ಷ ಎರಡು ವರ್ಷ ಅದು ಅರುವೇನೆ ಏನೇ ಹೌದಾ ಹೌದು ತಪ್ಪೇನು ಆ ಪಕ್ಕ ಪಕ್ಕದಲ್ಲಿದ್ದವ್ರು ಹೇಳಿದ್ರು ಹೌದು ಹೌದು ಸ್ವಾಮಿ ನೀವು ಹೇಳೋದು ಹೇಳೋದಿಲ್ವಾದ್ದು ಜೂಜಿನ ಕುಹಕದಲ್ಲಿ ಪಾಂಡವರ ಸೋಲಿಸಿ ಕಪಟದಲ್ಲಿ ಪಾಂಡವರನ್ನು ಸೋಲಿಸಿ ಮಹಿಯ ಎನ್ನ ಕೆಣಕಿದನೇ ಸುಯೋಧನನು ಏನು ಪಕಡಾಟ ಅಂತ ತಿಳ್ಕೊಂಡ ಯುದ್ಧ ಅಂದ್ರೆ ಆ ದುರ್ಯೋಧನ ಪಾಂಡವರ ರಾಜ್ಯವನ್ನು ಅಪಹಾರ ಮಾಡಿದಾಗ ಮೋಸದಿಂದ ನಮ್ಮೂರನ್ನ ಅಪಹಾರ ಮಾಡಬಹುದು ತಿಳ್ಕೊಂಡೆ ಮುಟ್ಟಾಳ ಅವನು ಸಾಹಸದಿಂದವೇ ತುರುವ ಮರಳಿ ಏನು ಸಾಹಸ ತೋರಿಸಿ ಗೋವುಗಳನ್ನು ವಾಪಸ್ ಬರ್ತೇನೆ ನಾನು ಬಳಿಕ ಕೌರವನ ನಿರ್ವಹಿಸಲೀವನೇ ಸೂರೆಗೊಂಬೆನು ಹಸ್ತಿನಾಪುರವ ಹಸ್ತಿನಾಪುರಕ್ಕೆ ಮುತ್ತಿಗೆ ಹಾಕಿ ಆ ಊರನ್ನು ಹಿಡಿದು ಬಿಡ್ತೇನೆ ನಾನು ಹಿಡಿದು ರಾಜ್ಯವ ಕೊಂಡು ಹೆಂಗುಸ ಬಡಿದು ಪಾಂಡವರಾಯರನ್ನು ಹೊರಬಡಿಸಿ ಕೊಬ್ಬಿದ ಭುಜಬಲವನೆನ್ನೊಡನೆ ತೋರಿದನೇ ಮೋಹನರಾಗ ಹಿಡಿದು ರಾಜ್ಯವ ಕೊಂಡು ಪಾಂಡವ ರಾಜ್ಯವನ್ನು ಹಿಡ್ಕೊಂಡು ಹೆಂಗುಸ ಬಡಿದು ದ್ರೌಪದಿ ಗೋಮಾನ ಮಾಡಿ ಪಾಂಡವರಾಯರನ್ನು ಹೊರಬಡಿಸಿ ಕಾಡಿ ಕಳಿಸಿ ಕೊಬ್ಬಿದ ಭುಜ ಬಲವನನ್ನೊಡನೆ ತೋರಿದನೆ ಆ ದುರ್ಯೋಧನ ಬುದ್ಧಿ ಇದೆಯೇ ಉತ್ತರ ಕುಮಾರ್ ಯಾರು ಅಂತ ಗೊತ್ತಿಲ್ವೇ ಅವನಿಗೆ ಬಡ ಯುಧಿಷ್ಠರನೆಂದು ಬಗೆದನೇ ನಾನೇನು ಯುಧಿಷ್ಠರನ ಅಷ್ಟು ಹೀನ ಇವೆ ನಾನು ಕಡುಗಿದೊಡೆ ಕೌರವನ ಕೀರ್ತಿಯ ತೊಡವೆನು ಅರಿಯರಲ ಎನ್ನುತ್ತ ಸುಕುಮಾರ ಕಜಿಗೊಂಡ ಜವನ ಮೀಸೆಯ ಮುರಿದನೋ ಯಮನ ಮೀಸೆ ಕೈ ಹಾಕಿದಾಗಿದೆ ಅಂತೆ ದುರ್ಯೋಧನ ಇವನು ಯಮ ಇದ್ದ ಹಾಗೆ ಜವನ ಮೀಸೆಯ ಮುರಿದನೋ ಭೈರವನ ದಾಡೆಯ ನಲುಗಿದನೋ ಮೃತ್ಯುವಿನ ಮೇಲುದ ಸೆಳೆದನೋ ಕೇಸರಿಯ ಕಣಕಿದನೋ ಬವರವನು ತೊಡಗಿದನಲ್ಲ ಕೌರವನು ಅಕಟಮರುಳಾದನೆಂದು ಆ ಯುವತಿಯರ ಮೊಗ ನೋಡುತ್ತ ಉತ್ತರ ಬಿರುದ ಕೆದರಿದನು ನಿಮಗೆ ಅರ್ಥವಾಗತ್ತೆ ಅದು ಅಯ್ಯೋ ಬಾರಿ ಇಲ್ಲಿಂದ ತಂಗಿಯನ್ನ ಹೇಳೆ ನಿಜವಾಗಿ ಹೇಳು ಆ ಯುದ್ಧಕ್ಕೆ ಹೋಗೋದು ನಿಶ್ಚಯ ಆದರೆ ನನ್ನ ಜೊತೆ ಯುದ್ಧ ಮಾಡೋಕೆ ಸರಿಯಾವುದರೇ ಇಲ್ವಲ್ಲ ಅಲ್ಲಿ ಏನು ಮಾಡಲಿ ನಾನು ಆರೊಡನೆ ಕಾದುವೆನು ಕೆಲವರು ಹಾರುವರು ಹೇ ಬ್ರಾಹ್ಮಣರು ಕೃಪಾಚಾರ್ಯ ಮತ್ತು ದ್ರೋಣ ನನ್ನ ಯೋಗ್ಯತೆಗೆ ಸರಿಯಿಲ್ಲ ಕೆಲರು ಅಂತಕನ ನೆರೆಯೂರವರು ಇನ್ನೇನ್ ಸಾಯೋದಲ್ಲಿದ್ದಾನೆ ಭೀಷ್ಮ ಅಂತಕನ ನೆರೆಯೂರವರು ಕೆಲರು ಅಧಮ ಕುಲದಲ್ಲಿ ಸಂದು ಬಂದವರು ಯಾರು ಕರ್ಣ ಸೂತಪುತ್ರ ಅವನು ವೀರರೆಂಬವರಿವರು ಇವರೇ ವೀರರು ಮೇಲಿನ್ನಾರ ಹೆಸರುಂಟು ಅವರೊಳೆಂದು ಕುಮಾರ ನೆನಗೊಬ್ಬಿದನೆ ನುಡಿದನು ಹೆಂಗಡಿದಿರನಲಿ ಪೊಡ ವಿಪತಿಗಳು ಬಂದು ತುರುಗಳ ಹಿಡಿಯವರೆ ರಾಜರಾಗಿರೋರಿಗೆ ಸೈನ್ಯ ಜೊತೆ ಯುದ್ಧ ಮಾಡಬೇಕು ಬಡ ಆಕಳನ್ನು ಗೋವನ್ನು ಹಿಡ್ಕೊಂಡಿದ್ದಾರಲ್ಲ ಅವರು ಸುಡಬೇಕು ಅವರನ್ನ ಗೋವನ್ನು ಹಿಡಿದ್ರೆ ಏನಾಗುತ್ತೆ ಪೊಡವಿಪತಿಗಳು ಬಂದು ತುರುಗಳ ಹಿಡಿಯವರೇ ಲೋಕದಲ್ಲಿ ಅಧಮರ ಬಡ ಮನದ ಮನ್ನಯರ ಮೈಸಿರಿ ಕೌದಳಾಯಿತು ಅಧಮ ದೊರೆಯವನು ಗೋವನ್ನು ಹಿಡಿಯುತ್ತಿದ್ದಾನೆ ಎಲ್ಲ ಕಡೆಗೆ ದುರ್ಯಶ ಉಳಿಯುವುದಲ್ಲದೆ ಗೋವನ್ನು ಹಿಡಿದರು ಪಾತಕ ಮಾಡಿದರು ಅಂತ ಅಪಯಶ ಒಂದು ಬರುತ್ತೆ ಅವ್ರದ್ದು ಬೇರೆ ಇಲ್ಲ ಅವರಿಗೆ ಬಿಡುವನೇ ಗೋಧನವನು ಎನ್ನೊಳು ತೊಡಕೆ ಬದುಕುವವನ ಯಾರು ನನ್ನನ್ನು ಕೆಳಗೆ ಬದುಕುವನು ಯಾರು ಎಂದನು ಖಂಡಯವ ಜಡಿದು ಎಲ್ಲ ಹೆಂಗಸರು ದೂರ ಚದುರು ಬಿಟ್ಟಿದ್ದಾರೆ ಅವನು ಕಚ್ಚಿ ಆ ಬೀಸೋ ಅವಸರದಲ್ಲಿ ಸೇರದೇ ಇರೋ ಹಾಗೆ ಬೆಗರೂಬೇನೆ ಮತ್ತೆ ಬಚ್ಚ ಅದು ಹೇಳ್ತಾನಲ್ಲ ಅವನು ಕಳನ ಮುರಿವೆನು ಹೊಸ್ತಿನಾಪುರದೊಳಗೆ ಠಾಣಾಂತರವ ನಿಕ್ಕುವೆ ತೊಲಗಿಸುವೆ ಕೌರವನ ಸೇನೆಯ ಧೂಳಿಪಟ ಮಾಡಿ ಗೆಲುವ ತಹೆನೆಂದು ಉತ್ತರನು ಕೋಮಲ ಬಾಯಿಗೆ ಬಂದು ಕಳಹುತ್ತಿದ್ದನು ಬೇಕು ಬೇಡೆಂಬುವರನ ನಾಕಾಣೆ ಬೇಕು ಬೇಡ ಸ್ವಾಮಿ ಇನ್ ಸ್ವಲ್ಪ ಹೇಳಿ ಇಂಥ ನೋರು ಇಲ್ಲ ಸಾಕು ನಿಲ್ಲಿಸಿ ಇಂಥ ನೋರು ಇಲ್ಲ ಅಬದ್ಧ ಕಾಪಣೆಯೇ ಹೇಳ್ತಾ ಇದ್ದಾನವನಂತೆ ಅವನು ಅರಿಯನೇ ಗಾಂಗೇಯನನು ಆ ಭೀಷ್ಮ ಯಾರು ನನಗೆ ಗೊತ್ತಿಲ್ವೇನವನು ನೀರಲ್ಲಿ ಹುಟ್ಟಿದವನು ನೀರಲ್ಲಿ ಹುಟ್ಟಿದವನು ಅಂದ್ರೆ ಶಕ್ತಿ ಇಲ್ಲದೆ ಇದ್ದವನು ಅರಿಯನೇ ಗಾಂಗೇಯನನು ತಾನರಿಯದವನೇ ದ್ರೋಣ ಕುಲದಲ್ಲಿ ಕೊರತೆ ಎನಿಸುವ ಕರ್ಣನೆಂಬವ ನನಗೆ ಸಮಬಲವೇ ಆ ಕರ್ಣನ ಸರಿಯಾಗ್ತಾನೆಯೇ ಬಲಿಯ ಬಯಲಾಡಂಬರಿಗೆ ಬರುತ್ತಿರುವ ಹಿಡಿದೊಡೆ ತನ್ನ ಹೆಂಡದ ಸರಿಯ ತಾರಜ ಮಾಣನೆಂದನು ಎಂದನು ನಾರಿಯರ ಮುಂದೆ ನುಡಿದು ಫಲವೇ ನಿನ್ನು ಹೇಳಿ ಏನು ಪ್ರಯೋಜನ ಈಗಂದ ನಶ ಹಾಕೋರ್ ಕೈ ಈಗನ್ನು ಹಾಗೆ ಒಂದು ಚಿಟಕಿ ಇದರ ನಾಟಕದಲ್ಲಿ ನೋಡಿದ ಹೀಗಂತ ಸ್ವಾಮಿ ಏನಾಯ್ತು ಮಹಾರಾಯರೇ ಒಂದು ಸರಿಯಾದ ಸಾರ್ಥಿ ಇಲ್ಲ ನನ್ನ ಗತಿ ಏನು ಮಾಡಲಿ ಅವನು ನಿನ್ನೆ ಯುದ್ಧದಲ್ಲಿ ಹೋಗಿ ಸತ್ತುಬಿಟ್ಟ ನಮ್ಮಪ್ಪನ ಸೈನ್ಯಕ್ಕೆ ಸಾರಥಿ ಅವನು ಸತ್ತಾನ್ ಸಮಾಚಾರ ಬಂತು ನುಡಿದು ಫಲವೇ ನಿನ್ನ ಸಾರಥಿ ಮಾಡಿದ ನಿನ್ನಿನ ಬವರದಲ್ಲಿ ತಾನುಡುಹನಾದೆನು ಶಿವ ಶಿವ ಎಂದೆನ್ನ ಕೈ ಮನೆಗೆ ಇವತ್ತು ನನ್ನ ಕೈಗೆ ಮನಸ್ಸಿಗೆ ಬರುವಂತ ಒಪ್ಪುವಂತ ಒಬ್ಬ ಸಾರಥಿ ಇಲ್ಲ ಗಡನಿಸುವ ಸಾರಥಿಯನೊಬ್ಬನ ಪಡೆದನಾದೊಡೆ ಇವತ್ತೊಬ್ಬ ಸಾರಥಿ ಸಿಕ್ಕಿಬಿಟ್ರೆ ಒಬ್ಬರಿದ್ರು ಒಂದು ಕಾಲೇಜಲ್ಲಿ ಮೇಷ್ಟ್ರು ಅವರಿಗೆ ಒಂದು ಪದ್ಯ ಅರ್ಥವಾಗಲಿಲ್ಲ ಎಲ್ಲೆಲ್ಲೋ ಹೋದ್ರು ಯಾರಿಗೂ ತಿಳಿಯಲಿಲ್ಲ ಮಾಡರ್ನ್ ಪೋಯಿಟ್ರಿ ಅದು ಈ ಪದ್ಯ ಒಂದು ತಿಳಿದು ಬಿಟ್ಟಿದ್ರೆ ಸಂಬರಿ ಹಾಕೊಡ್ತಿದ್ದೆ ನೋಡಿ ಅಂತ ಹೇಳ್ತಾ ಇದ್ರಂತೆ ಅವರು ತಿಳಿದಿದ್ದು ಸಂಬರಿ ಏನು ಕೊಡೋದು ಯಾರು ಬೇಕಾದ್ರೂ ಕೊಡ್ತಾರೆ ಅದು ಹುಡುಗರೆ ಮಾಡ್ಕೊಳ್ತಾರ ಅದನ್ನ ಆ ಸಾರಥ್ಯವ ಬೈದು ಬಿಟ್ರೆ ಒಬ್ಬನ ಪಡೆದನ ಬೆಳೆ ಕೌರವೇಂದ್ರನ ಪಡೆಗೆ ಹಬ್ಬವ ಮಾಡುವೆನು ತೋರುವೆನು ಕೈಗುಣವ ನನ್ನ ಕೈಗುಣ ತೋರಿಸ್ತೇನೆ ಸಾರಥಿಯ ಶಿವ ಕೊಟ್ಟನಾದೊಡೆ ಮಾರಿಗುಬ್ಬಸವಾಗದೆ ಅಂತಕನೂರು ತುಂಬದೆ ಡೊಳ್ಳು ನೂಕದೆರಣ ಪಿಶಾಚರಿಗೆ ಸಾರಥಿಯ ಶಿವ ಕೊಟ್ಟುಬಿಟ್ರ ನನಗೆ ಮಾರಿಗೆ ಉಬ್ಬಸವಾಗದೆ ತಿಂದು ತಿಂದು ಮಾರಿಗೆ ಆಸ್ತಮ ಬಂದು ಇನ್ ತಿನ್ನೋಕ್ಕಾಗೋದಿಲ್ಲ ಅಂತ ಮಾರಿಗೆ ಉಬ್ಬಸವಾಗದೆ ಅಂತಕನೂರು ತುಂಬದೆ ಇನ್ನು ಬೇಡ ಕಾಣೋ ಉತ್ತರ ಕುಮಾರ ನಮ್ಮೂರಲ್ಲಿ ಜಾಗ ಇಲ್ಲ ಅಂತ ಯಮ ನನಗೆ ಅಪ್ಲಿಕೇಶನ್ ಹಾಕಿ ಕಳಿಸ್ಬೇಡಪ್ಪ ಅಂತ ಹೇಳಬೇಕು ಅಲ್ಲಿ ತನಕ ಕಳಿಸ್ಬಿಡ್ತೇನೆ ಕೊಂಡು ಕೊಂಡು ಕೊಂಡು ಡೊಳ್ಳು ನೂಕದ ರಣಪಿಶಾಚರಿಗೆ ರಣಪಿಶಾಚಿಗಳಿಗೆ ಡೊಳ್ಳು ನೂಕದೆ ತಿಂದು ತಿಂದು ದೋರೆಗರುಳಿ ದಾನವಿಯರುಡಲೆಯರು ಹತ್ತದೆ ಹಬ್ಬವಾಗದೆ ಭೂರಿ ಭೇತಾಡರಿಗೆ ಹೋಗುದೇ ಬರಿದ ರಣವೆಂದ ಆ ಕಡೆ ನಿಂತಿದ್ದಾನೆ ಆ ಬೃಹನ್ನಳೆ ನಾಟ್ಯದ ಮಂದಿರದ ಬಾಗಿಲಿನಲ್ಲಿ ಕೇಳಿದನು ಕಲಿಪಾರ್ಥನು ಈತನ ಬಾಲಭಾಷೆಗಳೆಲ್ಲವನು <laughs> ಬಾಲಭಾಷೆ ಎಳಗೂ ಹೇಳಿದ ಹಾಗೆ ನಾವಿನ್ನಿಹುದು ಮತವಲ್ಲ ನಾನಿನ್ ಸುಮ್ಮನೆ ಇರಬಾರದು ಈ ಊರ ರಕ್ಷಣೆಯಲ್ಲಿ ಹೋಗುತ್ತಲ್ಲ ಅಂತ ಕಾಲ ಸವೆದುದು ಅವನು ಲೆಕ್ಕ ಇಟ್ಟಿದ್ದಾನೆ ಲೆಕ್ಕ ಇಟ್ಟಿದ್ದವನು ಸಹದೇವ ಗುಟ್ಟಿನಲ್ಲಿ ಒಬ್ಬರೊಬ್ಬರು ಮಾತಾಡಿಸ್ಕೊಳ್ತಿದ್ರು ಇನ್ನೆಷ್ಟು ದಿವಸ ಇದೆಯೋ ಇನ್ನೆಷ್ಟು ದಿವಸ ಇದೆಯೋ ಇನ್ನೆಷ್ಟು ದಿವಸ ಇದೆಯೋ ಆಯಿತು ಆಯಿತು ಚಾಂದ್ರಮಾನ ಸೌರಮಾನ ಲೆಕ್ಕ ಕೊಟ್ಟಿದ್ದೇನೆ ಪಾಂಚಾಲೆಗೆ ಕಟಿ ನುಡಿದ ನಾವಿನ್ಯುವುದು ಮತವಲ್ಲ ಸೈರಂಧ್ರಿಯನ್ನು ಕರೆದ ಅವಳು ಹೆಂಗಸು ಇದು ಅರ್ಧಂಬರ್ಧ ಹೆಂಗಸು ಮಾತಾಡಿದ ಯಾರು ಗುಜುಗುಜು ಅಂತ ಕೇಳೋರಿಲ್ಲ ಅಲ್ಲಿ ಬೆದರು ಹೂವೇನೆ ಅವಕಾಶವಿಲ್ಲವಲ್ಲ ಏ ಸೈರಂಧ್ರಿ ಬಾಯಿಲಿ ಅವಳಲ್ಲೇ ಇದ್ದವಳು ಅವಾಗ ಆ ಹುಡುಗ ಬಾಯಿಗೆ ಬಂದಾಗ ಹೇಳ್ತಾ ಇದ್ದಾನೆ ಪಾಪ ಮೀಸೆ ತಿರುಗುತ್ತಾ ಕತ್ತಿ ಗಿತ್ತಿ ಕೆಳಗೆ ಹಾಕು ಅಂತ ಹೇಳು <coughs> ಏನು ಹೇಳಬೇಕು ಅಂತ ಕೇಳಿದ್ರೆ ನಮ್ಮ ರಾಜ್ಯದ ಮೇಲೆ ನಿಲುಕಲು ಬೇಕು ಕೌರವರಾಳು ನಮಗೋ ಸುಖವೇ ಬಂದುದು ದನ ಕಟ್ಕೊಂಡು ಹೋಗೋಕೆ ಬಂದಿಲ್ಲ ಅವರು ಕಾಂತೆ ಕೇಳೆಂದ ಏನು ಹೇಳಬೇಕು ಅಂದ್ರೆ ನರನ ಸಾರಥಿ ಎಂದು ನೀನು ಉತ್ತರಗೆ ಸೂಚಿಸಿ ಈ ಬೃಹನ್ನಡೆ ಒಂದು ಕಾಲದಲ್ಲಿ ಅರ್ಜುನನ ಸಾರಥ್ಯ ಮಾಡ್ತಿದ್ದಳು ನಿಮಗಿಷ್ಟವಾದರೆ ಇವತ್ತು ಸಾರಥ್ಯಕ್ಕೆ ಕಳಿಸ್ಕೊಡ್ತೇವೆ ಅವ್ರಿಗಿಷ್ಟ ಇದೆಯಂತೆ ಅಂತ ನೀನೊಂದು ಮಾತು ಹೇಳವನಿಗೆ ಮುಂದಿನ ಕೆಲಸ ನಾನು ನೋಡ್ತೇನೆ ನರನ ಎಂದು ನೀನು ಉತ್ತರಗೆ ಸೂಚಿಸಿ ತನ್ನ ನೀಗಳೇ ಕರಸೆನಲು ಕೈಕೊಂಡು ದುರುಪದಿ ಬಂದಳೊಲವಿನಲ್ಲಿ ತರುಣಿಕೇಳರ್ಜುನನ ಸಾರಥಿವರ ಬೃಹನ್ನಳೆ ಕಾಂಡವಾಜ್ಞೆಯ ಹೊರೆದನು ಇವತಾನೆಂದು ಸತಿ ಉತ್ತರಗೆ ಹೇಳಿದಳು ಅವಳು ಹೋಗಿ ಹೇಳಿದ್ಲು ಉತ್ತರಗೆ ಹೇಳಿದ್ಲು ದ್ರೌಪದಿ ನೇರವಾಗಿ ಕುಮಾರನ ಹೇಳಲಿಲ್ಲ ಈ ಬ್ರಾಹ್ಮಣಳೆ ಸಾಮಾನ್ಯವಲ್ಲ ಅರ್ಜುನ ಸಾರಥ್ಯ ಮಾಡಿದ್ದಾಳೆ ಅರ್ಜುನನಿಗೆ ಈ ನಪಂಸಕ ಸಾರಥ್ಯ ಮಾಡಿ ಎಲ್ಲಿ ಅಂತ ಕೇಳಿದ್ರೆ ಕಾಂಡವರವನು ಸುಟ್ನಲ್ಲ ಅರ್ಜುನ ಆ ಹೊತ್ತಲ್ಲಿ ಮಾಡಿ ಸಾರಥ್ಯ ಅಯ್ಯೋ ಅಷ್ಟು ದೊಡ್ಡ ಕೆಲಸವೇ ಹಾಗಿದ್ರೆ ಎಣಿಕೆಯಿಂದ ಆಗ್ಬೋದು ಅಂತ ಹೇಳಿ ಅಣ್ಣ ಅಣ್ಣ ಇಲ್ಲಿ ಬಾಯಲ್ಲಿ ಇಲ್ಲಿ ಚಪಾಳೆ ಹಾಕಿದ್ಲು ಬೆದರುವನೇ ಹೇಳ್ತಾನಿತ್ತೆ ಬೆದರು ಆಮೇಲೆ ಬಾಯಲ್ಲಿ ಈ ಬೃಹನ್ನಳೆ ನಿನ್ನ ಸಾರಥ್ಯ ಮಾಡ್ತಾಳಂತೆ ಕೇಳಿ ಹರುಷತೆಯಾದಳುತ್ತರೆ ಓಲಗಕ್ಕೆ ಬಂದು ಅಣ್ಣನಂಗ್ರಿಗೆ ಲೋಲಲೋಚನ ಎರಗಿ ಕೈ ಮುಗಿದು ಎಂದಳು ಈ ಹದನ ಕೇಳಿದನು ಸಾರಥಿ ನಲೆಯನು ಕಾಲಕಕ್ಕೆ ನಡೆ ಅಣ್ಣದೇವ ನೃಪಾದಕರ ಜಯಿಸು ಎಂದಡೆ ಉತ್ತರ ನುಗುತ ಬೆಸಗೊಂಡ ಎಲ್ಲಿ ಸುರುಟಿರಾಗ ಅದು ಮನಸ್ಸು ಎಲ್ಲಿ ಹೋಗುತ್ತೋ ಅಲ್ಲಿ ಹೇಳ್ಕೊಂಡು ಹೋಗುತ್ತೆ ಆ ಉತ್ತರನಿಗೆ ಒಂದು ರೀತಿಯಲ್ಲಿ ಸಂತೋಷ ಆಯಿತು ಆದ್ರೆ ಪ್ರತಾಪ ಹೇಳಬೇಕು ಛೀ ನನ್ನ ಯೋಗ್ಯತೆ ಸುಡಬೇಕು ಕೆಲಸಕ್ಕೆ ಬಾರದೆ ನಪುಂಸಕರಣ ಸಾರಥಿ ಕಟ್ಕೊಂಡು ಹೋಗೋದೆ ನಾನು ತಂಗಿ ಹೇಳವು ತಾಯೇ ನಿನಗೀ ಸಂಗತಿಯನ್ನು ಆರೆಂದವರು ಆರು ಅಂಗಣೆಯುಳ್ಳವನೇ ಸಾರಥಿತನದ ಕೈಮಯಲಿ ಮಂಗಳವಲೇ ಬಳಿಕ ರಣದೊಳಗೆ ಹೇ ನಿನ್ನ ಆಣೆ ತನ್ಮಯ ತುಂಗ ವಿಕ್ರಮತನವನು ಉಳುಹಿದೆ ಹೇಳು ಹೇಳಿಲ್ಲ ಇವತ್ತು ನನಗೆ ಒಂದು ಸರಿಯಾದ ಸಾರ ಕೊಟ್ಟ ಪಕ್ಷದಲ್ಲಿ ನನ್ನ ಪೌರುಷ ಉಳಿದಂತಾಯಿತು ನಿಜವಾಗಿ ಹೇಳೋ ಚರಿತ್ರೆ ಏನು ಎಂದಳಿ ಸೈರೇಂದ್ರಿ ಸುರಪನ ನಂದನ ಸುಡುವಂದು ಪಾರ್ಥನ ಮುಂದೆ ಸಾರಥಿಯಾದ ಗಡನ ವಿ ಹದನ ಇದು ಈ ಹದ ನಮಗೆ ಗೊತ್ತಿಲ್ಲ ನಾ ಕಣ್ಣಿನ ನೋಡಿದ್ದಲ್ಲ ಎಂದಳಿ ಸೈರೇಂದ್ರಿ ಕನ್ನಡದಲ್ಲಿ ಸೈರೇಂದ್ರಿ ಮಾಡಿದ್ದಾರೆ ಸೈಳೇಂದ್ರಿ ಸೈರೇಂದ್ರಿ ಅವನ ಬಾಯಿಗೆ ಬಂದಿದ್ದೇ ಶಬ್ದ ವ್ಯಾಸ ಗದುಗಿನ ವೀರ ನರಯಣನ ಆ ಪ್ರಾಶಕ್ಕೆ ಹೊಂದಲಿಲ್ಲ ಅಂತ ಗದುಗಿನ ವೀರ ನರಯಣನ ನಾರಾಯಣ ಶಬ್ದವನ್ನು ಕತ್ತರಿ ಹಾಕಿದ ಗಂಡು ಕವಿ ಶಬ್ದವನ್ನು ತಯಾರು ಮಾಡ್ತಾನೆ ಕನ್ನಡದಲ್ಲಿ ಈ ರೀತಿ ವಾಲ್ಮೀಕಿ ವ್ಯಾಸರಂತ ಪ್ರಯೋಗ ಮಾಡತಕ್ಕ ಕವಿ ಯಾವನಿದ್ದಾನೆ ಗಂಡು ಯೋಚನೆ ಮಾಡಿ ಛಂದಸ್ಸಿಗೆ ಶಬ್ದವನ್ನೇ ಕಟ್ ಮಾಡಿ ಕೊಡಿಸ್ತಾನೆ ಎಂದಡಿ ಸೈರೇಂದ್ರಿ ಸುರಪನ ನಂದನವ ಸುಡುವಂದು ಅದಾಯಿತು ಸಾರಥಿಯ ಕೊಟ್ಟು ಎನ್ನ ನುಡುಹಿದೆ ಲೇಸು ಮಾಡಿದೆ ಕೌರವನ ತನಿಗರುಳ ಬಗೆವನು ಕೌರವನ ತನಿಗರುಳು ಯುನೀಕ್ ಆಗಿರುವ ಅವನ ಕರುಳನ್ನು ಬಗೆದು ಬಿಡುತ್ತೇನೆ ದುರ್ಯೋಧನನ್ನ ತಡವ ಮಾಡಿಸದೆ ನಾರಿ ನೀನೇ ಹೋಗಿ ಪಾರ್ಥನ ಸಾರಥಿಯ ತಾಯನಲು ನೀನೇ ಹೋಗಿ ಕರ್ಕೊಂಬ ಅರ್ಜುನ್ ಸಾರಥಿಯಲ್ಲಿ ಏನಲು ನಮ್ಮ ವೀರ ಬಗೆಯನು ನಿಮ್ಮ ತಂಗಿಯ ಕಳುಹಿ ಕರೆಸುವುದು ನಿಮ್ಮ ತಂಗಿ ಉತ್ತರೆಯನ್ನೇ ಕರೆಸಿ ಅವನು ಹೇಳಿ ನಾ ಹೇಳೋದಿಲ್ಲ ಅಂದ್ಲು ದ್ರೌಪದಿ ನೀವುಂಟು ನಿಮ್ಮ ತಂಗಿ ಉಂಟು ತಾಯ ನೀ ಹೋಗಿ ಸೂತನ ತಾಯನಲು ತಂಗಿಗೆ ಹೇಳ್ದ ತಂಗಿ ಹೋಗಿ ಕರ್ಕೊಂಬ ಅವನ್ನ ಕೈಕೊಂಡು ಕಮಲದಳಾಯತಾಕ್ಷಿ ಮನೋಭವನ ಮರ್ಯಾನೆಯಂದದಲ್ಲಿ ಒಳ್ಳೆ ಸುಂದರಿ ಹುಡುಗಿ ಅವಳು ಗುಜ್ಜು ಗುಜ್ಜ ಆನೆ ಇದ್ದಾಗಿದ್ಲು ಅವಳಿಗೆ ನಾಟ್ಯ ಕಲಿಸಿದ್ದ ಅರ್ಜುನ ಗೆಜ್ಜೆ ಗಿಜ್ಜೆ ಕಟ್ಕೊಂಡಿದ್ದವಳು ಸೇರು ಬ್ರಹ್ಮರಥ ಹೇಳಿದ ಹಾಗೆ ಮನೋಭವನ ಮರ್ಯಾಣಯಂತದಲ್ಲಿ ರಾಯಕುವರಿ ನವಾಯಿ ಗತಿ ಗರುವಾಯಿಲಿ ಬರೆ ವಿಟರ ಕರ್ಣದಲಾಯಿ ತೊಡಗಿತು ತೆಗೆದಳು ಅಂಗನೇ ಜನರ ಕಣ್ಮನವ ಅವಳು ಬಂದದ್ದು ನೋಡಿಯೇ ಜನ ಎಲ್ಲ ಬೆರಗಾಗಿ ನೋಡ್ತಾ ಕೂತಿದ್ರಂತೆ ಅವಳು ಹೇಗಿದ್ದಳು ಅರಳು ಗಂಗಳ ಬೆಳಗು ಹೊಯ್ದಬ್ಬರಿಸ ಚಿತ್ತದ ತಿಮಿರ ಹೆಚ್ಚಿತು ಕುರುಳ ಕಾಳಿಕೆಯಿಂದ ಮುಖ ಬಿಡುಪೇರಿ ಬಿಟ ಜನದ ಅದೆಲ್ಲ ಬಿಟ್ಟು ಬರವ ಕಂಡನು ಪಾರ್ಥನು ಮೊದಲು ಸೂಚನೆ ಕೊಟ್ಟಿದ್ದಾನ ಅರ್ಜುನ ಸೈರಂಧ್ರಿಗೆ ಉತ್ತರೆ ಶಿಷ್ಯ ಬಂದು ಕೇಳ್ತಾಳೆ ಗುರುಗಳೇ ನಿಮಗೆ ಸಾರಥ್ಯ ಮಾಡೋದು ಗೊತ್ತಂತಲ್ಲ ಯಾರಮ್ಮ ಹೇಳಿದ್ರು ನಾ ಬರೀ ನಾಟ್ಯ ಕಲ್ತವನು ಇಲ್ಲ ಇಲ್ಲ ಈ ಸೈರಂಧ್ರಿ ಹೇಳಿದ್ದಾಳೆ ನನಗೆಲ್ಲ ಗೊತ್ತಿದೆ ಅದೇನೋ ಕಾಂಡವನು ಅಂತಲ್ಲ ಅದೇನೋ ಇಂದ್ರನ ತೋಟ ಇತ್ತಂತಲ್ಲ ಅದನ್ನು ಅರ್ಜುನ ಸುಟ್ಟನಂತಲ್ಲ ಅವಾಗ ನೀವೇ ಸಾರಥ್ಯ ಮಾಡಿದ್ರಂತಲ್ಲ ಹೌದೇನಮ್ಮ ತಂಗಿ ಯಾರಮ್ಮ ಹೇಳಿದ್ರು ನಿನಗೆ ಸೈರೇಂದ್ರಿ ಹೇಳಿದಳು ಬರವ ಕಂಡನು ಪಾರ್ಥನು ಏನುತ್ತರೆ ಕುಮಾರಿ ಕಠೋರ ಕಥೆಯಲ್ಲಿ ಬರವು ಭಾರಿಯ ಕಾರ್ಯವ ಸೂಚಿಸುವುದನೇ ನೀವು ಬರೋ ರೀತಿ ನೋಡಿದ್ರೆ ಏನೋ ಬಹಳವಾದ ಭಾರ ಕಾರ್ಯಕ್ಕೊಂಬಂದಿದ್ದೀಯ ಅಂದರೆ ನಗುತ ಬರವು ಬೇರಿಲ್ಲ ಎನ್ನ ಮಾತನು ಹುರುಡುಗೆಡಿಸದೆ ಸರಿಸುವಡೆ ನಿಮಗೆ ನಾನು ಪ್ರಮಾಣ ಕೊಡಬೇಕು ನಿನ್ನ ಮಾತು ನಡೆಸ್ಕೊಡ್ತೇನೆ ಅಂತ ಅಂದ್ರೆ ಏನಂತ ಹೇಳ್ತೇನೆ ಅಂದಾಗ ಅರ್ಜುನ ಹೇಳ್ತಾನೆ ಮೀರಬಲ್ಲೆನೇ ಮಗಳೇ ಹೇಳೆಂದ ನಿನ್ನ ಮಾತನ್ನು ನಮ್ಮ ಶಿಷ್ಯಾಲವೇ ಎಷ್ಟಿದ್ರು ಹೇಳು ಏನು ಹೇಳು ಪುರಕ್ಕೆ ಹಾಯ್ದರು ಹಸ್ತಿನ ಪುರದರಸುಗಳು ಹೊಲನೊಳಗೆ ನಮ್ಮ ಕ್ಷೇತ್ರದಲ್ಲಿ ಹಸ್ತನಾವತಿ ದೊರಗಳು ಬಂದ್ಬಿಟ್ಟಿದ್ದಾರೆ ಶತ ಸಾವಿರದ ತುರುಗಳ ಹಿಡಿದರು ಅಳಿದುಳಿದುದು ಗೋಪ ಪಡೆ ಕಾದಿ ಮರಡಿಚು ಎಮ್ಮಣ್ಣ ದೇವನ ದೊರಕೆ ಸಾರಥಿ ಇಲ್ಲ ಆ ಗೋವುಗಳನ್ನು ವಾಪಸ್ ತಗೊಂಡ್ಬರೋಣ ಅಂತ ನಮ್ಮ ಅಣ್ಣನಿಗೆ ಸಾರಥಿ ಇಲ್ಲ ಮಹಾವೀರ ಅವನು ನೀವಾನರರು ಸಾರಥಿ ಎಂದು ಕೇಳಿದವು ಎಂದಳು ಇಂದುಮುಖಿ ಇನ್ನು ನೀವೇ ಬಲ್ಲಿರನೆ ನಡೆ ನಿನ್ನ ಮಾತನು ಮೀರಬಲ್ಲನೆ ರೀತಿಗೌಡ ಅರ್ಜುನ ಹೇಳ್ತಾನೆ ಆಯಿತು ನಿನ್ನ ಮಾತನ್ನು ಮೀರ್ತೇನೆ ನಮ್ಮ ಎಷ್ಟಾದರೂ ಶಿಷ್ಯ ಆಯ್ತಲ್ಲ ಇನ್ನು ನೀವೇ ಬಲ್ಲಿರನೆ ನಡೆ ನಿನ್ನ ಮಾತನು ಮೀರಬಲ್ಲನೆ ಮುನ್ನ ಸಾರಥಿಯನು ನೋಡುವೆನೆನು ತವ ಹಿಲದಲ್ಲಿ ಬೆನ್ನಲಿ ಅಬಲಯನೈದಲ ಸಂಪನ್ನ ಬಲನೋಲಕಕ್ಕೆ ಬರೆ ಹರುಷೋನ್ನತಿಯಲ್ಲಿ ಉತ್ತರ ಕುಮಾರನು ಕರೆದು ಮನ್ನಿಸಿದ ಉತ್ತರ ಕುಮಾರ ಬಾ ಬಾ ಬಾ ಅಂತ ಕರೆದ ಕೂತಿದ್ದಾನೆ ಕೈ ಮೇಲೆ ಕೈ ಹಾಕೊಂಡು ಕಾಲು ಮೇಲೆ ಕಾಲು ಮೀಸೆ ತಿರುತ್ತಾ ಇದ್ದಾನೆ ಏ ಬ್ರಹ್ಮಣೆ ಬಾಯಲ್ಲಿ ಬಾಯಿಲ್ಲಿ ಒಂದು ಬಹಳ ಜವಾಬ್ದಾರಿ ಕೆಲಸ ಕೊಡ್ತೇನೆ ನಿನಗೆ ಎಲೆ ತೆತ್ತು ನನಗೆ ಅಗ್ಗಳ ಎರಳು ವಿಗ್ರಹವು ಅಗ್ಗಳ ಎರಳು ವಿಗ್ರಹವು ಬಹಳ ದೊಡ್ಡ ಸೈನಿಕರ ಜೊತೆ ವಿಶ್ವದ್ರೋಣಾದಿಗಳ ಜೊತೆ ಇಲ್ಲಿ ನನಗೆ ಯುದ್ಧ ಬಂದುಬಿಟ್ಟಿದೆ ಸಾರಥಿ ಅಳಿದನು ಎನ್ನವ ನೀನು ಸಾರಥಿಯಾಗಿ ಸಮರದಲ್ಲಿ ಈ ಯುದ್ಧದಲ್ಲಿ ಸಾರಥಿ ಆಗಬೇಕು ಉಳು ಹುದು ನೀ ಸಮರ್ಥನು ಫಲುಗುಣನ ಸಾರಥಿಯಲೇ ನೀನು ಮರಿದು ಮೆಚ್ಚಲು ಕಾಜಿ ತೋರು ನಹಿತ ಸೇನೆಯಲ್ಲಿ ನಿರಥ ಕುದುರೆ ನಡೆಸಿಬಿಡು ನನ್ನ ಕೈ ಚಳಕ ತೋರಿಸ್ತೇನೆ ಶತ್ರು ಸೈನ್ಯದಲ್ಲಿ ಆದ ಅರ್ಜುನ ಕೈ ಮುಗಿದ ಭರತ ವಿದ್ಯಾ ವಿಷಯದಲ್ಲಿ ಪರಿಚಯತನ ನಮಗಲ್ಲದೆ ಭರತ ವಿದ್ಯಾ ಅಷ್ಟೇ ಗೊತ್ತು ನಮಗೆ ನಾಟ್ಯ ಏನು ಸ್ವಾಮಿ ನಿಮ್ಮ ಮನೆ ಕೆಲಸಕ್ಕೆ ಬಂದಿದ್ದೇನೆ ಅಂತ ನಮ್ಮ ಕೈಲಿ ಆಗದೇ ಕೆಲಸ ಹೇಳ್ತಿದ್ದೀರಲ್ಲ ಭರತ ವಿದ್ಯಾ ವಿಷಯದಲ್ಲಿ ಪರಿಚಯತನ ನಮಗಲ್ಲದೆ ಈ ಸಂಗರದ ಸಾರಥಿತನವ ಮರೆದವು ಅದ್ಯಾವತ್ತೋ ಮಾಡಿದ ಕೆಲಸ ಸಾರಥ್ಯ ಹಲವು ಕಾಲದಲ್ಲಿ ಹರಿಭಟರು ಭೀಷ್ಮಾದಿಗಳು ನಿಲಲರಿದು ಸಾರಥಿತನವ ಕೈಮನ ಬರಡರಿಗೆ ದೊರಕೊಂಬುದೇ ರಣ ಸೂರಯಲ್ಲೆಂದ ಇದೇನು ದೋಚೋ ಕೆಲಸವೇ ಲೂಟಿ ಮಾಡೋ ಕೆಲಸವೇ ಮಲಗಿರೋ ಜಾಗದಲ್ಲಿ ಹೋಗಿ ಲೂಟಿ ಮಾಡ್ಕೊಂಡು ಬರ್ತಾರಲ್ಲ ಕಂಡ್ರೆ ಹಾಗೇನಿದು ಹಾಗಲ್ಲ ಎದುರಿಗೆ ಯುದ್ಧ ಮಾಡಬೇಕು ಆಗ ಉತ್ತರ ಹೇಳ್ತಾನೆ ನಾನಿರುವಾಗ ನನಗೆ ಆ ಥರ ಭಯ ಕಾಣೋ ನಗುತ್ತೀರ ಅಳ್ತೀರ ಆ ನಿರಲು ಭೀಷ್ಮಾದಿಗಳು ನಿನಗೇನ ಮಾಡಲು ಬಲ್ಲರು ನಿಮ್ಗೆ ಅರ್ಥ ಆಗುತ್ತೆ ಆ ಅನಿರಲು ಭೀಷ್ಮಾದಿಗಳು ನಿನಗೇನ ಮಾಡಲು ಬಲ್ಲರು ಅಳುಕದೆ ನೀನು ನಿಲು ಸಾಕೊಂದು ನಿಮಿಷಕ್ಕೆ ಗೆಲುವೆನು ಅವರುಗಳ ಒಂದು ನಿಮಿಷಕ್ಕೆ ಗೆದ್ಬಿಡ್ತೇನೆ ತಾನದಾರೆಂದು ಅರಿಯಲ ಗುರುಸೂನು ಆ ಆನರಿಯದವರಲ್ಲ ಸಾರಥಿಯಾಗು ಸಾಕೆಂದ ಬರೀ ಸಾರಥಿ ಮಾಡೋನು ಯಾಕೆ ಹೆದರ್ತೀಯೋ ನಾನಿದ್ದೇನೆ ಇನ್ನೂ ಕಾಪಾಡ್ಕೊಳ್ತೇನೆ ವೀರನ ಬಳಿಕೇನು ಅರ್ಜುನ ಹೇಳಿದ ಹೌದು ಹೌದು ನೀವು ವಿರಾಟ್ ರಾಜರು ಸರಿಯಾದ ಮಗ ಯೋಚನೆ ಇಲ್ಲ ವೀರನ ಬಳಿಕೇನು ರಾಜಕುಮಾರನು ಇರುವಡೆ ಹರೆಯವನಲ್ಲ ಸಾರಸಿತ್ವ ಮಾಡಿ ಅಥವಾ ತರಿಸನಲು ಆಯ್ತಪ್ಪ ನನ್ನ ಅದು ಮಾಡ್ತೇನೆ ರಥ ತರಿಸು ವಾರುವದ ಮಂದಿರದಲಾಯಿದು ಚಾರು ಚುರುಕಾವಳಿಯ ಬಿಗಿದನು ವಾರು ವದ ಮಂದಿರದಲ್ಲಿ ಕುದುರೆ ಇತ್ತು ಲೇ ಸರಿಯಾದ ಕುದುರೆ ನೋಡಿ ಕಟ್ಟು ಅಂದ ಅವನು ಇವರಪ್ಪನ ಕಟ್ಟೇನೋಯ್ತು ಅರ್ಜುನ ಕುದುರೆ ಲಾಯಕ್ಕೆ ಹೋದ ತುಂಬ ಬಡಕಲಾಗಿರುವ ವೇಗವಾಗಿ ಹಾರುಗುಲ್ಲ ಕುದುರೆಗಳನ್ನು ಆರಿಸಿಕೊಂಡು ಬಂದ ರಥಕ್ಕೆ ಕಟ್ಟಿದ ಛೀ ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕಿತು ಬಡ ಕುದುರೆ ತಗೊಂಡ್ಬಂದಿದ್ಯಲ್ಲ ಅಂತ ಬೈದ ಇಲ್ಲ ಇಲ್ಲ ಇದೆ ಸರಿಯಾದ ಕುದುರೆ ಸ್ವಾಮಿ ನನಗೆ ಅಷ್ಟು ಹೃದಯ ಗೊತ್ತು ನೀವು ರಥದಲ್ಲಿ ಕೂತ್ಕೊಳ್ಳಿ ನೋಡೋಣ ಅಂತ ಹೇಳಿ ಮುಂದಕ್ಕೆ ಹೋಗ್ತಿದ್ದಾನೆ ಚಾರು ತುರುಗಾವಳಿಯ ಬಿಗಿದನು ತೇರ ಸಂಹರಿಸಿದನು ರಥವೇರಿದನು ಕಲಿಪಾರ್ಥ ಮಂಗಳಾರತಿ ಎತ್ತಿರರು ಈಗಲೇ ಆಗೋಯ್ತು ಮಂಗಳಾರತಿ ಅರಮನೆ ಸ್ತ್ರೀಯರೆಲ್ಲ ಬಂದರು ಇವನೆಲ್ಲೋ ಮಹಾಶ್ವರ ಇದಲ್ಲ ಆ ಬಯಲ್ನಾಟಕ ಎಷ್ಟು ಚೆನ್ನಾಗಿತ್ತು ಈಗ ಆಡೋರಿಲ್ವಲ್ಲಮ್ಮ ಏನು ಮಾಡಲಿ ಬೆಂಗಳೂರಲ್ಲಿ ಆಡಬೇಕು ನಾನೇ ನಾಟಕ ಬಳಸಿ ಆಡಿಸ್ಬೇಕು ಅದು ಒಂದು ಕೆಲಸ ಬಾಕಿ ಇದು ಕೆಲಸದ ಜೊತೆಗೆ ನೀವೇ ಬೃಹನ್ನಡೆ ಪಾತ್ರ ಹಾಕಿ ಅಂತ ಹೇಳಬೇಡಿ definitely it will entertain all of you ಸುಡಬೇಕು ಟಿವಿ ಸೀರಿಯಲ್ ತಗೊಂಡೇನು ಮಾಡ್ತೀವಿ ಹಳೆ ಕಾಲದ ಎರಡು ತುಂಬ ಕಾಂಪೋಸಿಟ್ ಆರ್ಟ್ಸ್ ಒಂದು ಹರಿಕೀರ್ತನೆ ಒಂದು ಬಯಲು ನಾಟಕ ಹರಿಕೀರ್ತನೆ ಮಾಡುವವರು ನಾ ನೋಡಿದ್ದು ನರ್ತನವನ್ನು ಮಾಡ್ತೇವೆ ಸೋಸರೆ ರಾಮದಾಸರು ಅಂತಿದ್ರು ನಮ್ಮ ತಾತನ ಶಿಷ್ಯ ಚತುಶಾಸ್ತ್ರ ಪಂಡಿತರು ಸರಿಗೆ ಸೊಂಟಕ್ಕೆ ಸುತ್ತಿಸಿ ಕೊನೆಯಲ್ಲಿ ನಾನು ನೋಡಿದ್ದೆ ಅವರನ್ನ ಪ್ಯಾರಾಲಿಸಿಸ್ ಆಗಿಬಿಟ್ಟಿತ್ತು ಆ ಪೆರಾಲಿಸಿಸ್ ಅವಸ್ಥೆಯಲ್ಲಿ ಹಳೆ ಮೂರು ಕಾಸಿನ ಬಿಲ್ಲೆ ಎರಡು ಇಟ್ಕೊಂಡು ತಾಳ ಹಾಕ್ತಿದ್ರು ಮೂರು ಕಾಸಿನ ಬಿಲ್ಲೆಯಲ್ಲಿ ತಾಳ ಹಾಕಿ ತೋರಿಸೋರು ಕೊನೆಕೋಲ್ ಹಾಕಿ ತೋರಿಸೋರು ನರ್ತನ ಮಾಡೋರು ದೇವಸ್ಥಾನದಲ್ಲಿ ಹೀಗೆ ಹಾಗೆ ಮುಂದೆ ಹಿಂದೆ ಗತಿ ಎರಡು ಕಡೆ ಬಲಗಡೆ ಹೋಗುವ ಹಾಗಿಲ್ಲ ದೇವರಿಗೆ ಬೆನ್ ತೋರಿಸೋ ಹಾಗಿಲ್ಲ ಮಾಡೋರು ಹಾಡೋರು ಎಷ್ಟು ತರ ಹಾಡುಗಳು ಏನು ಶ್ರುತಿ ಅವರು ಎಪ್ಪತ್ತನೇ ವಯಸ್ಸಲ್ಲಿ ಏನು ಶ್ರುತಿಯಲ್ಲಿ ಹಾಡ್ತಿದ್ರು ಗ್ರೇಟ್ ಕಾಂಪೋಸಿಟ್ ಸಂಸ್ಕೃತ ಬೇಕು ಕನ್ನಡ ಬೇಕು ಶಾಸ್ತ್ರಗಳ ಪರಿಚಯ ಬೇಕು ಸ್ವಾಮಿ ಇನ್ನು ಸ್ವಲ್ಪ ಹೇಳಿ ಅಂತ ಕೇಳೋರು ಕೆಲವರು ಅವ್ರು ಗಟ್ಟು ಮಾಡಿದಷ್ಟು ಹೇಳುವಾಗಿಲ್ಲ ಸ್ಟಾಕ್ ಬಹಳ ಇರಬೇಕು ಇವತ್ತು ನಮ್ಮ ಭದ್ರಗಿರಿ ಕುಟುಂಬದವರೊಬ್ಬರು ಉಳಿಸಿಕೊಂಡಿದ್ದಾರೆ ತತ್ವ ವೇದಾಂತ ರಸಪುಷ್ಟಿ ನವರಸ ಅಲಂಕಾರಗಳು ಹಾಗೆ ಹರಿಕತೆ ಇಲ್ಲ ಈಗ ಆದರೆ ಅವರು ಉತ್ತರಾದಿ ಶೈಲಿಯ ಸಂಗೀತದಲ್ಲಿ ದಕ್ಷಿಣಾದಿ ಶೈಲಿಯಲ್ಲಿ ಹಾಡುವವರು ಮಾಡುವವರು ಆ ಮೃದಂಗ ಸರಿಯಾಗಿ ನುಡಿಸ್ತಾ ಇದ್ರೆ ಕೈಗೆ ಮೃದಂಗ ಎತ್ಕೊಂಡ್ಬಿಡೋರು ವಯಲಿನ್ ಸರಿಯಾಗಿಲ್ಲ ಅಂದ್ರೆ ತಾವ ವೈಲಿನ್ ನುಡಿಸೋರು ಪಿಯಾನೋ ನುಡಿಸೋರು ರಾಮದಾಸರು ಹಳೆ ಕಾಲದಲ್ಲಿ ಒಂದು ನಾವು ನಾವು ಪ್ರೌಢರಾಗೋ ಕಾಲಕ್ಕೆ ಅದು ಕಡಿಮೆಯಾಗಿತ್ತು ರಾಜಾಶ್ರಿಯ ತಪ್ಪಿ ಹೋಯಿತು ಅದು ಒಂದು ಸ್ವಲ್ಪ ಅಭಿಜಾತರ ಕಲೆ ಅದು ಹಳ್ಳಿ ಜನಕ್ಕೂ ಮುಟ್ಟಿಸಿತ್ತು ಇನ್ನೊಂದು ಈ ನಾಟಕದ ಕಲೆ ಅದು ಹೋಯಿತು ಎಲ್ಲಿ ಕಾರ್ನಾಟದಂತಹ ಪಾಪಿಗಳು ಬಂದು ಸೇರಿಕೊಂಡು ಈ ರಾಜಕಾರಣಕ್ಕೆ ರಾಜಕಾರಣವಲ್ಲ ನಾಟಕಕ್ಕೆ ನಾಟಕವಲ್ಲ ಸಾಹಿತ್ಯಕ್ಕೆ ಸಾಹಿತ್ಯವಲ್ಲ ಕನ್ನಡದ ಶತ್ರುಗಳು ಹೆಸರು ತಗೊಂಡು ಯಾತಿ ಹೇಳ್ತೇವೆ ಅಂದ್ರೆ ಅನವಶ್ಯಕ ಅವರ ಸಂಬಂಧವಿದ್ದೇ ದೃಷ್ಟಿಯಲ್ಲಿ ಸಿಕ್ಕಾಪಟ್ಟೆ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಟ್ಟು ಏನು ಅವಾಂತರ ಮಾಡ್ತಾ ಕೂತಿದ್ದಾರೆ ಯೋಚನೆ ಮಾಡಿಕೊಳ್ಳಿ ಎಲ್ಲಿ ಬಂದ್ರು ಈ ಶನಿಗಳು ಕರ್ನಾಟಕಕ್ಕೆ ನಮಗೆ ಅರ್ಥವಾಗೋದಿಲ್ಲ ಕನ್ನಡದ ಕಲೆಗಳೆಲ್ಲ ಹಾಳಾಗಿ ಹೋದು ಒಂದು ಕಾಲದಲ್ಲಿ ಚೆನ್ನಾಗಿತ್ತು ಯಾವ ಸುತ್ತಿಯಲ್ಲಿ ಹೇಳ್ತಿದ್ನೋ ನಾನು ನಿಖಿಳ ಅಂಗಣೆಯರು ಉತ್ತರಗೆ ಒಳ್ಳೆ ಸಿದ್ಧ ಮಾಡಿ ಇಟ್ಕೊಂಡಿದ್ರು ನಮ್ಮ ಕುಮಾರ ಹೊರಟಿದ್ದಾನೆ ಅಂತ ತಗೊಂಡ್ಬಂದ್ರು ಮುತ್ತಿನ ಆರತಿ ಅವನಿಗೆ ಆರತಿ ಎತ್ತಿದ್ದಾರೆ ಬೇಜಾರ್ ಹೂವೇನೆ ಶುರು ಮಾಡಿದ ಅವನು ಜಸರ್ವಾಂಗ ಶೃಂಗಾರದಲ್ಲಿ ಹೊಳೆಬತ ಬಂದು ರಸವೇರಿ ಹೊಂಗೆಲ ಸಮಯ ಕವಚವನು ಪಾರ್ಥಂಗ್ಯ ಕೊಟ್ಟನು ಹೊಂಗೆಲ ಸಮಯ ಅದನ್ನು ನಕ್ಕಿ ಕೆಲಸ ಬಂಗಾರದಲ್ಲಿ ಅಲಂಕಾರ ಮಾಡಿದಂತಹ ಒಂದು ಕವಚ ಹಂಗೆಲ ಸಮಯ ಕವಚವನು ಪಾರ್ಥಂಗೆ ಕೊಟ್ಟನು ಜೋಡಿಸಿ ಸಗದಂಗೆಗಳ ನರವಡಿಸಿ ರಾಜಕುಮಾರನನುವಾದ ತಲೆಗೆ ಟೊಪ್ಪಿಗೆ ಇಪ್ಪಿಗೆ ಕೊಮ್ಮಡದ್ದು ಹಾಕೊಂಡ ಅದು ಎರಡಿತ್ತು ಒಂದು ತಾನು ಕಟ್ಟಿಕೊಂಡ ಏ ಸಾರಥಿ ನೀನು ಕಟ್ಟಿಕೊಂಡ ಕೊಟ್ಟ ತಿರುಗಿ ಮೇಲ್ಮುಖವಾಗಿ ತೊಡಲು ಉತ್ತರೆ ಬಳಿಕ ಹೇಳ ವಸಂತ ನಸು ನಗಲು ಸಾರಥಿಯರಿಯ ತಪ್ಪೇ ನೆನುತ್ತಲು ಉತ್ತರ ತಾನೆ ತೊಡಿಸಿದನು ಎಲ್ಲ ಕೈ ಚಪ್ಪಾಳೆ ಹಾಕ್ತಾ ಇದ್ದಾರೆ ಎಂಥ ಸಾರಥಿಯೋ ಕವಚ ತೊಡೋಕೆ ಬರೋದಿಲ್ಲ ಇವನಿಗೆ ಅವನಿಗೇನು ಗೊತ್ತಿಲ್ಲ ಅಂತ ನಾಟಕ ಮಾಡ್ತಿದ್ದಾನೆ ಅದಕ್ಕೆ ಉತ್ತರ ಕುಮಾರ ಸುಮ್ಮನೆ ಸುಮ್ಮನಿರಿ ಪಾಪ ಹೊಸಬ ಗೊತ್ತಿಲ್ಲ ಅವನಿಗೆ ಇವನಿಗೆಲ್ಲ ಗೊತ್ತಿದೆ ಅವನಿಗೇನು ಗೊತ್ತಿಲ್ಲ ಕವಚವನು ತೊಡಲರಿಯದವನು ಆಹವಕ್ಕೆ ಸಾರಥಿತನವ ಮಾಡುವ ಅವನು ತಾನೆಂತು ಎನ್ನುತ್ತಲಿದ್ದರು ನಿಖಳನಾರಿಯರು ಬವರವನು ನಮ್ಮಣ್ಣ ಗೆಲಿದಪನು ಅವರಮಣಿ ಸಾರಥಿ ಕೊಂಡು ಬಾ ಎಂದಳು ಸರೋಜಮುಖಿ ಹೇ ಸಾರಥಿ ನಮ್ಮಣ್ಣ ಯುದ್ಧ ಗೆದ್ದು ಬಿಡ್ತಾನೆ ನಿನಗೊಂದು ಸಣ್ಣ ಕೋರಿಕೆ ಅವನು ಸೈನ್ಯ ಗೆದ್ದಾಗ ನಮ್ಮ ಹಸ್ತಿನಾವತಿ ಕಡೆ ಒಡವೆ ವಸ್ತ್ರ ಹೇಗಿರ್ತದೋ ನಾವು ನೋಡಿಲ್ಲ ಮತ್ಸ್ಯ ಕುಲದವರು ಅಲ್ಲಿಂದ ಆ ಸೈನಿಕ ಹಾಕೊಂಡಿರೋ ಆಭರಣಗಳು ಒಂದು ಹೊಸ ಪ್ಯಾಟರ್ನ್ ಕೆಲವಿದ್ರೆ ಒಳ್ಳೆ ವಸ್ತ್ರ ಪೀತಾಂಬರ ಇದ್ರೆ ಅದನ್ನೆಲ್ಲ ಗಂಟು ಕಟ್ಟಿನೇ ತಗೊಂಡ್ಬರಬೇಕು ಅಂತ ಅರ್ಜುನನಿಗೆ ಹೇಳ್ತಿದ್ದಾಳೆ ಓದ್ತಾರೆ ಗುರುವಿಗೆ ನಸು ನುಗುತ ಕೈಕೊಂಡನರ್ಜುನನ್ ರಥವನು ಆಯ್ತಮ್ಮ ತಗೊಂಡ್ಬರ್ತೇನೆ ಅಂತ ಹೇಳಿ ಆ ಸಾರಥಿ ಜಾಗದಲ್ಲಿ ಕೂತಿದ್ದಾರೆ ಕೂರ್ತಿ ಕುದುರೆಗಳನ್ನ ಇನ್ನು ಜೋಡಿಸಿದ್ದಾನೆ ರಥದಲ್ಲಿ ಕೂತಿದ್ದಾನೆ ಮಹಾರಾಯ ಗೆದುರುವೆನೆ ಕೈಲಿ ಬಿಲ್ಲು ಬಾಣ ಹಿಡ್ಕೊಂಡು ನಸು ನಗುತ ಕೈಕೊಂಡನರ್ಜುನನ ಸಗಿದನು ರಥವನು ಸಮೀರನ ವಿಸುಕಲಿ ಅದೇ ಮುಂದೆ ಮಿಕ್ಕವು ಕಡವಾದಿಗಳು ಗಾಳಿ ಎದುರಿಗೆ ಬರೋಕೆ ಅವಕಾಶ ಕೊಡದೆ ಗಾಳಿಯನ್ನು ಒಡೆದುಕೊಂಡು ನುಗ್ಗಿವೆ ಕುದುರೆಗಳು ಹೀಗೆ ಕೈ ಮುಟ್ಟಿದರೆ ಚಪ್ಪರಿಸಿದ್ರೆ ಜಿಗಿದು ಬಿಟ್ಟು ಆಕಾಶಕ್ಕೆ ಅಷ್ಟು ಸ್ಪೀಡಲ್ಲಿ ಹೊಸ ಪರಿಯ ಸಾರಥಿಯಲ್ಲ ಇವನು ಯಾವನು ಹೊಸ ಇದು ಗಮಕ ಓದೋ ರೀತಿಯಲ್ಲಿ ಅರ್ಥ ಆಗಬೇಕು ಅರ್ಥ ಹೇಳಬಾರದು ಹೊಸ ಪರಿಯ ಸಾರಥಿಯಲ ನಮಗೆ ಅಸದಳವು ಸಂಗಾತ ಬರಲೆಂದು ದುಡಿದುದು ಹಿಂದೆ ಪುರದಲ್ಲಿ ಚಾತುರಂಗ ಬಲ ಸೈನ್ಯ ಹಿಂದೆ ನಿಂತು ಬಿಡ್ತು ಇವನನ್ನು ಫಾಲೋ ಮಾಡೋದು ಹೇಗೆ ತುಂಬಾ ಕಷ್ಟಪಡ್ತಿದ್ದಾರೆ ಅದು ಒಂದೇ ವೇಗಕ್ಕೆ ಮುಂದೆ ಹೋಗಿಬಿಡ್ತು ಸೈನ್ಯ ಎಲ್ಲೋ ದೂರ ಮೈಲಿ ಮೈಲಿ ದೂರದಲ್ಲಿ ನಿಂತುಬಿಟ್ಟಿದೆ ಬಿಟ್ಟಿದೆ ಅವರು ನಿಧಾನವಾಗಿ ಸ್ವಾಮಿಗಳು ಉತ್ಸವ ಬರೆದಾಗ ಬರ್ತಿದ್ದಾರೆ ಆನೆ ಕುದುರೆ ರಥ ಎಲ್ಲ ಅರ್ಜುನ ಒಂದೇ ವೇಗಕ್ಕೆ ಯುದ್ಧಭೂಮಿಗೆ ಬಂದು ಸೇರಿಬಿಟ್ಟ ಎದುರುಗಡೆ ಆನೆಗಳು ಸೈನ್ಯ ಕುದುರೆಗಳು ನಿಂತಿದ್ದಾರೆ ಕರಿಘಟಾವಳಿಯ ಒಡ್ಡುಗಲ್ಲಿನ ಇದು ಸಮುದ್ರದಂತೆ ಕಾಣಿಸ್ತಾ ಇತ್ತು ಸೇನೆ ಅಂತ ಒಂದು ಇದು ರತ್ನಾವಳಿ ಅಲಂಕಾರ ಅಂತ ಹೇಳ್ತಾರೆ ಕರಿಘಟಾವಳಿ ಒಡ್ಡುಗಲ್ಲಿನ ಸಮುದ್ರ ಮಧ್ಯದಲ್ಲಿ ಬಂಡೆಗಳು ಇರುವುದುಂಟಲ್ಲ ಹಾಗೆ ಕಾಣಿಸ್ತಾ ಇದೆ ಆನೆಗಳು ತುರಗನಿಕರದ ತೆರೆಯ ಕುದುರೆಗಳನ್ನು ನೋಡಿದರೆ ಅಲಗಳಿದ್ದ ಹಾಗೆ ತೇರಿನ ಹೊರಳಿಗಳ ತೇರುಗಳು ಸುಳಿಯಂತೆ ಸುಳಿಯ ಪತ್ರದ ಬಹಳ ಬುದ್ಬುದದ ಆ ರಥದ ಮೇಲೆ ಛತ್ರಿಗಳು ನೊರೆಯಂತೆ ಕಾಣಿಸ್ತಾ ಇವೆ ನರನಿಕಾಯದ ಉಗದ ತರದ ವಾದ್ಯ ಧ್ವನಿಯರವದುಬ್ಬರದೊಳಿದ್ದುದು ಬಹಳ ಜಲರಿಸಿಯಂತೆ ಕುರುಸೇನೆ ಜಡಿವ ಖಡ್ಗದ ಕಿಡಿಯ ಸೇನೆಯ ಕಡುಹುಗಳ ಕೇಸರಿಯ ಬಲದುಗ್ಗಡದ ಆ ಸೈನ್ಯ ವರ್ಣನೆ ಮಾಡ್ತಾನೆ ಎಲ್ಲಿ ನೋಡಿದ್ದ ಮಹಾರಾಯ ಕುಮಾರವ್ಯಾಸ ಇಮ್ಮಡಿ ಬಲ್ಲಾಳನ ಕಾಲ ಗದಗಿನ ತನಕ ನಮ್ಮ ಹೊಯ್ಸೊಡ್ರಿದ್ರು ಅಲ್ಲೆಲ್ಲ ದೇವಸ್ಥಾನ ಕಟ್ಟಿದ್ದಾರೆ ಆ ಸೈನ್ಯ ಎಲ್ಲೂ ನೋಡಿದ್ದಾನೆ ಅಂತ ಕಾಣುತ್ತೆ ಪ್ರಳಯ ಮೇಘದ ಮಾತೃಕೆಯೋ ಇವನಿಗೆ ಭಯ ಶುರುವಾಯಿತು ಅಯ್ಯೋ ಪ್ರಳಯ ಕಾಲದ ಮೇಘಗಳ ಒಂದು ಬಿಂದು ಅದರ ಸುಳಿಯಿದ್ದಾಗಿದೆಯಲ್ಲ ಪ್ರಳಯ ಮೇಘದ ಮಾತೃಕೆಯೋ ಕರಿಕುಲವೋ ಸಿಡಿಲನ ಗರುಡಿಯೋ ಕಳಕಳವೋ ನಲ ಉಮಾವಳಿಯೋ ಕೈದುಗಳೋ ನೆಲನ ದಡ್ಡಿಯ ಬೆಟ್ಟದಡವಿಯೋ ತಳಿತಟಕ್ಕೆಯವೋ ಜಗಂಗಳ ನಳಿವ ಜಲಧಿಯೋ ಸೇನೆಯೋ ನಾವರಿಯವಿದನೆಂದ ಸಾರಥಿ ಮುಟ್ತಾ ಇದ್ದಾನೆ ಭಯ ಅವನಿಗೆ ಈ ಓಡಿಸ್ತಾ ಇದೆಯಲ್ಲ ಈ ಸೈನ್ಯವನ್ನ ಈ ರಥವನ್ನ ಸ್ವಲ್ಪ ತಾಳು ಏನ್ ನಿಂತಿದೆ ಎದುರುಗಡೆ ನನಗೆ ತಿಳಿತಾ ಇಲ್ವಲ್ಲ ಇದೇನು ಸಮುದ್ರವೋ ಇದು ಸೈನ್ಯವೋ ಗೊತ್ತಿಲ್ವಲ್ಲ ಕಾಲಕೂಟದ ತೊರೆಯೋ ಮಾರಿಯ ಗೂಳೆಯವೋ ಮೃತ್ಯುವಿನ ಗಂಟಲ ತಾಳಿಗೆಯೋ ಭೈರವನ ಥಟ್ಟೋ ಜವನ ಜಂಗುಳಿಯೋ ಕಾಲರುದ್ರನ ನಿಜ್ವಾಲಯೋ ಕೌರವನ ಸೇನಾ ಜಾಲವೋ ಶಿವ ಎನ್ನುತ್ತ ಹೆದರಿದ ನಂದು ಸುಕುಮಾರ ಕಡೆಗೆ ಹಾಯವು ಕಂಗಳು ಈ ಬಲಗಡಲ ಸಾಡಲಾರದು ಕಡೆಗೆ ಹಾಯವು ಕಂಗಳು ಆ ಕಡೆ ನೋಡೋ ಭಯವಾಗುತ್ತೆ ನನಗೆ ಅಂದ ಕಣ್ಣು ಆ ಕಡೆ ಹೋಗೋದಿಲ್ಲ ಬಲಕಡಲ ಸಾಡಲಾರದು ನನ್ನ ಮನಸ್ಸು ಈ ಸಮುದ್ರದಲ್ಲಿ ಈಜೋಕಾಗೋದಿಲ್ಲ ಒಡಲು ಬಿಡಿದಿರಲೇನ ಕಾಣಲು ಅದ್ಭುತವ ಒಡಲು ಬಿಡಿದಿರಲು ಶರೀರ ಹಿಡ್ಕೊಂಡಿದ್ರೆ ಭದ್ರ ಜೀವನ್ ಭದ್ರಾಣಿ ಪಶ್ಯತಿ ಇನ್ನು ಒಳ್ಳೇದನ್ನು ನೋಡು ಐವತ್ತು ಸತ್ರ ಏನು ಬಂತೋ ನನಗೆ ಶುರು ಮಾಡಿದಾಗ ಅವನು ಕೇಳ್ತಾನೆ ಯಾಕೆ ಜನ ಓಡಿಸ್ತಾ ಇದ್ದಾನೆ ಪೊಡವಿಯಾದುದ ಮೋಹರವನಿದರೊಡನೆ ಕಾದುವನಾತನಾತನೆ ಸೈನ್ಯ ಅಂತ ತಿಳ್ಕೊಂಡು ಬರಲಿಲ್ಲ ಕಾಣೋ ಯಾರೋ ಇಬ್ಬರು ಮೂರೋ ಜನ ನಿಂತಿರ್ಬೋದು ಅಂತ ಬಂದರೆ ಇಷ್ಟು ದೊಡ್ಡ ಸೈನ್ಯ ಇದೆಯಲ್ಲ ಈ ಜಾಗದಲ್ಲಿ ಇದ್ರ ಜೊತೆಯಲ್ಲಿ ಯಾವ ನಿದ್ದೆ ಮಾಡ್ತಾನೆ ಕಾದು ಅವನಾಮನು ಆತನೇ ಮೃಡನು ಶಿವ ಶಿವ ಕಾದಿ ಗೆಲಿದವು ಬಲಕೆ ನಮೋ ಎಂದ ಸೈನಿಕೊಂದು ನಮಸ್ಕಾರವಿರಲಿ ಹಸಿದ ಮಾರಿಯ ಮಂದ ಕುರುದು ಸಿಡಿದಂತಾದರು ಬೃಹನ್ನಳೆ ಮಾರಿಗಳ ಗುಂಪು ಹಸಿದು ನಿಂತಿದೆಯಂತೆ ಒಂದು ಕುರಿ ಅದರ ಮಧ್ಯೆ ಹೋಗಿದೆಯಂತೆ ಹೇಗಿದೆ ನೋಡಿ ಕುರಿಗಳ ಮಂದೆಯಲ್ಲಿ ಮಾರಿ ಬಂದ ಹಾಗಲ್ಲ ಹಸಿದ ಮಾರಿಯ ಮಂದೆಯಲ್ಲಿ ಜನು ಬೃಹನ್ನಳೆ ಎಸಗದಿರು ತೇಜುಗಳ ತಡೆ ಚಮ್ಮಟಿಗೆ ನುಗಿಸುಡು ಮಿಸುಕಬಾರದು ಪ್ರಳಯ ಕಾಲನ ಮುಸುಕ ನುಗಿಮನಾರು ಕೌರವನು ಅಸಮಬಲನೈ ರಥವ ಮರಳಿಚು ಮರಳಿಚೂ ಕೌರವನು ಅಸಮಬಲನೈ ರಥವ ಮರಳಿಸು ಜಾಡಿಸುವೆನೆಂದ ಅರ್ಜುನ ಹಿಂತಿರುಗಿ ನೋಡಿದ ಕೈ ಚಾವಟಿ ಇತ್ತು ಒಂದು ಕೊಟ್ಟ ಅವನಿಗೆ ಎಲೆ ಕುಮಾರಕ ಮೊದಲ ಚುಂಬನದೊಳಗೆ ಹಲುಬಿದ್ದಂತೆ ಸಂಸ್ಕೃತ ಗಂಡ ಹೆಂಡತಿ ಮೊದಲು ಸೇರ್ತಾರೆ ಅವನಿಗೆ ಮುತ್ತಿಕ್ಕುವುದು ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಮುತ್ತಿಕ್ಕಿದ್ದಾಳೆ ಅಂದ್ರೆ ಅವ ಅವಳಿಗೂ ಹಲ್ಲು ಉದುರೋಯ್ತು ಇವನಿಗೂ ಹಲ್ಲು ಉದುರೋಯ್ತು ನಿನಗೇನಾರು ತಿಳಿತಾರಿಯ ಇದು ಗೊತ್ತಾಗುತ್ತೆ ಕುಮಾರ ಮೊದಲ ಚುಂಬನದೊಳಗೆ ಹಲು ಬಿದ್ದಂತೆ ಕಾಳಗದೊಳಗೆ ಬೆರೆಯದ ಮುನ್ನ ಹಿಡಿದ ಈ ಸಮರ ಭೀತಿಯನು ಯುದ್ಧ ಭೂಮಿಗೆ ಇನ್ನೂ ಇಳಿದೇ ಇಲ್ಲ ಅಷ್ಟೊಳಗೆ ನೀವು ಭಯ ಬಂದುಬಿಡ್ತೆ ಅಳು ಕಲಾಗದು ನಿಮ್ಮ ತಂದೆಯ ಕುಲಕ್ಕೆ ಕುಂದನು ತಾರದಿರು ನಿನ್ ತಂದೆ ಎಂಥ ವಂಶ ಕಾಣೆಯ ಮನ ಗೆಲವಿನಲ್ಲಿ ಕಾದೆನು ತರಥವನು ಬೇಗ ಹರಿಸಿದನು ರಥವನ್ನು ಓಡಿಸಿದ್ದಾನೆ ಸಾರಿ ಬರಬರಲು ಅವನ ತನು ಮಿಗೆ ಭಾರಿಸಿತು ಮೈ ಚರ್ಮ ಮುಟ್ಟಿದ್ರೆ ಇದು ಬೇರೆಯವ್ರ ಚರ್ಮ ಅಂತ ಅನ್ಸೋಕೆ ಶುರುವಾಯ್ತು ಅವನಿಗೆ ಮೈ ಮುರಿದು ರೋಮ ವಿಕಾರ ಗನಕ ಹೇರಿತು ರೋಮ ಹರ್ಷವಾಯಿತು ಸಂತೋಷದಿಂದಲ್ಲ ಭಯದಿಂದ ಆ ಭಯವ ನಡುಗಿ ದಂಡಣಿಸಿ ಭೂರಿ ಭಯತಾಪದಿ ತಾಳಿಗೆ ನೀರು ತೆಗೆಯಿತು ಗಂಟಲು ಒಣಗಿಬಿಡ್ತು ಒಣಗಿ ಸುಕುಮಾರ ಕಣ್ಣೆವೆಸಿಯೇ ಕಣ್ಣು ಸುಟ್ಟು ಹೋಯಿತು ಕರದಲ್ಲಿ ಮುಚ್ಚಿದನು ಮುಖವಾ ಎರಡು ಕೈಲಿ ಮುಚ್ಚಿಕೊಂಡ ಸಾರಥಿ ನಾನು ಕೊಲ್ತಾ ಇದ್ದೀಯಲ್ಲ ನೀನು ಈ ಸೈನ್ಯ ಆಗ್ತಿಲ್ಲ ನನಗೆ ಏಕೆ ಸಾರ ಚಿರಧರ ಮುಂದಕ್ಕೆ ನೂಕಿ ಗಂಟಲ ಕೊಯ್ವೆ ರಥ ಮುಂದಕ್ಕೆ ತಳಿಸಿ ಯಾಕ ನಾನು ಕೊಲ್ತಾ ಇದ್ದೀಯೇ ಸುಡು ಸುಡು ಕಾಕಲ ಕಣ್ಣುಡೆದವೇ ಕಾಣ ಮಹಾಬಲವ ಕಣ್ಣು ಕಾಣ್ತಾ ಇಲ್ವೇನೋ ನಿನಗೆ ನನಗೆ ಕಣ್ಣು ಮುಚ್ಕೋಬೇಕು ಅನ್ಸುತ್ತೆ ವೀರಾಧಿವೀರ ನೀನು ಅಪಂಸಕ ಬೇರೆ ಹ್ಯಾಕ್ ನೋಡ್ತಾ ಇದ್ದೀಯೋ ಸೈನ್ಯವನ್ನ ನೀನು ನಾ ಕನ್ನಡಿಯರಿಗರಿದು ಸ್ವರ್ಗದಲ್ಲಿರುವ ದೇವತೆಗಳು ಸೋಕಾಗೋದಿಲ್ಲ ಕೌರು ಸೈನ್ಯವನ್ನ ನಿನಗೆ ವಿವೇಕ ಬೆಳ್ಳಿನಿತಿಲ್ಲ ಇವನಿಗೆ ವಿವೇಕ ತುಂಬಾ ಇದೆ ನಿನಗೆ ವಿವೇಕ ಬೆಳ್ಳಿನಿತಿಲ್ಲ ತೆಗೆ ತೆಗೆ ಸಾಕು ವಾಗೆಯ ಮರಳಿ ಹಿಡಿ ತೇಜಗಳ ಹೆಂದ ಕುದುರೆ ಹಿಂದಕ್ಕೆ ತಿರುಗಿಸು ನುಡಿಯ ಕೇಳದೆ ಮುಂದೆ ಅರ್ಜುನ ರಥವ ಹರಿಸಲು ಅವನೇ ಸುಮ್ಮನೆ ಕೂತ್ಕೊಳ್ಳೋ ಅಂದ ಅವನ ಅರ್ಜುನ ಇನ್ನೊಂದು ಕೊಡ್ತೇವೆ ಸುಮ್ಮನೆ ಗಲಾಟೆ ಮಾಡಿ ಕೂತ್ಕೋ ನಮ್ಮೂರಲ್ಲೊಬ್ಬ ಕ್ಷೌರದವನಿದ್ದ ಸಣ್ಣ ಮಕ್ಕಳಿಗೆ ಏನಾರು ಮಾಡಿಸುವಾಗ ಅವ್ರು ಏನಾರು ಚೇಷ್ಟೆ ಮಾಡಿದ್ರೆ ಕೊಯ್ದು ಬಿಡ್ತೇನೆ ಗಂಟೆ ಕೂತ್ಕೊಂಡು ಆ ಹುಡುಗರು ಭಯಭ್ರಾಂತಿಯಿಂದ ಅವನು ಬಂದಿದ್ದಾನೆ ಅಂದ್ರೆ ಹೆದರಿ ಸತ್ತು ಬಿಡೋರು ಇದು ಅರ್ಜುನ ಬಿಡ್ತಾನೆ ನುಡಿಯ ಕೇಳದೆ ಮುಂದೆ ಹತ್ತೆಂಟಡಿಯನರ್ಜುನ ರಥವ ಹರಿಸಲು ಹಿಡಿದ ಬಿಲ್ಲಂಬುಗಳು ಬಿದ್ದವು ಕೈಯ ನರೆ ತೆಗೆದು ಕೈ ಕಂಟ್ರೋಲ್ ಹೋಯಿತು ಒಂದು ಕಡೆ ಬಿಲ್ ಬಿತ್ತು ಒಂದು ಕಡೆ ಬಾಣ ಬಿತ್ತು ಹಿಡಿಯ ಹಾಯವನು ಲೈ ಕುದುರೆ ಹಿಡಿಯೋ ಕುದುರೆ ಹಿಡಿಯೋ ಇರಿಗಾರ ಸಾರಥಿ ಇರಿಗಾರ ಇರಿದು ಕೊಲ್ಲೋದಕ್ಕೆ ಬಂದಿದ್ದೆ ಶತ್ರುವಾಗಿ ನುಡಿಬಬರು ನಾವು ಹಗೆಗಳೇ ನಿನಗೆ ನಾವೇನು ಶತ್ರುವೆ ನಿನಗೆ ಒಡೆಯರಲ್ಲ ಸ್ವಾಮಿ ದುರುಹುಕೆಲೆ ಎಸುಲೇಸೆಂದ ಸ್ವಾಮಿ ದ್ರೋಹ ಮಾಡ್ತಿದ್ಯಲ್ಲ ನಮ್ಮನ್ನ ತಿಂದು ನಿಲ್ಲಿಸೋ ಸ್ವಲ್ಪ ರಥವನ್ನ ಎಂದೊಡರ್ಜುನನ ರಥವನು ಮುಂದೆ ನಾಲ್ಕೆಂಟಡಿಯ ನೋಕಲು ತೋಡಿರಾಗ ಇನ್ನೊಂದು ನಾಲ್ಕೆಂಟಡಿ ಓಡಿಸಿದ ಕೊಂದನೀ ಸಾರಥಿಯನ್ನು ತಸಂವರಿಸಿ ಇವನು ಕೊಂದ ಇವನು ನಂಬಿಕೊಂಡ್ರ ಗತಿಯಿಲ್ಲ ಅಂತ ಹುಟ್ಟಿದ ಪಂಚೆಯನ್ನ ಸರಗನ ಮೇಲೆ ಗಳಿಸಿಕೊಂಡು ಸಂವರಿಸಿ ಮುಂಜರಗ ಬಂದು ಮೆಲ್ಲನ ರಥದ ಹಿಂದಕ್ಕೆ ನಿಂದು ತುಂಬಿಕ್ಕಿದ ಮೆಲ್ಲ ಮೆಲ್ಲಿಗೆ ರಥದಲ್ಲಿ ಇಷ್ಟು ಸ್ವಾರಸ್ಯ ಮೂರರಲ್ಲಿಲ್ಲ ಒಬ್ಬ ಕುಮಾರವ್ಯಾಸ ಮಾಡಿದ್ದಾರೆ ಇದು ನಾಟಕ ಮಾಡೋ ಹಾಗಿದೆ ಬರೀ ಕೃಷ್ಣ ಕರ್ಣ ಕುಂತಿ ಸಂಧಾನ ಅದನ್ನೇ ಓದಿ ಓದಿ ಸಾಯಿಸ್ತಾರೆ ಕಾಮಿಕೆಗಳು ಇದು ಓದುವುದಿಲ್ಲ ಇವಾಗ ಕೊಂದನೀ ತ ಸಂವರಿಸಿ ಮಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು ಧುಮ್ಮಿಕ್ಕಿದನು ಬದುಕಿದನು ಎಂದು ನಿಟ್ಟೋಟದಲ್ಲಿ ಆಯ್ದನು ಬಿಟ್ಟ ಮಂಡೆಯಲ್ಲಿ ಜಡೆ ಬಿಚ್ಚು ಹೋಯ್ತು ಅವನಿಗೆ ಜಡೆ ಬೇರೆ ಹಣ್ಕೊಂಡಿದ್ದ ಜಡೆ ಕೆದರಿ ಹೋಯ್ತು ಭಯಕ್ಕೆ ಓಡ್ತಾ ಇದ್ದಾನೆ ಎದುರುಗಡೆ ಸೈನ್ಯ ನಗುತ್ತಾ ಇದ್ದಾರೆ ಇದೇನಿದು ನಪುಂಸಕ ಸಾರಥ್ಯ ಮಾಡ್ತಿದ್ದಾನೆ ಆ ಹುಡುಗನಿಗೆ ಏನೂ ಗೊತ್ತಿಲ್ಲ ಅವನು ಕರ್ಕೊಂಡ್ ಬಂದಿದ್ದಾರೆ ಕೊಲ್ಸೋದಿಕ್ಕೆ ಅಂತ ಬಿದ್ದು ಬಿದ್ದು ನಗುತ್ತಾ ಇದ್ದಾರೆ ಅರ್ಜುನನಿಗೆ ಪೀಕಲಾಟ ಈಗ ಅವನು ರಥ ವಾಪಸ್ ತಿರುಗಿಸಿ ಹೋಗುವಾಗಿಲ್ಲ ಶತ್ರುಗಳಿಗೆ ಮೆನ್ನು ತೋರಿಸಿದವನಲ್ಲ ಅದಕ್ಕೆ ಏನು ಮಾಡ್ದ ಬ್ರೇಕ್ ಹಾಕಿದ್ದಾನು ರೈಲ್ವೆ ಎಂಜಿನ್ ಇವತ್ತು ವ್ಯಾಕ್ಯೂಮ್ ಬ್ರೇಕ್ಸ್ ಅಂತ ಹಾಕ್ತಾರೆ ಆ ಕುದುರೆಗಳ ಸವಾರಿ ಹೇಗೆ ಮಾಡ್ತಿದ್ದ ಅರ್ಜುನ ಅಂದ್ರೆ ಅದನ್ನು ಎಳೆದು ರಥವನ್ನು ಹಾಗೆ ಅಷ್ಟು ಸರವೇಗದಲ್ಲಿ ನೂರು ಮೈಲಿ ವೇಗದಲ್ಲಿ ಹೋಗ್ತಿದ್ದ ರಥ ಇವನು ಮುಟ್ಟಿದ ಕೂಡಲೇ ಗಪ್ಪಾಗಿ ನಿಂತು ವಾಪಸ್ ವಾಪಸ್ ಹೋಗಿ ಯಾವ ವೇಗದಲ್ಲಿ ಓಡ್ತಿದ್ನೋ ಅಷ್ಟು ವೇಗದಲ್ಲಿ ಹೋಗಿ ಅವನನ್ನು ಹಾಗೆ ಹಿಡಿದಟ್ಕೊಂಡ ಗಂಟನ್ನ ನೋಡಿದನು ಕಲಿಪಾರ್ಥನು ಈ ಕೆಡಾಡಿ ಕೆದರಿದ ಕೇಶದಲ್ಲಿ ಕೆಟ್ಟೋಡುತ್ತಿರಲು ಎಲೆದೇ ಪಾಪಿ ಹಾಯ್ದನು ಹಿಡಿಯಬೇಕೆನುತ ಕೂಡ ಸೂಟಿಯೊಳು ಅಟ್ಟಲು ಇಳೆಯಲಲ್ಲಾಡಲ ಹಿಪದಿ ಹೆದರಲು ಅಹಿಪತಿ ಭೂಮಿ ಹೊತ್ತಿದ್ದವ ಆದಿಶೇಷ ಹೆದರುವಂತೆ ಆ ರಥವನ್ನು ಹಿಂದಕ್ಕೆ ಹಾಕ್ತಿದ್ದಾನೆ ಭೂಮಿ ನಡುಗ್ತಾ ಇದೆ ಆ ವೇಗಕ್ಕೆ ಎತ್ತಲು ನೋಡಿ ಕೌರವ ಸೇನೆ ಕೆಡದು ದುನಗೆಯ ಕಡಲೊಳಗೆ ಅವ್ರು ನಗುತ್ತಾರೆ ಏನ್ ಹೇಳ್ತಿದ್ದಾರೆ ಎರೆಲು ಕಾಡಲು ಬಂದ ವೀರನ ಬಲುಹ ನೋಡ ಶಿವ ಶಿವ ಯುದ್ಧ ಮಾಡೋಕ್ ಬಂದವನ ಅವನು ವೈಭವ ನೋಡು ಅವತ್ತರ ಕುಮಾರಂದು ಬೆಂಬಳಿಯಲಟ್ಟುವ ವೀರನ ಅವನು ಅವನು ಹಿಡ್ಕೋಬೇಕು ಅಂತ ವಾಪಸ್ ಹೋಗ್ತಿದ್ದಾನಲ್ಲ ಈ ವೀರ ಇವನು ಯಾವನೋ ಗೊತ್ತಿಲ್ಲ ನಮಗೆ ಸುಭಟನ ಹನವನು ತಿಳಿಯಲರಿದು ಇವನಾವನೋ ನಹವ ಆಕಾರದಲ್ಲಿ ನೆರೆ ಫಲುಗುಣನ ಹೋಲುವನೆನುತ ಪತ್ತೆ ಮಾಡಿದರು ಅವನು ಮೈ ಮಾಟ ರೂಪ ಎತ್ತರ ನೋಡಿದರೆ ಅರ್ಜುನ ಇರಬೇಕು ಎನ್ನುತ್ತ ಗಜ ಭಜಿಸಿತು ಅರಿಸೇನೆ ಕರ್ಣ ಪತ್ತೆ ಮಾಡಿದ ಈತನರ್ಜುನನಾಗಲಿ ಆ ಪುರುಹೂತನಾಗಲಿ ರಾಮನಾಗಲಿ ಆ ಉತ್ತನು ಸರಿಯಾದವನು ಆತಡಿರುವನು ಬರಲಿ ಎಂದನು ಕಾತೇರಿ ಕರ್ಣ ಇತ್ತಲರ್ಜುನನು ಉತ್ತರನ ಬೆಂಬತ್ತಿ ಬಂದನು ಆ ರಥ ಹಿಂದೆ ನಡೆಸಿದ್ದಾನೆ ಉತ್ತರ ಕುಮಾರ್ ಹೀಗೆ ಓಡ್ತಾ ಇದ್ದಾನೆ ಆ ರಥ ಹೀಗೆ ಬಂದು ಅವನಿಗೆ ಅಡ್ಲಾಗಿ ನಿಂತುಕೊಂಡು ಅಯ್ಯೋ ಊರಿಗೆ ಹೋಗೋದಕ್ಕೂ ಬಿಡ್ತಾ ಇಲ್ಲ ಅಲ್ಲಿ ನೋಡಿದ್ರೆ ಸೈನ್ಯ ಬರ್ತಾ ಇದೆ ಪಾಪಿ ನನ್ನ ಕೊಂದಲ್ಲ ಅಂತ ಅವನು ಹೇಳೋ ಮಾತನ್ನು ಕೇಳಿ ಇತ್ತರರ್ಜುನನುತ್ತರನ ಬೆಂಬತ್ತೆ ಬಂದನು ಹೋದೆಯಾದರೆ ಕಿತ್ತು ಬಿಸುಡುವೆ ನಿನ್ನ ತಲೆಯನು ನಿಲ್ಲು ನಿಲ್ಲೆನುತ ನಿನ್ನ ತಲೆಯನ್ನು ತೆಗೆದು ಬಿಡುತ್ತೆ ನಿಂತುಕೊಂಡ ಮೃತ್ಯುವೋ ಸಾರಥಿಯೋ ವ್ಯಾಹುಣಪ್ಪ ಇವನು ಮೃತ್ಯುವೋ ಸಾರಥಿಯೋ ಪಾಪಿಯನು ಎತ್ತಣಿಂದವ ಮಾಡಿಕೊಂಡೆನೆನ್ನುತ್ತ ಮರಳಿದು ನೋಡಿ ನಿಲ್ಲದೆ ಮತ್ತೆ ಸೈವರಿದ ಇಟ್ಟಣಿಸಿನರ ನೂರು ಹೆಜ್ಜೆಯೊಳಟ್ಟಿ ಹಿಡಿದು ಇದೇನಮ್ಮ ಆಡಿದೆ ಓದೋಕ್ ಬೇಜಾರಾಗತ್ತೆ ಏನ್ ಮಾಡಿದ್ಯೋ ನೀನು ಹುಟ್ಟಿದೆಯೋ ಹಾದರಕ್ಕೆ ಕ್ಷತ್ರಿಯ ಬೀಜವೋ ನೀನು ನೀವು ವ್ಯವಿಚಾರ ಕೊಟ್ಟಿದ್ಯೋ ಕ್ಷತ್ರಿಯನೋ ಯಾಕೆ ಓಡ್ತಾ ಇದ್ದೀಯೇ ದಿಟ್ಟತ ನಮಗೆ ಹೆಂಗಳಿದರಲ್ಲಿ ಹೊಟ್ಟು ಹುಟ್ಟಿದೆ ಹಗೆಗಳಿದ್ರಲ್ಲಿ ಬಿಟ್ಟುಕೊಂಡೆ ಹೆಂಗಸರಲ್ಲಿ ಜಂಬ ಕೊಚ್ಚಿಯೆ ಶತ್ರುಗಳಲ್ಲಿ ಮರ್ಯಾದೆ ಕಳ್ಕೊಂಡೆ ದುರಾತ್ಮ ಮೂರಿದೆ ವಿರಾಟನನ್ವಯವ ವಂಶಕ್ಕೆ ಅಪಕೀರ್ತಿ ತಂದುಬಿಟ್ಟೆಲ್ಲೋ ಅಲ್ಲೊಂದು ಹುಲ್ ಕಡ್ಡಿ ಬಿದ್ದಿತ್ತು ಅದನ್ನು ತೆಗೆದು ಬಾಯಲ್ಲಿ ಕಚ್ಕೊಂಡಿದ್ದಾನೆ ಉತ್ತರ ಕುಮಾರ ನಾ ಎನ್ನ ಬಂದಿಟ್ಟು எனக்கு ಭಯ ಮಾಡಿದೆ ನಾ ಎಪ್ಪಡಿ ಬೋಮೆ ಹಲುಗಿರುದು ಬಾಯೊಳಗೆ ಬರಡಿಟ್ಟಡುಕಿ ಆಗಿದನು ಸಾರಥಿ ಕಳಿಸಿ ಕಳೆಯೈ ನಿನ್ನ ಬಸುರಲ್ಲಿ ಬರಲಿ ಮಂದವನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟು ಬಂದಿದ್ದೇನೆ ಮಗ ಅಂತ ತಿಳ್ಕೋ ನನ್ನನ್ನ ಕೊಳುಗುಳದೊಡಿ ಒಡ್ಡ ಮಕ್ಕಳೇ ಇರುಂಟೆ ಈ ಸೈನ್ಯದಲ್ಲಿ ಯಾವನೇ ಹೋಗುವನು ಲೋವರಿಂದವೇ ಕೊಲಿಸದಿರು ಅವ್ರ ಕೈ ಕೊಲಿಸಬೇಡ ನೀ ಕುತ್ತಿ ಕೆಡಹು ಕಠಾರ ಇದೆ ಅನ್ನುತ್ತ ನೀನೇ ಬೇಕಾದ್ರೆ ಕೊಂದು ಬಿಡು ಇಲ್ಲಿ ನಿನ್ನ ಕೈಲಿ ಸತ್ತು ಬಿಡ್ತೇನೆ ಅಲ್ಲಿ ಹೋಗಿ ಸಾಯೋಕೆ ಇಷ್ಟವಿಲ್ಲ ಅರ್ಜುನನಿಗೂ ನಗೆ ಬಂತು ಮನಸ್ಸಲ್ಲಿ ನಗತಾನೆ ಮನದೊಳಡೊರಡೆ ಬಂತೆ ನಗುತ್ತ ಅರ್ಜುನನು ಗಜರಿದನು ಎಲ್ಲವೋ ಸಭೆಯಲ್ಲಿ ವನಜಮುಖಿಯರ ಮುಂದೆ ಸೊರಹಿದೆ ಬಾಯಿಗೆ ಬಂದಂತೆ ಬೆದರುವೆನೆ ಬೆದರುವೆನೆ ಬೆದರುವೆನೆ ಹೇಳಿದಲ್ವ ಅಲ್ಲಿ ನೀರದೆ ನಾಡ ನರಿಯವಲು ಎನಗೆ ನೀ ಹಲುಗಿರಿಯ ಬಿಡುವೆನೆ ಕಾದು ನಡೆಯಂದ ಹೇವಬೇಡ ವೀರರಿ ಪರಿಜೀವಗಳ್ಳರ ಪದವ ಹಿಡಿವರೆ ಸಾವಿಗಂಜಿದವೆ ನಪುಂಸಕರೆಂಬ ನೋಡೆನಲು ನಪುಂಸಕನಿಗೆ ಧೈರ್ಯ ಇದೆ ಬರ್ತಾ ಇದ್ದಾನೆ ನೀನು ಹೆದರ್ತಾ ಇದೆಯಲ್ಲೋ ಅದಕ್ಕೆ ಅವನು ಹೇಳ್ದ ನೀವು ವೀರರು ನೆರೆ ನಪುಂಸಕರಾವು what sense of human Kumar Vyasa ಈ ಪ್ರಸಂಗ ನೀವು ಎಂದೆಂದೂ ಮರೆಯಲಿಕ್ಕಿಲ್ಲ ನಾಳೆ ನಾನಿರಲಿ ಬಿಡ್ಲಿ ಈ ಪ್ರವಚನ ಮತ್ತೊಮ್ಮೆ ಮಹಾಭಾರತ ಆಗಲಿ ಬಿಡ್ಲಿ ನೀವು ಎಂದೂ ಮರೆಯುವುದಿಲ್ಲ ಪ್ರಸಂಗವನ್ನು ಒಂಬತ್ತು ರಸವನ್ನು ತೋರಿಸಿದ್ದೇನೆ ಮಹಾಭಾರತ ಪ್ರವಚನದಲ್ಲಿ ಭೀಭತ್ಸ ರೌದ್ರ ಎರಡು ಇನ್ನು ಮುಂದೆ ವಿಸ್ತಾರವಾಗಿ ಬರುತ್ತೆ ನೀನು ಬಾಯಿ ಕೆಟ್ಟೋಗಿದ್ದೇನೆ ಯಾಕೆ ಹೇಗೆ ಮಾಡ್ತೀಯೋ ನೀನು ಇಲ್ಲ ಇಲ್ಲ ನಾನೇನ ಪಂಸಕ ನೀನೇ ವೀರ ಲೋಕದ ಜೀವಗಳೆಲ್ಲರಿಗ ಅವು ಗುರುಗಳು ನಾನೇ ಗುರು ಜಗದ್ಗುರು ಬಿಟ್ಟುಗಳು ಹೆಂದ ಆಮೇಲೆ ಅರ್ಜುನ ಹೇಳ್ತಾನೆ ಕೊಳಗುಳದೊಳಗೆ ಓಡಿದೊಡೆ ಹೆಜ್ಜೆ ಹೆಜ್ಜೆಗೆ ಫಲ ಮಹಾಪಾತಕವು ಯುದ್ಧ ಭೂಮಿಯಿಂದ ವಾಪಸ್ ಓಡಿ ಹೋದರೆ ಹೆಜ್ಜೆ ಹೆಜ್ಜೆಗೆ ಮಹಾಪಾತಕ ಮುಂದಣಿಗೊಲಿದು ಹೆಜ್ಜೆ ಏನಿಡಲು ಹೆಜ್ಜೆ ಅಶ್ವಮೇಧ ಫಲ ಮುಂದೆ ಹೆಜ್ಜೆ ಇಟ್ಟರೆ ಅಶ್ವಮೇಧ ಫಲ ಅಳಿದನಾದೊಡೆ ಸತ್ರೆ ದೇವಲೋಕದಲ್ಲೇರು ತೊಚ್ಚಿರು ಅಪ್ಸರೆಯರೆಲ್ಲ ನೆನಪು ಸಿಗ್ತಾರೆ ದೇವಲೋಕದಲ್ಲಿ ಸುರೇಂದ್ರವು ನೆಲನುಗ್ಗಳಿಸುವನು ವೀರ ಸ್ವರ್ಗ ಸ್ವರ್ಗಬಹುದೆಂದ ಅರ್ಜುನ ಹೇಳಿದರೆ ಅದಕ್ಕೆ ಅವನು ಹೇಳ್ತಾರೆ ಯುದ್ಧದಲ್ಲಿ ವಾಪಸ್ಸು ಓಡಿದ ಪಾಪವನ್ನ ನಮ್ಮ ರಮನೆ ಪುರೋಹಿತರು ತೊಡೆದು ಹಾಕ್ತಾರೆ ಯೋಚನೆ ಮಾಡಬೇಡ ದೂರದಲ್ಲಿ ಓಡಿದ ಪಾತಕವ ಭೂಸರರು ಕಳೆದವರು ಅಶ್ವಮೇಧವ ಧರಣಿಯಲ್ಲಿ ಪ್ರತ್ಯಕ್ಷವಾಗಿಯೇ ನಮಗೆ ಅದು ಫಲ ನನಗೆ ಬೇಡ ಸುರರಸತಿಯರನೊಲ್ಲೆ ನನಗೆ ಸ್ತ್ರೀಯರು ಬೇಡ ನರ ಮರಿಯನ ಅರಿಯರೆ ಸಾಕೆನುತ ಎಮ್ಮರಸುತ ಎಮಗಿಂದ್ರ ಪದವಿಯು ಬಿಟ್ಟು ಕಳುಹೆಂದ ಆಳಳು ಉಡ್ಡಳ್ಳವನು ಭಾರಿಯ ತೋಡುಗಳ ಹೊತ್ತವನು ಮನೆಯಲ್ಲಿ ಸೂಡೆಯರ ಮುಂದೋದರಿ ಬಾಷ್ಪಳ ಕಡೆದು ಬೆಂದೀಗ ಅಲ್ಲಿ ಏನು ಬೊಗಳಿದೆಯೋ ಅವರ ಎದುರಿಗೆ ನಾನು ಕೇಳಿದ್ದೆ ನಿನ್ನ ಹಾಡನ್ನ ಕೋಲನಿಕ್ಕದೆ ಕೋಲುಂದ್ರ ಬಾಣ ಬಾಣ ಪ್ರಯೋಗ ಮಾಡಿಲ್ಲ ಗಾಯ ಒಡೆಯದೆ ವೇಗವ ತೋರಿದೊಡೆ ನಿನ್ನೋ ಒಲಗದೊಳು ಎಂತ ಕಟ ನಾಚದ ಕುಳ್ಳಿತಿಯೇ ಎಂದ ಸವೆದಾಗೋ ಕುಳ್ತಿಯೇ ಅದಕ್ಕೆ ಅವನು ಉತ್ತರ ಕೆತ್ತುಕೊಂಡ ಅನಾಸಿಕೆಗೆ ನಡೆ ಕುತ್ತಿಕೊಳ್ಳಬೇಕೆಂಬ ಗಾದೆ ನಿತ್ಯ ಹೊದ್ದಿಸಬೇಡ ಅದು ಗಾದೆ ಬುದ್ಧಿಯಿಂದ ಮಾಡಿದ್ದ ರಾಜಕೀಯ ಪಟ್ಟವನು ಕುತ್ಕೊಂಡು ಸಾಯಬೇಕು ಅಂತ ನನಗೇನು ಅವಶ್ಯಕವಿಲ್ಲ ನಕ್ಕ ಅವ್ರು ನಗುತ್ತಾರೆ ಅವರು ಅಲ್ಲೇ ಕಾಣಿಸುತ್ತೆ ನಾನೇನು ಮಾಡಲಿ ನಾವು ಅಂಜುವವು ಕಾಳಗಕ್ಕೆ ಬರಕೊಡ್ತೇನೆ ಬೇಕಾದ್ರೆ ಚತ್ತಿಗನು ನೀನು ಅಹಿತನಂತಿರೇ ನಮ್ಮ ಮನೆ ಸಂಬಳ ತಿಂದು ನೀನೇ ನನಗೆ ಮೃತ್ಯುವಾಗಿದ್ದೀಯಲ್ಲ ಮಿತ್ತುವ ಹರೇ ನಿನಗೆ ಬೇಡಿದ ನಿತ್ತು ಸಲಹುವನು ಎನ್ನ ಕೊಲ್ಲದೆ ಬಿಟ್ಟು ಅಂತ ನೀ ಕೇಳಿದುಕೊಡ್ತೇನೆ ವಸ್ತ್ರಭೂಷಣವನ್ನ ಇನ್ನು ಎಷ್ಟು ಹೋಗ್ತಾನೆ ಕಾದುವೆನು ಮಾರೊಡ್ಡಿನಲ್ಲಿ ಈಗ ಹೇಳ್ತಾನೆ ಅರ್ಜುನ ಹಾಗಿದ್ದೊಂದು ಕೆಲಸ ಮಾಡು ಏ ನೀನೇ ರಥದ ಮುಂದೆ ಕೂತ್ಕೋ ಅಯ್ಯೋ ನನಗೆ ಬೇಡ ಇನ್ನು ಮುಂದೆ ಬೇಡ ಹಿಂದೆ ಇದ್ರೆ ಆಗೋದಿಲ್ಲ ಮುಂದೆ ಕೂಡ್ತೀಯಲ್ಲೇ ಸುಮ್ಮನೆ ಹೇಳಿದಷ್ಟು ಕೇಳೋ ನಾನೇ ಯುದ್ಧವನ್ನು ಮಾಡ್ತೇನೆ ಆ ಬಿಲ್ಲು ಬಾಣ ನಾನೇ ತಗೊಳ್ತೇನೆ ಕೈಯಲ್ಲಿ ನೀ ಸಾರಥ್ಯ ಕೆಲಸ ಅಷ್ಟು ಮಾಡಿದ್ರೆ ಸಾಕು ನಾ ಕಣ್ಣು ಮುಚ್ಕೋಬೇಕಾಗುತ್ತಲ್ಲ ಅಂತ ಬೇಕಾದ್ದು ಮುಚ್ಕೋ ಯಾರು ಬೇಡ ಅಂತಾರೆ ನೆಪಕ್ಕೆ ನೀ ಕೂತ್ರು ಸಾಕು ಸಾರಥಿ ಆ ಲಗಾಮ್ ಹಿಡ್ಕೊಂಡು ನಾ ಮಾಡ್ತೇನೆ ಏನ್ ಮಾಡ್ತೀಯ ನೀನು ಅಂತ ನೋಡ್ತಾ ಇರೋ ತಮಾಷೆಯಿಂದ ಮುಂದೆ ಸ್ವಲ್ಪ ಬಿಡ್ತೇನೆ ಮತ್ತೆ ಬಾಯಿ ಏನು ಹೇಳಕ್ ಹೋದ್ರೆ ಕಟವಾಯ ಕೊಯ್ಯುವೇನು ಅಂತ ಅವನು ಬಾಯಿ ಈ ಕಡೆ ಇದು ಕೊಯ್ದು ಬಿಟ್ರೆ ಮಾತಾಡೋಕೆ ಅವಕಾಶ ಆಗೋದಿಲ್ಲ ಈ ಹಲ್ಲು ಕಿತ್ತವರಿಗೆ ಹಲ್ಲು ತೆಗೆದ್ರೆ ಮಾತಾಡೋಕೆ ಎಷ್ಟು ಆಶ್ಚರ್ಯವಾಗುತ್ತೆ ನೋಡಿ ಹಲ್ಲು ಕಿತ್ತರೆ ಕೆಲವರಿಗೆ ಬಾಯಿ ಸಣ್ಣದಾಗುತ್ತೆ ಕೆಲವರು ಇಲ್ಲಿಂದ ಇಲ್ಲಿ ತನಕ ಆಗುತ್ತೆ ಅದು ಆ ಬಾಯಿ ಸೈಜ್ ಮಾಡಿದ್ದಾನೆ ನೀವು ದೇವರು ಹಾಗೆ ಅದನ್ನು ನೀನು ಕೊಯ್ದು ಬಿಡ್ತೇನೆ ಇನ್ನೊಂದು ಮಾತಾಡ್ಬೇ ಹೇಳಿದಷ್ಟು ಹೇಳು ಅಂತ ಹೇಳಿ ರಥವನ್ನು ಸ್ವಲ್ಪ ಪಕ್ಕಕ್ಕೆ ತಿರುಗಿಸಿದ ಅದೇ ಸ್ಮಶಾನುಭೂಮಿ ಭೂಮಿ ಎಲ್ಲಿಗೆ ಹೋಗ್ತಿದ್ದೇವೆ ಸುಮ್ಮನೆ ಅಪಶಕನ ನುಡಿಬೇಡ ಸುಮ್ಮನೆ ಎಲ್ಲಿ ಬಂದಿದ್ದಾನೆ ಸಮೀಪದ ಶಮಿಯ ಹೊರಗಾಗಿ ಆ ಶಮೀ ವೃಕ್ಷದ ಹತ್ತಿರ ಬಂದಿದ್ದಾನೆ ಆ ಶಮೀ ವೃಕ್ಷದ ಆಕಾರವನ್ನು ನೋಡಿದ ಅಯ್ಯೋ ಹೆಣ ಇದೆಯಲ್ಲ ಮೇಲೆ ಇಲ್ಲೇ ಕರ್ಕೊಂಡ್ಬಂದೆ ನನ್ನ ಕಟ್ತೀಯ ಜಾಗದಲ್ಲಿ ನಿನ್ ಕಟ್ಟೋದೆಲ್ಲ ಮೇಲಕ್ಕೆ ಹೋಗು ಅಂದ ನನಗೆ ಭಯವಾಗುತ್ತಲ್ಲ ನಾನಿದ್ದೇನೆ ಕಾಣೋ ಇಲ್ಲಿ ಮೇಲೆ ಸುಣೆ ಮೇಲೆ ಹೋದ್ರೆ ಹೆಣ ಕೆಳಗಿದ್ರು ಕೊಲ್ತೇನೆ ಅಂತಾನೆ ಅಲ್ಲ ಹೋಗೋಣ ಸೈನ್ಯ ಇದೆ ಭಯ ಪಟ್ಟುಕೊಂಡು ಹತ್ತಿದ ಅಲ್ಲಿ ಏನ್ ತರಬೇಕು ಅಂತ ಅದನ್ನು ಕೆಳಗಿಳಿಸುವ ಮೊದಲ ಹೆಣವನ್ನ ಅಂತ ಅಯ್ಯೋ ಭಾರ ಇದೆಯಲ್ಲ ಅದಕ್ಕೆ ಇಳಿಸು ಅಂದಿದ್ದು ಸುಮ್ಮನೆ ಹೇಳಿದಷ್ಟು ಕೇಳು ಬಿಚ್ಚು ಅದನ್ನು ಗಂಟು ಬಿಚ್ಚಿದ ಕಣ್ಣು ಮುಚ್ಚಿಕೊಂಡ ಅಯ್ಯಪ್ಪ ಯಾರ್ದ ಆಯುಧ ಇದು ಇದು ಯಾರ ಬಿಲ್ಲು ಇದು ಬಾಣ ಇದು ಯಾವ ಕತ್ತಿ ಯಾವ ಗದೆ ಯಾವ ಕುಂಟಕ ಯಾವ ಗುರಾಣಿ ಅದು ಹೇಗೆ ವಜ್ರಾಯುಧದಂತೆ ಮಿರುಗುತ್ತಾ ಇದೆ ಆಯುಧಗಳು ನಾಳೆ ವಿಸ್ತಾರ ಮಾಡಿ ತೋರಿಸ್ತೇನೆ ಇವತ್ತು ಮುಗಿಬಹುದು ಅಂತ ಮಾಡಿದ್ದೆ ಈ ಉತ್ತರನ ಕಥೆ ಅದನ್ನು ನೋಡಿ ಭಯವಾಗುತ್ತೆ ಅವನಿಗೆ ಆಶ್ಚರ್ಯವಾಗುತ್ತೆ ಮುಟ್ಟೋದಕ್ಕೆ ಭಯವಾಗುತ್ತೆ ಬುಸುಗುಡು ಹಾವಿನಂತೆ ಕಾಣಿಸ್ತಾ ಇದೆ ಇದು ಯಾರು ಬಿಲ್ಲು ಯಾರು ಬಾಣ ನೀ ಯಾರು ಅಂದ ಇದು ಧರ್ಮರಾಜನ ಬಿಲ್ಲು ಅದು ಭೀಮನ ಕದೆ ಇದು ಅರ್ಜುನನ ಶಂಖ ನಿನಗ್ಯಾಕೆ ಗೊತ್ತು ಇದೆಲ್ಲ ಅಂದ ಮೊದಲು ಕೆಳಗಿಡಿ ಆಯುಧ ಕೆಳಗಿಡಿಸಿ ಹೇಳ್ತೇನೆ ಅಂದ ಇಳಿಸಿ ತನಗೆ ಬೇಕಾದ ಆಯುಧವನ್ನು ತಗೊಂಡು ನೋಡಿ ಇದು ಗಾಂಡೀವ ಗಾಂಡೀವವೇ ನಾ ಕೇಳಿಲ್ವಲ್ಲ ಇದ್ರೆ ಸಣ್ಣ ಅಂದ ಅದರ ಚರಿತ್ರೆ ಏನು ಹೇಳ್ತಾನೆ ಅರ್ಜುನ ಈ ಗಾಂಡೀವ ಒಂಬ ವಿಲ್ಲು ಇದನ್ನು ಎಷ್ಟು ಜನ ಪೂಜೆ ಮಾಡಿದ್ದಾರೆ ಲೋಕದಲ್ಲಿ ಗೊತ್ತೇನೋ ಇದು ಒಂದು ಕಾಲದಲ್ಲಿ ದೇವಲೋಕದಲ್ಲಿದ್ದದ್ದು ಒಂದು ಸಾವಿರದ ಐದು ನೂರು ವರ್ಷ ಇದನ್ನು ಚತುರ್ಮುಖ ಬ್ರಹ್ಮ ಧರಿಸಿದ್ದ ಬಿಲ್ಲು ಅದಾದ ಮೇಲೆ ಶಂಕರನ ಕೈಗೆ ಬಂತು ಪಾರ್ವತಿ ಪತಿ ಒಂದು ಸಾವಿರ ವರ್ಷ ಧರಿಸಿದ್ದ ಆಮೇಲೆ ಇಂದ್ರನಿಗೆ ಬಂತು ಎಂಟುನೂರೈವತ್ತು ವರ್ಷ ದೇವಮಾನದಲ್ಲಿ ಧರಿಸಿದ್ದ ಆಮೇಲೆ ಸೋಮ ಐದುನೂರು ವರ್ಷ ಧರಿಸಿದ ವರುಣ ನೂರು ವರ್ಷ ಧರಿಸಿದ ಅರ್ಜುನನ ಕೈಯಲ್ಲಿ ಈ ಬಿಲ್ಲು ಅರವತ್ತೈದು ವರ್ಷ ಇರುತ್ತದೆ ಅಂತ ಅದಕ್ಕೆ ಆಯುಷ್ಯವಿದೆ ನಿನಗೆ ಯಾಕೆ ಗೊತ್ತು ಅಂದ ಸುಮ್ಮನೆ ಕೂತ್ಕೋ ಇನ್ನೊಂದು ಮಾತು ಕೇಳಬೇಡ ಇದು ಕಾಂಡವದಲ್ಲಿ ಬಂದದ್ದು ಅದು ಅಗ್ನಿದೇವ ಕೊಟ್ಟದ್ದು ಈ ಕಥೆಯಲ್ಲೇ ಹೇಳಿದ ಮೇಲೆ ಮಹಾರಾಯ ನೀನು ಯಾರೋ ದೇವಪುರುಷ ಇರಬೇಕು ನಿನ್ನ ಜನರ ಸ್ವರೂಪವನ್ನು ಹೇಳು ಆಗ ಅರ್ಜುನ ಹೇಳಿದ ಅರ್ಜುನ ಅಂತ ಕೇಳಿದ್ದೀಯಾ ಕೇಳಿದ್ದೇನಲ್ಲ ನಾನೇ ಅವನು ನಿನ್ನ ನೋಡಿದ್ರೆ ವೇಷ ನಮ್ಮ ನಂಬಿಕೆ ಬರೋದಿಲ್ವಲ್ಲ ಅಂತ ಹೌದು ಹಾಗೇ ಇದೆ ಕಥೆ ಅದು truth is stranger than fiction ಕಟ್ಟು ಕಥೆಗಿಂತ ಆಶ್ಚರ್ಯಕರವಾದದ್ದು ಅಂದ್ರೆ ನಿಜ ಜೀವನ ವಿಜಯ್ ನನಗೆ ಹೀಗೆ ಮಾಡಿತು ಆದರೆ ಒಂದು ಯಾರಿಗೂ ಹೇಳಬೇಡ ಇದನ್ನ ಇದು ಪ್ರಕಟ ಆಗೋ ತನಕ ಒಬ್ಬರಿಗೂ ಹೇಳ್ತಕ್ಕದ್ದಲ್ಲ ಭಾಷೆ ತೆಗೆದುಕೊಂಡು ಈಗ ನನ್ನ ಧೈರ್ಯ ಬಂತೆ ಬಂತು ಬಂತು ನಿಜವಾಗಿ ಬಂತೆ ಅನ್ನೋ ಧೈರ್ಯ ಬಂತು ಈಗ ಅಂದ ಅರ್ಜುನ ರಸದಲ್ಲಿದ್ದಾನೆ ನಾನು ಏನು ಭಯವಿಲ್ಲ ರಸವನ್ನು ನಡೆಸ್ತೇನೆ ಇಲ್ಲ ಪ್ರಾಕ್ಟೀಸ್ ಎಲ್ಲ ಆಗಿದೆಯೋ ಬರೀ ಪ್ರಾಕ್ಟೀಸೋ ಬರೀ ಥೀರಿಯೋ ಎಲ್ಲ ಆಗಿದೆ ನನಗೆ ಅಂತ ಆಮೇಲೆ ಅರ್ಜುನ ತನ್ನ ಅವನು ಹುಟ್ಟಿದ್ದ ಅವತ್ತು ಕೆಂಪು ಬಣ್ಣದ ವಸ್ತ್ರ ಈ ಮೂಲದಲ್ಲಿ ಮಹಾಭಾರತದ ಹಾಗೆ ಕೊಟ್ಟಿದ್ದಾರೆ ತಲೆ ಇವನಿಗೆ ಶ್ವೇತ ಕಿರೀಟಿ ಅಂತ ಅವನು ಅರ್ಜುನ ಕೇಳಿ ಪ್ರಶ್ನೆ ಕೇಳ್ತಾನೆ ಅವನು ಉತ್ತರ ಕುಮಾರ ನೀ ಅರ್ಜುನನಾಗಿದ್ರೆ ಅರ್ಜುನನ ಹನ್ನೆರಡು ಹೆಸರು ದ್ವಾದಶನಾಮ ಗೊತ್ತಾ ನಿನಗೆ ಅಂತ ಚಂಡೀಶ ಕೇಳ್ತಾನೆ ಅರ್ಜುನ ಫಲ್ ಗುಣಪಾರ್ಥ ಕಿರೀಟಿ ಶ್ವೇತವಾಹನ ಈ ಸಿಡಿಲು ಹೊಡೆಯದೇ ಇರಬೇಕಾದ್ರೆ ಇದನ್ನು ಹೇಳಬೇಕು ಅಂತಾರೆ ಈ ಒಂದೊಂದು ಬಂದದ್ದು ಜಾತಕ್ಕೆ ಅಂತ ನಾಳೆ ವಿಸ್ತಾರ ಮಾಡ್ತೇನೆ ಆ ದ್ವಾದಶ ನಾಮಾವಳಿ ತನಗೆ ಹೇಗೆ ಬಂತು ಅಂತ ಅವನೇ ಹೇಳಿದ ಮೇಲೆ ಅವನನ್ನು ಬಾಚಿ ತಬ್ಬಿಕೊಳ್ತಾನೆ ಕಾಲು ಮುಗಿತಾನೆ ಕೈ ಮುಗಿತಾನೆ ಉಳಿದಿದ್ದಾಯದವನ್ನ ಅಲ್ಲೇ ಕಟ್ಟು ಅಂತ ಹೇಳಿ ಒಂದು ಬಿಳಿ ವಸ್ತ್ರವನ್ನು ತೆಗೆದುಕೊಂಡು ಬಿಚ್ಚಿ ಓಲಾಡ್ತಾ ಇದ್ದ ತಲೆಗೂದಲನ್ನು ಅರ್ಜುನ ಈ ಸ್ನಾನ ಮಾಡಿದಾಗ ಹೆಂಗಸರು ತಲೆ ಕಟ್ಕೊಳ್ತಾರೆ ನೋಡಿ ಬಟ್ಟೆ ಆ ರೀತಿಯಲ್ಲಿ ಚೆನ್ನಾಗಿ ಬಿಗಿದು ಕೂದಲು ಹಿಂಸಾಕೆಂದ್ರೆ ಅರ್ಜುನ ಅತ್ಯಂತ ಸುಂದರ ಮತ್ತು ಗುಡಾಕೇಶ ಗುಡಾಕ ಅಂದ್ರೆ ಇಂದ್ರಿಯ ಅಂತ ಒಂದರ್ಥ ತಲೆಗೂದಲು ಅಂತ ಒಂದರ್ಥ ಅಷ್ಟು ಸುಂದರವಾದ ತಲೆಗೂದಲಿಗೆ ಊರು ಶಿಮೋಹ ಮಾಡಿದ್ದ ಆಶ್ಚರ್ಯವಲ್ಲ ಎತ್ತಿ ಕಟ್ಟಿದವನೇ ಆ ಗಾಂಡಿವವನ್ನು ಕೈಗೆತ್ತಿಕೊಂಡ ವಿರಾಟ್ ರಾಜನ ರಥದಲ್ಲಿ ಸಿಂಹಧ್ವಜವಿತ್ತು ಅದನ್ನು ಕೆಳಗಿಳಿಸೋಂದ ರಥದ ಮೇಲೆ ಹತ್ತಿ ಅದನ್ನು ನಡೆಸಿದ ಏನು ಮಾಡಬೇಕು ಅಂತ ಎಂದ ಇನ್ನೊಂದು ಬಿಳಿ ಧ್ವಜ ಕಟ್ಟು ಅಂತ ಹೇಳಿ ಆಂಜನೇಯ ಸ್ವಾಮಿಯನ್ನು ಧ್ಯಾನ ಮಾಡಿದ ಹನುಮಂತ ಬಂದು ಕೂತ್ಕೊಂಡ ರೋಮ ಆಗುತ್ತೆ ನೋಡಿ ಪ್ರಸಂಗ ಇದು ಅವನು ಕಿರಿಸ್ತಾ ಇದ್ದಾನೆ ರಸಲ್ ಕೂತವನು ಹನುಮಂತ ಅದನ್ನು ಕೇಳಿಯೇ ಕೌರವ ಸೈನ್ಯ ಅಯ್ಯೋ ಅರ್ಜುನ ಬಂದ ಅಂದ್ರು ಆಮೇಲೆ ಇವನು ಮುಟ್ತಾನೆ ಕುದುರೆಯನ್ನ ಅರ್ಜುನನ ಪ್ರಭಾವದಿಂದ ರಥ ಓಡುತ್ತೆ ಎದುರುಗಡೆ ಈ ಕಡೆಯಲ್ಲಿ ಕರ್ಣ ಅದನ್ನು ನೋಡಿದ ಅವತ್ತೊಂದು ಕೂಟ ಶ್ಲೋಕ ಮೊದಲನೇ ದಿವಸ ಹೇಳಿದ್ದೆ ನೆನಪಿದೆಯೋ ಇಲ್ವೋ ದ್ರೋಣಾಚಾರ್ಯನ ಕಣ್ಣಲ್ಲಿ ನೀರು ಬಂದು ಶಿಷ್ಯೋತ್ತಮನನ್ನು ನೋಡಿದ್ದಾನೆ ಭೀಷ್ಮನಿಗೆ ಹೇಳಿದ ಪಕ್ಕದಲ್ಲಿ ದುರ್ಯೋಧನ ಈ ಕಡೆ ಕರ್ಣ ಆ ಕಡೆ ದುಶಾಸನ ಅರ್ಜುನ ಅಂದ್ರೆ ಎಷ್ಟು ಪ್ರೀತಿ ಅಂದ್ರೆ ಅವನು ಅರ್ಜುನ ಬಾಣಗಳನ್ನು ಹೂಡಿದ್ದಾನೆ ಎರಡು ಬಾಣ ಮೊದಲು ಗುರಿ ಇಟ್ಟು ಹೊಡೆದಿದ್ದಾನೆ ಅದು ದ್ರೋಣಾಚಾರ್ಯರ ಪಾದದ ಹತ್ರ ಒಂದು ಗುರುವೇ ನಮಸ್ಕಾರ ಅಂತ ಎರಡು ನಮಸ್ಕಾರ ಮಾಡುವಂತೆ ಬಿದ್ದಿದೆ ಆ ಬಾಣ ಅವನ ವಿನಯ ಅವನ ಭಕ್ತಿ ತನ್ನ ಶಿಷ್ಯನ ಈ ಕೈಚಳಕವನ್ನು ನೋಡಿ ಕಣ್ಣಲ್ಲಿ ನೀರು ಹಾಕಿದ ಭೀಷ್ಮ ಅವನ ಮೆಲ್ಲಗೆ ನೋಡಿದ ದ್ರೋಣನನ್ನು ಯಾರು ಭೀಷ್ಮನಿಗೆ ಅರ್ಥ ಆಗಲಿಲ್ಲ ನದಿ ಜಲಂ ಕೇಶವನ ಹರಿಕೇತು ನಗಹ್ವಯೋ ನಾಮ ನಗಾರಿಸೋನು ಯೇಷೋಂಕನಾವೇಶಧರಃ ಕಿರೀಟಿ ಜಿತ್ವಾ ವಯಂ ಸದ್ಯ ಚಾದ್ಯಗಾವಹ ಈ ಶ್ಲೋಕ ಅವತ್ತು ಹೇಳಿದ್ದೆ ತಮಗೆ ನದಿ ಜನಂ ಕೇಶವನ ಹರಿಕೇತು ಇದು ಹೀಗೆ ಓದಿದ್ರೆ ಅಂತಲೇ ಅರ್ಥ ಆಗೋದಿಲ್ಲ ನದೀಜ ರಂಕೇಶವನ ಹೇ ನದೀಜ ನದಿಯಲ್ಲಿ ಹುಟ್ಟಿದವನೇ ಗಾಂಗೇಯ ಲಂಕೇಶವನ ಹರಿಕೇತು ಲಂಕೇಶ ರಾವಣ ಪತ್ರಿಕೆರಡು ಸೋನಲ್ಲ ವನಾರಿಕೇತುಹು ಅವನ ಅಶೋಕವನವನ್ನು ಧ್ವಂಸ ಮಾಡಿದ ಮಾರುತಿ ಅವನನ್ನು ಧ್ವಜದಲ್ಲಿ ಉಳ್ಳವನು ನಗಾಕ್ವಯೋ ನಾಮ ಮರದ ಹೆಸರಿಟ್ಕೊಂಡಿದ್ದಾನೆ ಮತ್ತಿ ಮರದ ಹೆಸರು ಅರ್ಜುನ ವೃಕ್ಷದ ಹೆಸರು ನಗ ಅರಿಸೂನು ಬೆಟ್ಟಗಳ ರೆಕ್ಕೆ ಕತ್ತರಿಸಿದಲ್ಲ ಇಂದ್ರ ಅವನ ಮಗ ಅವನು ಏಷೋ ಅಂಗನಾವೇಷಧರ ಕಿರೀಟಿ ಸ್ತ್ರೀ ವೇಷ ಧರಿಸಿಕೊಂಡು ಬಂದಿದ್ದಾನೆ ಕಿರೀಟಿ ಅವನೊಬ್ಬನಿಗೆ ನೀಳ್ಮುಡಿ ಜಿತ್ವಾ ವಯಂನೇ ತಾದ್ಯಕಾವಹ ಗೋವುಗಳನ್ನು ಮರಳಿ ಕರ್ಕೊಂಡು ಹೋಗೋಕೆ ಬಂದಿದ್ದಾನೆ ಅವನಿಂದ ನಮ್ಮನ್ನು ಸೈನ್ಯವನ್ನು ಉಳಿಸು ಎಂಬುದಾಗಿ ದ್ರೋಣ ಭೀಷ್ಮನಿಗೆ ಮಾಡುವ ಪ್ರಾರ್ಥನೆ ಆ ಮೇಲೆ ನೋಡಿದ್ರೆ ಏನು ತಿಳಿಯೋದಿಲ್ಲ ತಲೆ ಬಾಲ ನಿಮಗೆ ಅವತ್ತು ಮೊದಲನೇ ದಿವಸ ಈ ಶ್ಲೋಕ ಹೇಳಿದೆ ಯಾರೊಬ್ರು ನಾಳೆ ಸ್ಟೇಟ್ಸ್ಗೆ ಹೋಗ್ತಾ ಇದ್ದೇವೆ ದಯವಿಟ್ಟು ಈ ಶ್ಲೋಕ ಬರ್ಕೊಡಿ ಅಂತ ಕೇಳಿದ್ರು ಬರೆದು ಕೊಟ್ಟೆ ಅಲ್ಲಿ ಹೋಗಿ ಏನು ಅನರ್ಥ ಮಾಡಿದ್ದಾರೆ ಈ ಶ್ಲೋಕ ಶ್ಲೋಕ ಶ್ಲೋಕನ ಬರ್ಕೊಡೋದು ದೊಡ್ಡದಲ್ಲ ಸರಿಯಾಗಿ ಹೇಳಿದ್ರೆ ರೂಪಣೆ ಆಗುತ್ತೆ ಯದ್ವಾ ತದ್ವಾ ಹೇಳಿದ್ರೆ ಇಂಥ ಶ್ಲೋಕಗಳು ಯಾರೂ ಮಹಾಭಾರತದಲ್ಲಿ ಅರ್ಥವನ್ನು ಬರೆದಿಲ್ಲ ಮುದ್ರಣದಲ್ಲಿಲ್ಲ ಮಹಾಭಾರತದ ಕೂಟ ಶ್ಲೋಕಗಳು ಅಂತಲೇ ಒಂದು ಪುಸ್ತಕ ಬರೀಬೇಕು ಯಾವತ್ತು ಮಾಡಿಸ್ತಾನೆ ಓದೋರು ಗೊತ್ತಿಲ್ಲ ಅದನ್ನು ಕೇಳಿದ ಆ ಕಾರಣ ಅವನಿಗೆ ಅರ್ಥ ಆಗಲಿಲ್ಲ ಕತ್ತಿ ತೆಗೆದ ಯಾರು ಈಗ ಮಿಸುಕ್ತೀರಿ ಬಂದಿರೋರು ಯುದ್ಧಕ್ಕೆ ಯುದ್ಧ ಅಲ್ಲದೆ ವಾಪಸ್ ಒಬ್ಬರು ಯಾರು ಹೊರಟ್ರೆ ಕೊಂದು ಬಿಡ್ತೇನೆ ಎಂದ ಯಾಕೆಂದ್ರೆ ದ್ರೋಣಾಚಾರ್ಯ ಉಪಾಯ ಮಾಡಿ ಅರ್ಜುನ ಬಂದಿದ್ದಾನೆ ಅಂತ ಉಪಾಯ ಮಾಡಿ ಭೀಷ್ಮ ತಲೆ ಕೆಡಿಸಿ ಹದಿಮೂರು ವರ್ಷ ಮುಗಿದೋಗಿದೆ ಅವರ ರಾಜ್ಯ ಅವರು ಕೊಟ್ಬಿಡು ಅಂತ ದುರ್ಯೋಧನನಿಗೆ ಪುಸಲಾಯಿಸಿ ಕೊಡಿಸಿಬಿಡ್ತಾನೆ ಯುದ್ಧವೇ ಇಲ್ಲದೆ ಮುಗಿದೋಗ್ತದೆ ಅಂತ ಭಯ ಅವನಿಗೆ ಕರ್ಣನಿಗೆ ಅವನಿಗೆ ಅರ್ಜುನನ ತಲೆ ತೆಗಿಬೇಕು ಆದರೆ ಯಾರು ಯುದ್ಧ ಮಾಡೋದಿಲ್ಲ ನೋಡ್ತೇನೆ ಏನು ಕುದುರೆ ಕೆಳದ್ರೆ ಹ್ಯಾ ಅಂತಾರೆ ಇವರು ಬ್ರಾಹ್ಮಣರು ಯಾವತ್ತೂ ದ್ರೋಹಿಗಳು ನೋಡಿ ಬ್ರಾಹ್ಮಣ ದ್ವೇಷ ಶುರುವಾಯಿತು ಏನು ಮೂರು ಅಧ್ಯಾಯದಲ್ಲಿ ಬ್ರಾಹ್ಮಣ ದ್ವೇಷ ಕರ್ಣದ್ವೇಷ ಅದಕ್ಕೆ ಕೃಪಾಚಾರ್ಯ ಯಾವತ್ತೂ ಮಾತಾಡದೇ ಇದ್ದವನು ಉತ್ತರವನ್ನು ಕೊಡ್ತಾನೆ ಅಶ್ವತ್ಥಾಮ ಕೆದರ್ತಾನೆ ದ್ರೋಣಾಚಾರ್ಯ ಉತ್ತರ ಕೊಡ್ತಾನೆ ಹುಳಿ ಮಜ್ಜಿಗೆ ತಿನ್ನೋದ್ರಲ್ಲಿ ಬ್ರಾಹ್ಮಣರು ಗಟ್ಟಿ ಸಭೆಯಲ್ಲಿ ಗಟ್ಟಿ ಹೊಗಳೋದ್ರಲ್ಲಿ ಗಟ್ಟಿ ಯುದ್ಧದಲ್ಲಿ ಗಟ್ಟಿ ಇಲ್ಲ ಹೀಗೆಲ್ಲ ಬಾಯಿಗೆ ಬಂದಾಗ ಬೈತಾನೆ ಕರ್ಣ ಇವನನ್ನು ಹೇಗೆ ನೆನೀತೀರಿ ನೀವು ಎಲ್ಲಿ ದಾನ ಮಾಡಿದ್ದ ಎಲ್ಲಿ ಧರ್ಮ ಮಾಡಿದ್ದ ಬ್ರಾಹ್ಮಣ ದ್ವೇಷ ಕೃಷ್ಣ ದ್ವೇಷ ದೈವ ದ್ವೇಷ ರಾಕ್ಷಸ ಪಿಂಡ ಮುಂಡೇದು ಬಹಳ ಕೋಪ ಬರುತ್ತೆ ಇದು ನೋಡುವಾಗ ಬಾಯಿಲ್ ಬರಬಾರ ಶಬ್ದಗಳೆಲ್ಲ ಬಂದ್ಬಿಡುತ್ತೆ ನಮ್ಮ ಕನ್ನಡದ ಕವಿಗಳು ನೆನೆ ಒಡೆ ಕರ್ಣನಂ ನೆನೆ ಕೃಷ್ಣನ ಬಿಟ್ಟು ಕಣ್ಣನಂ ನೆನೆ ಏನ್ ಕರ್ಣ ನೆನೀತೀರಿ ನೀವು ಏನ್ ಮಾಡಿದ್ದಾನೆ ಈ ಚಕಮಕಿ ನಾಳೆ ಹೇಳ್ತೇನೆ ಅದನ್ನು ನೋಡಿ ದುರ್ಯೋಧನನಿಗೆ ಏನು ಹೇಳಬೇಕಂತ ತಿಳಿಯಲಿಲ್ಲ ಮೊದಲೇ ಡಿವೈಡೆಡ್ ಆರ್ಮಿ ಇದು ಲಾಯಲ್ಟಿ ಇಲ್ಲ ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲಿ ಈ ಸಂಕಟವೆಲ್ಲ ನೀವು ಕೇಳ್ತೀರಿ ನೋಡ್ತೀರಿ ಭೀಷ್ಮ ನೋಡಿದ್ರೆ ಪಾಂಡವನು ಕೊಲ್ಲೋದೆಲ್ಲ ಪ್ರತಿಜ್ಞೆ ಮಾಡ್ತಾನೆ ದ್ರೋಣ ನೋಡಿದ್ರೆ ಮಗ ಸತ್ತ ಅನ್ನೋ ವಾರ್ತೆ ಕೇಳಿದ್ರೆ ಶಸ್ತ್ರ ಕೇಳಿ ಕೆಳಗಿಡ್ತೇನೆ ಅಂತಾನೆ ಇವನ್ ನೋಡಿದ್ರೆ ಶಾಪಗ್ರಸ್ತ ಪರಶುರಾಮರ ಶಾಪ ಭೀಷ್ಮರಿರೋ ತನಕ ಯುದ್ಧ ಭೂಮಿಗೆ ಬರೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಇನ್ನು ಉಳಿದವರನ್ನು ಕಟ್ಕೊಂಡು ಏನು ಯುದ್ಧ ಮಾಡ್ತಾನೆ ಅದರಿಂದ ತಾತ ಕ್ಷಮಿಸು ಗುರುಗಳೇ ಕ್ಷಮಿಸಿರಿ ಕರ್ಣ ನೀನು ಸಮಾಧಾನವಾಗುವಂತ ಅವರಿಗೆ ಸಾಕು ಬೇಕಂತ ಸಮಾಧಾನವನ್ನು ಮಾಡ್ತಾನೆ ಯಾವುದೋ ಒಂದು ರೀತಿ ಅಷ್ಟೊತ್ತಿಗೆ ಅರ್ಜುನ ಅಠಂಕಾರವನ್ನು ಮಾಡಿದ ಬಿಲ್ಲನ್ನು ಹಗ್ಗ ಎಳೆದು ಬಿಟ್ಟ ಕುದುರೆಗಳೆಲ್ಲ ಮಲಮೂತ್ರ ವಿಸರ್ಜನೆ ಮಾಡಿದವು ಆನೆಗಳು ಚದುರಿದವು ಆ ಭಯಂಕರ ಯುದ್ಧದಲ್ಲಿ ಭೀಷ್ಮನನ್ನು ಓಡುವಂತೆ ಮಾಡಿದ ಒಬ್ಬನೇ ಅರ್ಜುನ ಇದು ರಿಹರ್ಸಲ್ ಮುಂದಿನ ಮಹಾಭಾರತ ಯುದ್ಧಕ್ಕೆ ಇದು ರಿಹರ್ಸಲ್ ಶಲ್ಯ ಒಬ್ಬ ಬಂದಿಲ್ಲ ಉಳಿದವರೆಲ್ಲ ಬಂದಿದ್ದಾರೆ ಭೀಷ್ಮನನ್ನು ಓಡಿಸಿದ ದ್ರೋಣರೆದರಿಗೆ ಬಂದು ಹೇಳಿದ ಗುರುಗಳೇ ನೀವಾಗಿ ನನ್ನ ಮೇಲೆ ಬಾಣ ಬಿಡೋ ತನಕ ನಿಮ್ಮ ಮೇಲೆ ಒಂದು ಬಾಣ ಬಿಡೋದಿಲ್ಲ ಒಂದು ಬಿಡಿ ನೋಡೋಣ ಅಂದ ಶಿವಲ್ರಿ ಈ ಕ್ವಾಲಿಟಿ ನೋಡಿ ಹೇಗಿದೆ ನೀವಾಗಿ ಬಾಣ ಬಿಟ್ರೆ ನಾನು ಬಿಡ್ತೇನೆ ಇಲ್ದಿದ್ರೆ ಓಡ್ ಹೋಗೋದಕ್ಕೆ ಬಿಡ್ತೇನೆ ಎರಡೇ ಅವಕಾಶ ಗೋವನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದಾಗಿ ದ್ರೋಣರು ಮೇಲಿನ ಒಂದು ಬಿಗಿದ್ರು ಆ ದ್ರೋಣರನ್ನು ಹಣ್ಣುಗಾಯಿ ನೀರ್ಗಾಯ ಮಾಡಿದ ಆಮೇಲೆ ಅರ್ಜುನ ಆಮೇಲೆ ಉಪಾಯ ಮಾಡಿದ ದುರ್ಯೋಧನ ಇದು ಯುದ್ಧ ಇದು ಮುಗಿಯೋ ಕಾಣಿಸೋದಿಲ್ಲ ನಾವು ಗೋವನ್ನು ಕರ್ಕೊಂಡೇ ಹೋಗಬೇಕು ಐದು ಪಾಂಡವರು ಬರಬೇಕಲ್ಲ ಇದರಿಗೆ ಏನ್ ಮಾಡೋದು ಅಂದ್ರೆ ಕರ್ಣ ಹೇಳಿದ ಈ ಗೋವುಗಳನ್ನು ಊರ್ಗಿನಿ ಅಟ್ಕೊಂಡು ಹೋಗು ನಾನು ನೋಡ್ಕೊಳ್ತೇನೆ ಅಂತ ಅದು ಅರ್ಜುನನ ಕಿವಿಯಲ್ಲಿ ಬಿತ್ತು ಬಿದ್ದು ಕೂಡಲೇ ದುರ್ಯೋಧನ ಎಲ್ಲಿ ಗೋವುಗಳು ಅಂಟ್ಕೊಂಡು ಹೊರಟಿದ್ನೋ ಅಲ್ಲಿ ಹೋಗಿ ಅಡ್ಡ ಹಾಕಿದ ಅಯ್ಯೋ ಹೋಗೋದು ಬಿಡ್ಲಿಲ್ವಲ್ಲ ಉತ್ತರ ಕುಮಾರನಾಗಿ ಅವನು ಸಿಕ್ಕಾಕೊಂಡ ಅವನನ್ನು ಹಣ್ಣುಗಾಯಿ ನೀರ್ಗಾಯಿ ಮಾಡ್ತಾನೆ ಕೌರವ ಸೈನ್ಯದಲ್ಲಿ ಒಬ್ಬರನ್ನು ಬಿಡಲಿಲ್ಲ ಎಲ್ಲ ಹಣ್ಣುಗಾಯಿ ನೀರ್ಗಾಯಿ ಆದರು ಆಮೇಲೆ ಉತ್ತರ ಜ್ಞಾಪಕ ಮಾಡಿದ ನನ್ನ ತಂಗಿ ಒಂದಷ್ಟು ಒಡೆಯ ತಗೊಂಬ ಅಂತ ಹೇಳಿದ್ದಾಳಲ್ಲ ಅವಕಾಶ ಕೊಡ್ತೇನೆ ತಗೋ ಅಂತ ಸಮ್ಮೋಹನಾಸ್ತ್ರವನ್ನು ಬಿಗಿದ ಅರ್ಜುನ ಸಮ್ಮೋಹನಾಸ್ತ್ರ ಎಲ್ಲರಿಗೆ ಎಲ್ಲಿದ್ದ ಹರಿಹರಿ ಅಂತ ಹಾಗೆ ನಿದ್ದೆ ಮಾಡಿದ್ರು ಭೀಷ್ಮ ದ್ರೋಣ ಕರ್ಣ ಸಕಲ ಸೈನಿಕರು ಆನೆ ಕುದುರೆಗಳು ಮೊದಲುಕೊಂಡು ಎಲ್ಲಿದ್ದರೆ ಅಲ್ಲೇ ನಿದ್ದೆ ಮಾಡುವಾಗ ಅರ್ಜುನ ಗಾಂಡೀವವನ್ನು ಹಗ್ಗ ಬಿಚ್ಚಿ ಉತ್ತರ ಕುಮಾರನ ಹೇಳಿದ ಈಗ ಹೋಗಿ ಏನೇನು ಬೇಕೋ ತಗೊಂಬ ಅಂತ ಹೇಳಿ ರಥದಲ್ಲಿ ಕಾಲ್ ಚಾಚಿ ಹಾಯಾಗಿ ರೆಸ್ಟ್ ತಗೊಂಡ ಅವನು ಈ ಪುಷ್ ಬ್ಯಾಕ್ ಸೀಟಲ್ಲಿ ಕೂತ ಹಾಗೆ ಆಗ ಉತ್ತರ ಕುಮಾರ ಅಳುಕ್ತಾ ಅಳುಕ್ತಾ ಹೋಗಿ ಬದುಕಿದ್ದಾರೋ ಎಚ್ಚರವಿದ್ದಾರೋ ಹಿಡ್ಕೊತಾರೋ ಅಲ್ಲಿದ್ದವರು ವಸ್ತ್ರ ಇಸ್ತ್ರ ಗಂಟು ಒಡವೆ ಎಲ್ಲ ಗಂಟು ಹಾಕಿ ಅವಳು ಗೊಂಬೆ ಆಟ ಆಡ್ತಿದ್ಲು ಪಾಪ ಉತ್ತರೆ ಪಾಂಚಾಲಿಕೆ ಅಂದ್ರೆ ಗೊಂಬೆ ಪಾಂಚಾಲ ದೇಶಕ್ಕೆ ಆ ಹೆಸರಾಕಿ ಬಂತು ಆ ಕುಂಬಾರರು ಅಲ್ಲಿ ಊರು ತುಂಬಾ ಕುಂಬಾರರು ಒಳ್ಳೆ ಗೊಂಬೆಗಳನ್ನು ಮಾಡಿ ಮಾರಾಟ ಮಾಡ್ತಿದ್ರು ದೇಶ ವಿದೇಶಗಳಿಗೆ ಅದು ಬೇಕಾದ್ದೆಲ್ಲ ಗಂಟು ಕಟ್ಟಿಕೊಂಡು ಊರಿಗೆ ವಾಪಸ್ ಬರ್ತಾರೆ ಎಂಬಲ್ಲಿ ಇವತ್ತು ಮಂಗಳ ಮಾಡ್ತಾ ಇದ್ದೇವೆ ನಾಳೆ ಈ ಕಥೆ ನೀನು ಸ್ವಲ್ಪ ವಿಸ್ತಾರ ಮಾಡಿ ಆಮೇಲೆ ನಾಳೆ ಅಭಿಮನ್ಯುವಿನ ವಿವಾಹ ಶುಭ ಮಂಗಳ ಅದರ ನಡುವೆ ಒಂದೆರಡು ಪ್ರಸಂಗ ಸೈನ್ಯ ವಾಪಸ್ ಬಂದ ಮೇಲೆ ವಿರಾಟ್ ರಾಜ ನನ್ನ ಮಗನೇ ಗೆದ್ದು ಬಂದಿದ್ದಾನೆ ಅಂತ ಅದು ವಿಜಯದಶಮಿ ನಿನ್ನ ಮಗ ಎಲ್ಲಿ ಗೆಲ್ತಾನೆ ನಪುಂಸಕ ಅವನೇ ಮಾಡಿದ್ದು ಅಂತ ಧರ್ಮರಾಜ ಈ ಆಟ ಆಡುವಾಗ ನನ್ನ ಮಗನೇ ಗೆದ್ದ ಅಂತ ಇವನು ಇಲ್ಲ ಇಲ್ಲ ಬೃಹನ್ನಳೆ ಗೆದ್ದಿರಬೇಕು ಅಂತ ಕೋಪದಿಂದ ದಾಳವನ್ನು ತೆಗೆದು ಧರ್ಮರಾಜನ ನೆತ್ತಿಗೆ ಹೊಡೆಯಲಾಗಿ ಮೂಗಿನಿಂದ ರಕ್ತ ಸುರಿಯುತ್ತೆ ಅವನು ವಸ್ತ್ರದಲ್ಲಿ ಒರೆಸ್ಕೊಳ್ತಾ ಇರ್ತಾರೆ ಯಾಕೆಂದ್ರೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದ ಧರ್ಮರಾಜನ ಮುಖದಿಂದ ಮೈಯಿಂದ ಒಂದು ತೊಟ್ಟು ರಕ್ತ ಬಿದ್ದವರನ್ನು ಕೊಂಡು ಹಾಕಿಬಿಡ್ತೇನೆ ಅಂತ ಅವನು ಪ್ರಾಣ ಉಳಿಸಬೇಕಲ್ಲ ಅಂತ ಎಲ್ಲೋ ಇದ್ದಳು ದ್ರೌಪದಿ ತಂದು ಬಟ್ಲು ಹಿಡಿತಾಳೆ ಏನು ನಿಮ್ಮ ನಿಮ್ಮ ಸಂಬಂಧ ಅಂತ ಕೇಳುವಾಗ ನಾಳೆ ತಿಳಿಯುತ್ತೆ ಅಂತ ಹೇಳಿದರು ಮಾರನೇ ದಿವಸ ವಿಜಯದಶಮಿ ಪಾಂಡವರು ಎಲ್ಲರಿಗಿಂತ ಮುಂಚೆ ಇದ್ದು ಸರ್ವಾಲಂಕಾರ ಮಾಡಿಕೊಂಡು ಸ್ನಾನ ಗೀನ ಮಾಡಿ ಒಡ್ಡೋಲಗದಲ್ಲಿ ಕಾಲಿಸ್ಕೊಳ್ತಾರೆ ಆಗ ಉತ್ತರ ಕುಮಾರ ಹೇಳ್ತಾನೆ ಇವನೇ ದೇವಕುಮಾರ ನಿನ್ನೆ ಯುದ್ಧದಲ್ಲಿ ಸಹಾಯ ಮಾಡಿದ್ರು ಇವನೇ ಅರ್ಜುನ ಇವನೇ ಧರ್ಮರಾಜ ಇವನೇ ಭೀಮ ಇವನೇ ನಕುಲ ಸಹದೇವ ಅವರ ಚಿತ್ರಗಳನ್ನೆಲ್ಲ ಕೊಟ್ಟು ಕೊನೆಯಲ್ಲಿ ಅರ್ಜುನನಿಗೆ ಮಗಳನ್ನು ಕೊಡಬೇಕು ಅಂದಾಗ ನಾನು ಅವಳನ್ನು ಪುತ್ರಿ ಭಾವದಲ್ಲಿ ನೋಡಿದ್ದೇನೆ ಮೈ ಮುಟ್ಟಿದ್ದೇನೆ ವಸ್ತ್ರ ಉಳಿಸಿದ್ದೇನೆ ನಾಟ್ಯ ಮಾಡುವ ಕೈ ಕಾಲು ಎಲ್ಲ ಮುಟ್ಟಿದ್ದೇನೆ ಮಗಳಂತೆ ನನ್ನ ಮಗನಿಗೆ ಕೊಡಿ ಅಂತ ಹೇಳಲಾಗಿ ಅಭಿಮನ್ಯುವಿಗೆ ಕೊಟ್ಟು ಮದುವೆ ಆಗುತ್ತೆ ಅನ್ನೋ ಘಟ್ಟಕ್ಕೆ ನಿಲ್ಲುತ್ತೆ ನಾಳೆ ಉಪನ್ಯಾಸ ನಾಳೆಯೇ ಉದ್ಯೋಗ ಪರ್ವ ಆರಂಭ ಮಾಡಬೇಕು ಅಂತಿದ್ದೆ ಅದಕ್ಕೆ ಅವಕಾಶ ಆಗ್ತದೆಯೋ ಆಗೋದಿಲ್ವೋ ಆದರೆ ಇನ್ನೂ ಈ ಕಥೆ ಸ್ವಲ್ಪ ಭಾಗ ಉಳಿದಿದೆ ಒಳ್ಳೆ ಡಿಟೆಕ್ಟಿವ್ ಸ್ಟೋರಿ ಇದ್ದಾಗ ನಡ್ಕೊಂಡು ಹೋಗ್ತೀವಿ ವಿರಾಟ್ ಪರ್ವ ಎಷ್ಟು ಸೊಗಸಾದ ಪರ್ವ ವಿರಾಟ ಪರ್ವ ಕೇಳಿದಲ್ಲಿ ಜನ ಹರ್ಷದಿಂದಿರ್ತಾರೆ ಕುಟುಂಬಗಳು ನೆಮ್ಮದಿಯಿಂದ ಇರ್ತವೆ ರಾಜರಿಗೆ ಧರ್ಮ ಬುದ್ಧಿ ಬರುತ್ತದೆ ಮಳೆ ಬೆಳೆ ಚೆನ್ನಾಗಿ ಆಗ್ತದೆ ವಿರಾಟ ಪರ್ವ ಹಳೆ ಕಾಲದಲ್ಲಿ ಮಳೆ ಬರದೇ ಇದ್ರೆ ವಿರಾಟ ಪರ್ವ ಹೇಳಿಸೋರು ಈಗ ಇಂತಹ ಪರ್ವಕ್ಕೆ ಈಗ ಸದ್ಯಕೊಂಡು ಮಂಗಳವನ್ನು ಮಾಡೋಣ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ತಾಯ ಪಟೇತ್ ಸ ಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾದಿ ಗಚ್ಚತಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿಶ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ ಊರ್ಧ್ವಬಾಹುವಿರೌಮ್ಯೇಷ ಅನಸಗಚ್ಚ ಶೃಣೋತಿ ಮೇ ಧರ್ಮ ದಪ್ತಶ್ಚ ಕಾಮಶ್ಚಾಸ ಕಿಮರ್ಥಂ ನ ಸೇವ್ಯತೆ ನ ಜಾತು ಕಾಮಾನ್ನ ಧರ್ಮಂ ನಿತ್ಯೋ ಧರ್ಮ ಸುಖ ಜೀವೋ ನಿತ್ಯಃ ಹೇತುರಸ್ಯ ತ್ವನಿತ್ಯಃ ಕಾರ್ಷ್ಣಂ ವೇದಂ ಇಮಂ ವಿದ್ವಾನ್ नियमस्थशुचिश्रोता शृण्वन् सबलमश्नुते नारायणम् नमस्कृत्य नरञ्चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरञ्चैव नरोत्तमम् ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಸ್ವಸ್ಯ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿತಾಃ ಗೋ ಬ್ರಾಹ್ಮಣೇಭ್ಯ ಶುಭವಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯಶ್ರೀರ್ನಿತ್ಯಮಂಗಳಂ